ತತ್ಸತ್ ಎಲ್ಲರಿಗೆ ನಮಸ್ಕಾರ ಈ ಒಂದು ಭಾಷಣ ಮಾಲಿಕೆಯಲ್ಲಿ ಆಧುನಿಕ ಸಂಸ್ಕೃತ ಕವಿಗಳ ಕಾವ್ಯ ನಿರ್ಮಾಣ ಅದರ ಕೌಶಲ ಅದರ ಸಾಫಲ್ಯ ವೈಫಲ್ಯಗಳ ಪರಿಚಯ ಮಾಡಿಕೊಡೋದಾಗಿದೆ ಕೆಲವೊಬ್ಬರು ಕವಿಗಳನ್ನು ಮುಖ್ಯವಾಗಿ ಸ್ವೀಕರಿಸಿ ಅವರ ಕೆಲವೊಂದು ಕೃತಿಗಳ ಮೇಲೆ ಹೆಚ್ಚಿನ ಗಮನ ಹರಿಸುವುದಾಗ್ತಾ ಇದೆ ಈ ಸಾಲಿನಲ್ಲಿ ಇವತ್ತು ಐದನೇ ದಿವಸದ ಉಪನ್ಯಾಸ ಇನ್ನು ಎರಡು ದಿವಸಗಳಲ್ಲಿ ಮತ್ತೆರಡು ಕವಿಗಳನ್ನು ನೋಡೋದಾಗುತ್ತದೆ ಇಂದು ಸ್ವನಾಮ ಧನ್ಯರಾದ ಮಹಾರಾಷ್ಟ್ರದ ಕವಿ ಕವಿವರ್ಯ ಶ್ರೀತ ಶ್ರೀಧರ ಭಾಸ್ಕರ್ ವರ್ಣೇಕರ್ ಅವರ ಬರವಣಿಗೆಗಳ ಪರಿಚಯ ಮಾಡಿಕೊಡೋದು ಅಂತ ಅಂದುಕೊಂಡಿರೋದು ಶ್ರೀಧರ ಭಾಸ್ಕರ್ ವರ್ಣೇಕರ್ ಅವರು ನಾಗಪುರದವರು ಅವರಿದ್ದಿದ್ದರೆ ಅವರಿಗೆ ಇನ್ನು ಮುಂದಿನ ತಿಂಗಳಲ್ಲಿ ಹತ್ತತ್ರ ನೂರ ಒಂದು ವರ್ಷ ಆಗ್ತಾಯಿತ್ತು ಅವರು ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿ ಜುಲೈ ತಿಂಗಳಲ್ಲಿ ಹುಟ್ಟಿದರು ಅಂತ ಗೊತ್ತಾಗುತ್ತದೆ ಮಹಾರಾಷ್ಟ್ರೀಯರು ವಿದರ್ಭ ಪ್ರಾಂತದವರು ಅವರು ತಮ್ಮ ವ್ಯಾಸಂಗವನ್ನು ಜೀವಮಾನದ ಬಹಳ ವರ್ಷಗಳನ್ನು ತಮ್ಮ ಉದ್ಯೋಗವನ್ನು ಎಲ್ಲ ಕಳೆದದ್ದು ನಾಗಪುರದಲ್ಲೇ ನಾಗಪುರ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿದ್ದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆಗೆ ತುಂಬ ಗಾಢವಾದ ಸಂಬಂಧ ಇತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅದೆಷ್ಟೋ ಸಂಸ್ಕೃತ ಗೇಯಗಳನ್ನು ಅವರು ಬರೆದುಕೊಟ್ಟಿದ್ದಾರೆ ತುಂಬ ಲೋಕಪ್ರಸಿದ್ಧವಾದದ್ದು ಮನಸಾ ಸತತಂ ಸ್ಮರಣೀಯಂ ವಚಸಾ ಸತತಂ ವದನೀಯಂ ಲೋಕಹಿತಂ ಮಮ ಕರಣೀಯಂ ಈ ರೀತಿಯಾದದ್ದು ತುಂಬ ತುಂಬ ವಿಶ್ರುತವಾದದ್ದು ಆ ರೀತಿಯಾಗಿ ಎಷ್ಟನ್ನೋ ಮಾಡಿದ್ದಲ್ಲದೆ ಅವರು ಸಂಸ್ಕೃತ ಭವಿತವ್ಯ ಮೊದಲಾದ ಸಂಸ್ಕೃತ ಪತ್ರಿಕೆಗಳನ್ನು ನಡೆಸ್ತಾ ಇದ್ದರು ಮರಾಠಿಯ ಪತ್ರಿಕೆಗಳನ್ನು ನಡೆಸ್ತಾ ಇದ್ದರು ಸಂಸ್ಕೃತದಲ್ಲಿ ತುಂಬ ಚೆನ್ನಾಗಿ ಮಾತೃಭಾಷೆಯಂತೆ ಮಾತಾಡಬಲ್ಲವರಾಗಿದ್ದರು ಅಂತ ರಂಗನಾಥ್ ಶರ್ಮರು ಬರೆದಿದ್ದಾರೆ ಅವರು ರಂಗನಾಥ್ ಶರ್ಮರಂಥ ವಿದ್ವಾಂಸರು ಬರೆದಿದ್ದಾರೆ ಅಂದರೆ ಅದನ್ನು ಸರ್ವಥಾ ನಾವು ಒಪ್ಪಿ ಸಂತೋಷ ಪಡಬೇಕಾದದ್ದು ಅವರೇ ಹೇಳಿದ್ದಾರೆ ಅವರಿಗೆ ಸಂಸ್ಕೃತ ಭಾಷೆಯ ಮೇಲಿರುವ ಪ್ರಭುತ್ವ ಪ್ರಶಂಸನೀಯವಾದದ್ದು ಮಾತೃಭಾಷೆಗಿಂತಲೂ ಲಲಿತವಾಗಿ ಪ್ರಭಾವಶಾಲಿಯಾಗಿ ಅಷ್ಟೇ ನಿರರ್ಗಳವಾಗಿ ಅವರು ಸಂಸ್ಕೃತದಲ್ಲಿ ಉಪನ್ಯಾಸ ಮಾಡುವುದನ್ನು ಸ್ವತಃ ಕೇಳಿ ಆನಂದಿಸಿದ್ದೇನೆ ಅಂತ ಬರೆದಿದ್ದಾರೆ ಇದು ಸಾಮಾನ್ಯ ರಂಗನಾಥ್ ಶರ್ಮರು ಬರೆದಿದ್ದು ಎಂಬತ್ತನೇ ಇಸ್ವಿನಲ್ಲಿ ಆಗ ಸಂಸ್ಕೃತ ಭಾರತಿ ಸಂಭಾಷಣ ಸಂಸ್ಕೃತ ಸಂಭಾಷಣ ಶಿಬಿರ ಈ ರೀತಿಯಾದದ್ದು ಯಾವುದೂ ಪ್ರಚಲಿತವಾಗಿರಲಿಲ್ಲ ಆದರೆ ತತ್ಪೂರ್ವದಲ್ಲಿಯೇ ವರ್ಣೇಕರ್ ಅವರು ಸಂಸ್ಕೃತ ಸಂಭಾಷಣವನ್ನು ಸಂಸ್ಕೃತದಲ್ಲಿ ಮಾತಾಡುವುದನ್ನು ಜನಪ್ರಿಯ ಮಾಡುವಲ್ಲಿ ಮಗ್ನರಾಗಿದ್ದರು ಮತ್ತು ಅದೆಷ್ಟೋ ವೇದಿಕೆಗಳಲ್ಲಿ ಒಳ್ಳೆಯ ಸಂಸ್ಕೃತದಲ್ಲಿ ಸುಬೋಧವಾಗಿ ಮಾತಾಡ್ತಾ ಇದ್ದರು ಅಂತ ಗೊತ್ತಾಗುತ್ತದೆ ಅದರಿಂದಲೇ ರಂಗನಾಥ್ ಶರ್ಮರಿಗೆ ಅದು ಸ್ವಲ್ಪ ಮೆಚ್ಚುಗೆಯ ವಿಸ್ಮಯದ ಅಂಶವೂ ಆಗಿ ಅವರು ದಾಖಲೆ ಮಾಡಿದ್ದಾರೆ ಅದನ್ನು ನೋಡಿದರೆ ಗೊತ್ತಾಗುತ್ತದೆ ಅವರ ಆಸ್ಥೆ ಎಂಥದ್ದು ಅಂತ ದೊಡ್ಡ ದೊಡ್ಡ ವಿದ್ವಾಂಸರಾದಂತಹ ಬಾಳಶಾಸ್ತ್ರಿ ಹರದಾಸ್ ಅವರದ ಮತ್ತು ವಿ ವಿ ಮಿರಾಶಿಯವರ ಶಿಷ್ಯರಾಗಿ ತುಂಬ ಚೆನ್ನಾಗಿ ಸಂಸ್ಕೃತ ವ್ಯಾಸಂಗ ಮಾಡಿದ್ರು ಎಂದಿನಂತೆ ಇವರೆಲ್ಲ ದೊಡ್ಡ ಲೇಖಕರು ಕಳೆದ ಶತಮಾನದಲ್ಲಿ ಪ್ರವರ್ಧಮಾನಕ್ಕೆ ಬಂದಂಥ ತುಂಬ ದೊಡ್ಡ ದೊಡ್ಡ ಸಾರ್ವಜನಿಕ ವ್ಯಕ್ತಿಗಳು ಎಲ್ಲರಿಗೂ ಕೂಡ ಅನಾಮಧೇಯರಿಗೂ ಪ್ರಸಿದ್ಧರಿಗೂ ಎಲ್ಲರಿಗೂ ಇದ್ದ ಒಂದು ಸಾಮಾನ್ಯ ಅಂಶ ಅಂದರೆ ಬಡತನ ಇವರು ಬಾಲ್ಯದಲ್ಲಿ ಬಡತನವನ್ನು ತುಂಬ ಅನುಭವಿಸ್ತವರೇನೆ ಓದಿಗೆ ಬರವಣಿಗೆಗೆ ಶಾಲೆಯ ಫೀಸ್ ಕಟ್ಟೋದಕ್ಕೆ ಈ ಥರದಕ್ಕೆಲ್ಲ ಕಷ್ಟಪಟ್ಟವರು ಅಂತ ಕೇಳಿದ್ದೀನಿ ಹಾಗಿದ್ದೂ ಸಂಸ್ಕೃತದಲ್ಲಿ ಆಸಕ್ತಿ ವಹಿಸಿಕೊಂಡಿದ್ದರು ಅವರು ಮೊದಲ ಬರೆದ ಪದ್ಯವೇ ಮಾಲಿನಿ ಛಂದಸ್ಸಲ್ಲಿದ್ದದ್ದು ಶಿವಾಜಿ ಬಗೆಗೆ ಆಗಿತ್ತಂತೆ ಅವರು ಪ್ರೌಢಶಾಲೆಯಲ್ಲಿದ್ದಾಗ ಬರೆದದ್ದು ಅಂತ ಅವರೊಂದು ಕಡೆ ಸೂಚನೆ ಮಾಡಿದ್ದಾರೆ ಅಂದರೆ ಹೀಗೆ ಬಾಲ್ಯದಿಂದ ಕವಿತ್ವದ ಕಡೆಗೆ ಮನಸ್ಸಿತ್ತು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರಣದಿಂದಾಗಿ ಅದು ನಾಗಪುರವೇ ಅಲ್ಲಿಯ ಕೇಂದ್ರವಾಗಿದ್ದರಿಂದ ಅವರಿಗೆ ಮತ್ತೆ ಮತ್ತೆ ಈ ವಿಷಯದಲ್ಲಿ ಭಾರತದ ಬಗ್ಗೆಗೆ ಸ್ವದೇಶ ಭಕ್ತಿಯ ಬಗ್ಗೆಗೆ ಅಭಿಮಾನ ಪ್ರೀತಿ ಎಲ್ಲ ಬರುವುದಕ್ಕೆ ಕಾರಣವಾಯಿತು ಮತ್ತೊಂದು ವಿಶೇಷಾಂಶ ವೇದಿಕ್ ಮ್ಯಾಥಮೆಟಿಕ್ಸ್ನ ಪ್ರಸಿದ್ಧಿ ಪಡೆದಂಥ ದೊಡ್ಡ ಯತಿವರ್ಯರು ವಿದ್ವಾಂಸರು ಆಗಿದ್ದ ಶ್ರೀ ಶ್ರೀ ಕೃಷ್ಣ ಕೃಷ್ಣತೀರ್ಥರು ಇವರಿಗೆ ತುಂಬ ಗೌರವನೀಯರಾದಂಥ ಆತ್ಮೀಯರಾಗಿದ್ದರು ಅವರು ಇವರ ಕಾವ್ಯ ರಚನೆಯನ್ನು ಕಂಡು ಸಂತೋಷಪಟ್ಟಿದ್ದರು ಅಂತ ಗೊತ್ತಾಗುತ್ತದೆ ಆಗ ಮರಾಠಿ ಭಾಷೆಯಲ್ಲಿ ಇದ್ದ ಎಷ್ಟೆಷ್ಟೋ ದೊಡ್ಡ ವ್ಯಕ್ತಿಗಳಿಗೆ ಸಂಸ್ಕೃತದಲ್ಲಿ ಚೆನ್ನಾದ ಗತಿ ಇತ್ತು ಸ್ವಯಂ ಸೇವಕ ಸಂಘದ ಎಷ್ಟೋ ಜನ ಮುಖ್ಯಸ್ಥರಿಗೆ ಸಂಸ್ಕೃತದಲ್ಲಿ ರುಚಿ ಗೌರವ ತಿಳುವಳಿಕೆಯೂ ಇತ್ತು ಹೀಗೆಲ್ಲ ಸೇರಿ ಅವರ ಗುಣವನ್ನು ಅವರ ಪಾಂಡಿತ್ಯವನ್ನು ಅವರ ಕವಿತಾ ಶಕ್ತಿಯನ್ನು ಮೆಚ್ಚುವವರಿದ್ದರು ಅಂತ ಕೂಡ ಗೊತ್ತಾಗುತ್ತದೆ ಒಟ್ಟಿನಲ್ಲಿ ವರ್ಣೇಕರ್ ಅವರು ಒಂದು ಬಗೆಯಲ್ಲಿ ಪುಣ್ಯಜೀವಿ ಅವರ ಸಂಸ್ಕೃತವನ್ನು ಚೆನ್ನಾಗಿ ಮೈಗೂಡಿಸಿಕೊಂಡು ಅದಕ್ಕೆ ಒಳ್ಳೆಯ ಪ್ರೋತ್ಸಾಹ ಸಿಗುವ ಎಲ್ಲಕ್ಕಿಂತ ಮಿಗ್ಗಲಾಗಿ ಇವರು ಬರೆದದ್ದನ್ನು ಆಲಿಸಿ ಆಸ್ವಾದಿಸಿ ಸಂತೋಷ ಪಡುವಂಥ ಸಮೂಹದಲ್ಲಿದ್ದರು ತುಂಬ ಬಾರಿ ಅಂಥ ಅವಕಾಶ ಸಿಗುವುದಿಲ್ಲ ಪುಣ್ಯೇರ್ ಯಶೋಲಭ್ಯತೆ ಎನ್ನುವಂತೆ ಪುಣ್ಯೈ ಸಹೃದಯ ಲಭ್ಯಂತೆ ಪುಣ್ಯವಂತರಾಗಿದ್ದಾಗ ಮಾತ್ರ ಆ ರೀತಿಯಾದ ಒಂದು ಸಹೃದಯ ಸಮೂಹ ನಿರ್ಮಾಣವಾಗುತ್ತದೆ ಆ ವಾತಾವರಣ ಸಿಗುತ್ತದೆ ಅದನ್ನು ಅವರು ಮಾಡಿಕೊಟ್ರು ಅವರ ಬದುಕಿಗೆ ಅದು ಒದಗಿ ಬಂತು ಅವರು ನಾಗ್ಪುರದಲ್ಲಿಯೇ ಸಂಸ್ಕೃತ ಎಮ್ ಎ ಓದಿದ್ದಲ್ಲದೆ ಕ್ರಮವಾಗಿ ಪಿ ಎಚ್ ಡಿ ಕೂಡ ಮಾಡಿದರು ಅವರು ಮಾಡಿದಂತಹ ಪಿ ಎಚ್ ಡಿ ಆಧುನಿಕ ಸಂಸ್ಕೃತಕ್ಕೆ ಸಂಬಂಧಪಟ್ಟಂಥದ್ದಾಗಿತ್ತು ಅಂದರೆ ಜಗನ್ನಾಥೋತ್ತರವಾಗಿ ಸಂಸ್ಕೃತ ಸಾಹಿತ್ಯ ಹೇಗೆ ಬೆಳೆದು ಬಂತು ಅದನ್ನು ಕುರಿತು ಅವರು ಮಾಡಿರತಕ್ಕಂಥದ್ದಾಗಿದೆ ಅದು ಮರಾಠಿಯಲ್ಲಿ ಅಚ್ಚುವಾಗಿದೆ ಅರ್ವಾಚೀನ ಸಂಸ್ಕೃತ ಸಾಹಿತ್ಯ ಅಂತ ಅವರ ಡೀಲಿಟ್ ಥಿಸೀಸ್ ಅದನ್ನು ಸಮಗ್ರವಾಗಿ ಓದಿದ್ದೀನಿ ಒಳ್ಳೆಯ ಸುಬೋಧವಾದಂತಹ ಅಖಿಲ ಭಾರತ ಮಟ್ಟದ ಯಾರೇ ವ್ಯಕ್ತಿ ಮೆಚ್ಚಬಹುದಾದಂಥದ್ದು ಅಂದರೆ ಅಷ್ಟು ವ್ಯಾಪಕವಾದ ಸಾಮಗ್ರಿಯನ್ನು ಅಧ್ಯಯನ ಸಾಮಗ್ರಿಯನ್ನು ಒಳಪಡಿಸಿಕೊಂಡು ಮಾಡಿರುವಂಥದ್ದು ಮರಾಠಿ ಅಷ್ಟಾಗಿ ಚೆನ್ನಾಗಿ ಮಾತೃಭಾಷೆಯಾಗಿ ಬರದೇ ಇದ್ದವರಿಗೂ ಕೂಡ ಅರ್ಥವಾಗುವ ಮಟ್ಟದ ಮರಾಠಿ ಅದು ಹಾಗಾಗಿ ನನಗೆ ಪೂರ್ಣವಾಗಿ ಓದಿಕೊಳ್ಳೋದಕ್ಕೆ ಆಯಿತು ವಿಷಯ ಅಂತೂ ಸಂಸ್ಕೃತವಾಗಿದ್ದರಿಂದ ಕಷ್ಟವಿಲ್ಲ ಲಿಪಿಯಂತೂ ದೇವನಾಗನೆ ಒಂದು ಸ್ವಲ್ಪದ ಮರಾಠಿ ಪರಿಚಯವಿದ್ದ ಕಾರಣ ಅದನ್ನು ಓದಿ ಸಂತೋಷ ಪಡುವುದಾಯಿತು ಆಗ ಅದನ್ನು ಪತ್ರರೂಪದಲ್ಲಿ ಹೇಳಿದೆ ಅವರ ಪರಿಚಯ ನನಗಾಗಿದ್ದು ಅವರ ಜವಹರ ತರಂಗಿಣಿ ಅಂತ ಒಂದು ಕಾವ್ಯ ಬರೆದದ್ದು ನನಗೆ ಭಾರತೀಯ ವಿದ್ಯಾಭವನದಲ್ಲಿ ಸಿಕ್ಕಿದ್ದು ಸಾಮಾನ್ಯ ಸಾವಿರದ ಒಂಬೈನೂರ ಎಂಬತ್ತ ಐದರ ಆಸ್ಪಾಸ್ನಲ್ಲಿ ಆ ಕವಿತೆ ನನ್ನ ಕೈಗೆ ದಕ್ಕಿತು ಅದನ್ನು ಓದಿದೆ ಓದಿ ತುಂಬ ನನಗೆ ಸಂತೋಷವಾಯಿತು ಅವರನ್ನು ಸಂಪರ್ಕ ಮಾಡಬೇಕು ಅನ್ನಿಸ್ತು ಗೊತ್ತಾಗಲಿಲ್ಲ ಅಷ್ಟು ಹೊತ್ತಿಗೆ ಈ ರೀತಿಯಾದ ಸಂಸ್ಕೃತ ಚಟುವಟಿಕೆಯಲ್ಲಿ ಆಗ ಬೆಂಗಳೂರಿನಲ್ಲಿ ತುಂಬ ಚೆನ್ನಾಗಿ ತೊಡಗಿಕೊಳ್ತಾ ಇದ್ದವರು ಡಾಕ್ಟರ್ ಬಿ ಎಸ್ ರಾಮಕೃಷ್ಣರಾವ್ ಅಂತ ಅವರು ಹಲವು ಕಾಲ ಬದುಕಬೇಕಾಗಿತ್ತು ಮಧ್ಯ ವಯಸ್ಸಿನಲ್ಲಿಯೇ ತೀರ್ಕೊಂಡು ಬಿಟ್ಟರು ನಿಜವಾಗಿ ದೊಡ್ಡ ಸಂಸ್ಕೃತದ ಸೇವಾ ವ್ರತ ಅವರದು ಸಂಸ್ಕೃತ ಸೇನಾನಿ ಅಂತಲೇ ನಾನು ಅವರ ಬಗ್ಗೆ ಹೇಳ್ತಾ ಇದ್ದೆ ಅವರು ಆಧುನಿಕ ಸಂಸ್ಕೃತ ಸಾಹಿತ್ಯದ ಬಗೆಗೆ ಮತ್ತು ಸಂಸ್ಕೃತ ಪತ್ರಕಾರಿತೆ ಅಂದರೆ ಪತ್ರಿಕೋದ್ಯಮದ ಬಗ್ಗೆ ಕೂಡ ಆಸ್ಥೆ ವಹಿಸಿದ್ದರು ಮತ್ತು ಅವರು ಮಹಾರಾಷ್ಟ್ರದಲ್ಲಿಯೇ ಪಿ ಎಚ್ ಡಿ ಮಾಡಿದ್ದ ಕಾರಣ ಆ ಸಂಪರ್ಕ ಇತ್ತು ಅವರೇ ನನಗೆ ಶ್ರೀಧರ್ ಭಾಸ್ಕರ್ ವರ್ಣೇಕರ್ ಅವರ ಅರವಾಚಿನ ಸಂಸ್ಕೃತ ಸಾಹಿತ್ಯ ಪುಸ್ತಕವನ್ನು ಕೊಟ್ಟರು ಅದನ್ನು ಓದಿದ ಮೇಲೆ ಅವರು ಈ ಥರ ಅವರ ಹಿನ್ನೆಲೆ ಹೀಗೆ ಅಂತಂದರು ತತ್ಪೂರ್ವದಲ್ಲಿಯೇ ನನಗೆ ಅವರ ಬಗೆಗೆ ಕೇಳಿ ಗೊತ್ತಿತ್ತು ಸುಮಾರು ಎಂಬತ್ತ ಒಂದು ಎಂಬತ್ತೆರಡನೇ ಇಸ್ವಿನಲ್ಲಿ ಆದರಣೀಯರಾದಂಥ ವಿದ್ವಾಂಸ ಎಸ್ ಟಿ ನಾಗರಾಜ್ ಅವರು ಅವರ ಶಿವರಾಜ್ಯೋದಯ ಮಹಾಕಾವ್ಯ ತುಂಬ ಚೆನ್ನಾಗಿರತಕ್ಕಂಥ ಆಧುನಿಕ ಮಹಾಕಾವ್ಯ ಅಂತ ಹೇಳಿದರು ಆದರೆ ಅದನ್ನು ಬಿಟ್ಟು ನನಗೆ ಹೆಚ್ಚಾಗಿ ಗೊತ್ತಿರಲಿಲ್ಲ ಚೆನ್ನಾಗಿದೆ ಅಂತ ಅನ್ನೋದನ್ನು ಒಂದು ಐದಾರು ನಿಮಿಷಗಳಲ್ಲಿ ಹೇಳಿದರು ಅಲ್ಲಿಯ ಪದ್ಯಗಳನ್ನು ಮತ್ತೊಂದನ್ನು ಉಲ್ಲೇಖಿಸದೆ ಅದು ದೊಡ್ಡ ಕೃತಿ ಒಳ್ಳೆಯವರು ಬರೆದಿದ್ದಾರೆ ಅಂತ ಹೀಗೆ ಹೇಳಿದರು ಅದು ಮನಸ್ಸಿನಲ್ಲಿ ನಿಂತಿತ್ತು ಆಮೇಲೆ ಜವಹರ ತರಂಗಿಣಿ ಅಥವಾ ಭಾರತ ರತ್ನಶತಕ ಅನ್ನುವ ನೆಹರು ಸಂಬಂಧಿಯಾದಂಥ ಕೃತಿ ಕೈಗೆ ಬಂದು ಅದನ್ನು ಓದುವುದಾಯಿತು ಮತ್ತೆ ಅರ್ವಾಚನ ಸಂಸ್ಕೃತಂ ಆ ಹೊತ್ತಿನಲ್ಲಿಯೇ ರಾಮಕೃಷ್ಣ ಅವರು ಬಿ ಎಸ್ ರಾಮಕೃಷ್ಣ ಅವರು ತಾವೇ ಪ್ರಕಟ ಮಾಡಿದ ಶ್ರೀರಾಮಕೃಷ್ಣ ಪರಮಹಂಸೀಯಂ ಅನ್ನುವ ಇನ್ನೊಂದು ಕಾವ್ಯ ನಮ್ಮ ವರ್ಣೇಕರ್ ಅವರದು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದನ್ನು ಇವರೇ ಪ್ರಕಾಶನ ಮಾಡಿದರು ಸುರಭಾರತಿ ಪ್ರಕಾಶನ ಅಂತ ಹೇಳಿ ಬಿ ಎಸ್ ರಾಮಕೃಷ್ಣ ಇರು ಅದರ ಮುನ್ನುಡಿಯಲ್ಲೇ ರಂಗನಾಥ್ ಶರ್ಮರು ಅವರ ವಾಗ್ಮಿತೆಯ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಈ ಶ್ರೀರಾಮಕೃಷ್ಣ ಪರಮಹಂಸಿಯಂನ ಕನ್ನಡಕ್ಕೆ ಅನುವಾದ ಮಾಡಿದವರು ಡಿ ವಿ ಅವರಿಗೆ ತುಂಬ ಆತ್ಮೀಯರಾಗಿದ್ದ ಈ ಸಂಸ್ಥೆಗೂ ತುಂಬ ಸೇವೆ ಸಲ್ಲಿಸಿದ ಎಸ್ ವೆಂಕಟಾಚಲಪತಿ ಎನ್ನುವರು ಅವರು ವಿಸ್ತೃತವಾಗಿ ವ್ಯಾಖ್ಯಾರೂಪವಾಗಿ ಅನುವಾದ ಮಾಡಿದರು ಹೀಗೆ ಈ ಕೆಲವು ಪುಸ್ತಕಗಳು ಆಮೇಲೆ ನನಗೆ ಸಿಕ್ಕದ್ದು ಈ ರಾಷ್ಟ್ರೋತ್ಥಾನ ಸಾಹಿತ್ಯದ ಅಂಗಡಿಯಲ್ಲಿ ಪುಸ್ತಕಕ್ಕೆ ಹುಡುಕ್ತಾ ಇದ್ದಾಗ ವಿವೇಕಾನಂದ ವಿಜಯ ಅಂತ ವರ್ಣೇಕರವರ ದೊಡ್ಡ ನಾಟಕ ಆ ನಾಟಕ ಆಯಿತು ಅದಾದ ಮೇಲೆ ಒಂದು ಸ್ವಲ್ಪ ಸಲಿಗೆ ಬಂದು ಇವರಿಗೆ ಸಂಪರ್ಕ ಮಾಡಬಹುದು ಅಂತನಿಸಿ ಇವ್ರನ್ನ ನಾನು ಪತ್ರದ ಮೂಲಕ ಸಂಪರ್ಕ ಮಾಡಿದೆ ಒಂದೆರಡು ಪತ್ರ ಅವರು ನನಗೆ ಉತ್ತರ ಬರೆದಿದ್ರು ಕೂಡ ತುಂಬ ಸಂತೋಷಪಟ್ಟಿದ್ದರು ನನ್ನ ಪ್ರತಿಕ್ರಿಯೆಯನ್ನೆಲ್ಲ ಕೇಳಿ ಅವರೇ ನನಗೆ ಈ ಶಿವರಾಜ್ಯೋದಯ ಮಹಾಕಾವ್ಯವನ್ನು ತಮ್ಮ ಪ್ರತಿಯನ್ನು ಕಳಿಸ್ಕೊಟ್ಟಿದ್ರು ಆಮೇಲೆ ಮಂದೋರ್ಮಿಮಾಲಾ ಪುಸ್ತಕವನ್ನು ಬಹಳ ಕಷ್ಟಪಟ್ಟು ಸಂಗ್ರಹಿಸಬೇಕಾಯಿತು ಅದು ಅವರ ಹತ್ರ ಕೂಡ ಇರಲಿಲ್ಲ ಪ್ರತಿಗಳು ಅದೇ ರೀತಿಯಲ್ಲಿ ಅವರ ಬೇರೆ ಕೃತಿಗಳನ್ನು ಓದಬೇಕು ಅಂತಂದುಕೊಂಡು ಬಹಳ ಕಷ್ಟಪಟ್ಟೆ ಯಾಕೆಂದರೆ ಅವರು ಬರೆದದ್ದು ತುಂಬ ನೂರಾರು ಗ್ರಂಥಗಳಲ್ಲ ಐವತ್ತರವತ್ತು ಅಂತಲೂ ಅಲ್ಲ ಕೆಲವೇ ಕೃತಿಗಳು ಆದರೆ ಎಲ್ಲ ಕೂಡ ಹತ್ತು ಕಟ್ಟುವಲ್ಲಿ ಮುತ್ತು ಅನ್ನುವಂತೆ ಚೆನ್ನಾಗಿರ್ತಕ್ಕಂಥವು ಸಂಘಗೀತ ಅಂತ ಹೇಳಿ ಆರ್ ಎಸ್ ಎಸ್ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿರ್ಮಾತೃಗಳಲ್ಲಿ ಒಬ್ಬರಾಗಿದ್ದ ಗುರುಜಿ ಗೋಳ್ವಾಲ್ಕರ್ ಅವರು ಅವರು ಒಬ್ಬ ಕಾರ್ಯಕರ್ತನಿಗೆ ಒಬ್ಬ ಪ್ರಚಾರಕನಿಗೆ ಮಾಡುವ ಒಂದು ಉಪದೇಶ ಏನಿದೆ ಸಂಘದ ಅಧ್ಯಯ ನೀತಿ ನಿಯಮ ಅದನ್ನು ಕುರಿತಾದದ್ದು ಸಂಘಗೀತ ನನ್ನ ನೆನಪು ಸರಿಯಾಗಿದ್ದರೆ ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದು ನಮ್ಮ ರಾಮಸ್ವಾಮಿಯವರೇನೆ ಅದು ಮತ್ತೆ ಗಾಂಧಿಯವರ ಬಗೆಗೆ ಗಾಂಧಿಯವರ ಉಪದೇಶವನ್ನು ಶ್ರಮಗೀತ ಅಂತ ಹೇಳಿ ಇವರು ಅವರು ಎರಡು ಗೀತಗಳನ್ನು ಬರೆದಿದ್ದಾರೆ ಅದಾದ ಮೇಲೆ ಶ್ರೀರಾಮ ಶ್ರೀಕೃಷ್ಣ ಸಂಗೀತಿಕ ಅಂತ ಇದು ಒಂದು ಗೇಯ ಪ್ರಬಂಧ ರಾಮಾಯಣ ಮತ್ತು ಭಾಗವತಗಳನ್ನು ಹಾಡಿನ ರೂಪದಲ್ಲಿ ಬರೆದದ್ದು ಅದು ಏನು ಅಂತ ಚೆನ್ನಾಗಿಲ್ಲ ಅದನ್ನು ವರ್ಣೇಕರವರೇ ನನಗೆ ಕಳಿಸಿಕೊಟ್ಟಿದ್ರು ಅದು ಸದ್ಯದಲ್ಲಿ ನನ್ನ ಕೈಯಲ್ಲಿಲ್ಲ ಅದರೊಳಗೆ ನನಗೆ ಯಾವುದೇ ಕಾವ್ಯ ಗುಣವನ್ನು ಅಷ್ಟಾಗಿ ಗೇಯ ಗುಣವನ್ನು ಕಾಣುವುದಕ್ಕಾಗಲಿಲ್ಲ ಅದೇ ರೀತಿಯಲ್ಲಿ ಶಿವರಾಜ್ಯಾಭಿಷೇಕಂ ಅಂತ ಒಂದು ನಾಟಕವನ್ನು ಅವರು ಬರೆದರು ಅದೂ ಅಷ್ಟೇ ನಾಟಕೀಯವಾದ ಗುಣ ಏನೂ ಇಲ್ಲ ಗದ್ಯ ಸೌಂದರ್ಯವೂ ಅಷ್ಟಾಗಿ ಇಲ್ಲ ಶಿವರಾಜ್ಯೋದಯ ಮಹಾಕಾವ್ಯ ಎಷ್ಟು ಉಜ್ವಲೋಜ್ವಲವಾಗಿದೆಯೋ ಹೆಚ್ಚು ಕಡಿಮೆ ಅದೇ ವಿಷಯವನ್ನು ಒಳಗೊಂಡು ಅದು ಪೇಲವವಾಗಿದೆ ವಿವೇಕಾನಂದ ವಿಜಯಂ ನಾಟಕ ಕೂಡ ನಾಟಕವಾಗಿ ಅದು ಯಾವುದೇ ಒಂದು ಘನತೆಯನ್ನು ಪಡೆದಿಲ್ಲ ಭಾಷಾ ದೃಷ್ಟಿಯಿಂದ ಸಂಘಟನೆ ದೃಷ್ಟಿಯಿಂದ ಎಲ್ಲ ಆದರೆ ಅಲ್ಲಿ ಬರುವಂಥ ಒಂದು ಭಾರತಾಂಬೆಯ ಸ್ತುತಿ ಮಾತ್ರ ತುಂಬ ಚೆನ್ನಾಗಿದೆ ಸುಮಾರು ಎಂಬತ್ತು ಎಂಬತ್ನಾಲ್ಕು ಪದ್ಯಗಳಿರತಕ್ಕಂಥ ಉಜ್ವಲವಾದ ದೇಶಭಕ್ತಿಯ ಪ್ರಗಾಥ it's a ode on India ಅಂತನ್ಬೋದು ಅದರ ಬಗ್ಗೆ ಮುಂದೆ ನೋಡೋಣ ಆಮೇಲೆ ಮಹಾಭಾರತ ಕಥಾ ಅಂತ ಸರಳ ಸರಳವಾದ ಸಂಸ್ಕೃತ ಗದ್ಯದಲ್ಲಿ ಮಕ್ಕಳಿಗೆ ಪ್ರಯೋಜನವಾಗುವ ರೀತಿಯಲ್ಲಿ ಒಂದಿಷ್ಟು ಬರವಣಿಗೆ ಮಾಡಿದ್ದಾರೆ ಆಮೇಲೆ ಮರಾಠಿಯಲ್ಲಿ ಅಭಂಗ ಧಮ್ಮಪದ ಅಂತ ನಾವು ವಾರಕರಿ ಸಂಪ್ರದಾಯದಲ್ಲಿ ಯಾವ ಅಭಂಗಗಳನ್ನು ಕಾಣ್ತೀವಿ ನಾಮದೇವ ಜ್ಞಾನದೇವ ತುಕಾರಾಮ್ ಮೊದಲಾದವ್ರದ್ದು ಆ ಒಂದು ಜಾಡಿನಲ್ಲಿ ಧಮ್ಮಪದ ಬುದ್ಧನ ಉಪದೇಶವನ್ನು ಅವರು ಅನುವಾದ ಮಾಡಿದ್ದಾರೆ ಮತ್ತು ಸುಲಭವಾಗಿ ವ್ಯಾಕರಣವನ್ನು ತಿಳ್ಕೊಳ್ಳೋಕ್ಕೆ ಹಿಂದಿನಲ್ಲಿ ಪರೋಕ್ಷ ಪಾಣಿನೀಯಂ ಅಂತ ಒಂದು ಪುಸ್ತಕ ಇದಕ್ಕೆಲ್ಲಕ್ಕಿಂತ ಮಿಗಿಲಾದದ್ದು ಅಂದರೆ ಸಂಸ್ಕೃತೇತರವಾದ ಕೃತಿಗಳಲ್ಲಿ ಮುಖ್ಯ ಅಂತ ಹೇಳ್ಬೋದಾದದ್ದು ಒಂದು ಚಿಕ್ಕದಾದರೂ ಮೆಚ್ಚುಗೆ ಪಾತ್ರವಾಗಬಹುದಾದ ಒಂದು ಹಿಂದಿ ಕೃತಿ ಅದು ಭಾರತೀಯ ವಿದ್ಯಾ ಅಂತ ಇವತ್ತು ಇಂಡಾಲಜಿ ಅಂತ ಏನು ಕರೀತಾರೆ ಭಾರತವನ್ನು ಕುರಿತಂಥ ಒಂದು ಸಾಂಪ್ರದಾಯಿಕವಾದ ಆದರೆ ವಿಚಾರ ಸಹವಾದ ಪ್ರವೇಶಿಕೆ it's a introduction to Indian culture ಅಂತ ಕರೀಬಹುದು ಅದನ್ನು ಭಾರತೀಯ ವಿದ್ಯಾಭವನದ ವತಿಯಿಂದ ಬಿ ಎಸ್ ರಾಮಕೃಷ್ಣರಾಯರೇನೆ ಪಬ್ಲಿಷ್ ಮಾಡಿದ್ರು ಕೂಡ ಕನ್ನಡ ಅನುವಾದವನ್ನು ಅನುವಾದವು ತುಂಬ ಚೆನ್ನಾಗಿದೆ ಅದು ಶ್ರೀಕಂಠಶಾಸ್ತ್ರಿಗಳ ಭಾರತೀಯ ಸಂಸ್ಕೃತಿ ಎನ್ನುವ ಪುಸ್ತಕ ಇದೆಯಲ್ಲ ಅದರ ರೀತಿಯಲ್ಲಿ ಇರತಕ್ಕಂಥದ್ದು ಆದರೆ ಭಾರತೀಯ ಸಂಸ್ಕೃತಿ ತುಂಬ ಪ್ರಗಲ್ಭವಾದದ್ದು ಎಲ್ಲರ ಬಗೆಯ ಪುರಾವೆಗಳಿಂದ ಉದ್ಧರಣಗಳಿಂದ ಕೂಡಿಕೊಂಡದ್ದು ಅದಕ್ಕಿಂತ ಗಾತ್ರದಲ್ಲಿ ಅರ್ಧಕ್ಕೆ ಬರುತ್ತೋ ಇಲ್ವೋ ಭಾರತೀಯ ವಿದ್ಯಾ ಅನ್ನುವುದು ಆದರೆ ಒಂದು ಒಳ್ಳೆಯ ಪ್ರವೇಶಿಕೆಯನ್ನು ಕೊಡುತ್ತೆ ಸ್ವಾಮಿ ಹರ್ಷಾನಂದರು ಭಾರತೀಯ ಸಂಸ್ಕೃತಿ ಪ್ರವೇಶಿಕೆ ಪರಿಚಯ ಒಂದು ಲಘುವಾದ ಬರೆದಿದ್ದಾರೆ ಅಲ್ಲ ಆ ಜಾತಿಯಾದದ್ದು ಆದರೆ ಹರ್ಷಾನಂದ ಸ್ವಾಮಿಗಳ ಪುಸ್ತಕಕ್ಕಿಂತಲೂ ಹೆಚ್ಚು ಪ್ರಗಲ್ಭವಾದದ್ದು ಇನ್ನು ಹೆಚ್ಚು ವಿಷಯಗಳನ್ನು ಒಳಗೊಂಡಿರತಕ್ಕಂಥದ್ದು ಆಮೇಲೆ ಸಂಸ್ಕೃತ ವಾಂಗ್ಮಯ ಕೋಶ ಅಂತ ಹಲವು ಸಂಪುಟಗಳಲ್ಲಿ ಹಿಂದಿಯಲ್ಲಿ ಬರವಣಿಗೆ ಮಾಡಿದ್ದಾರೆ ಅಂತ ನಾನು ಕೇಳಿದೆ ಈಚೆಗೆ ಅದನ್ನು ನಾನು ಓದಿಲ್ಲ ಗೊತ್ತಿಲ್ಲ ಆದರೆ ಅವರು ಸಂಸ್ಕೃತದಲ್ಲಿ ಬರೆದಂಥ ಕಾವ್ಯಗಳನ್ನು ನಾಟಕಗಳನ್ನು ಎಲ್ಲವನ್ನು ಓದಿಕೊಂಡಿದ್ದೀನಿ ಅದರಲ್ಲಿ ನಮಗೆ ಮುಖ್ಯವಾಗಿ ತುಂಬ ಸಂತೋಷಕಾರಿಯಾದದ್ದು ಅನ್ನುವುದು ಸಾಮಾನ್ಯ ಎಲ್ಲಕ್ಕೂ ಆ ಅಂಶ ಸಲ್ಲುತ್ತದೆ ಅಲ್ಲಿ ಅವರು ಮಾಡಿಕೊಂಡ ಒಂದು ವಿಶಿಷ್ಟತೆ ಏನೆಂದರೆ ಮಹಾಪುರುಷರನ್ನು ಮಹಾವ್ಯಕ್ತಿಗಳನ್ನು ಕುರಿತು ಅವರು ನೂರು ನೂರು ಪದ್ಯಗಳ ಒಂದು ಶತಕ ಖಂಡಕಾವ್ಯದ ಬಗೆಯಲ್ಲಿ ಮಾಡಿದ್ರು ಅದು ಚೆನ್ನಾಗಿರ್ತಕ್ಕಂಥದ್ದು ನಾನು ಈ ಮೊದಲೇ ಹೇಳಿದಂತೆ ಜವಹರ ತರಂಗಿಣಿ ಮತ್ತು ಶ್ರೀರಾಮಕೃಷ್ಣ ಪರಮಹಂಸಿ ಎಂಬಂತ ಅದೆರಡು ಆದಮೇಲೆ ಶ್ರೀಕೃಷ್ಣನ ಬಗೆಗೆ ವಾತ್ಸಲ್ಯ ರಸಾಯನಂ ಅಂತ ಮತ್ತು ಕಾಳಿದಾಸನ ಬಗೆಗೆ ಕಾಳಿದಾಸ ರಹಸ್ಯಂ ಅಂತ ಆಮೇಲೆ ಸ್ವಾತಂತ್ರ್ಯ ವೀರರಾದ ಸಾವರ್ಕರ್ ಅವರ ಬಗೆಗೆ ಸ್ವಾತಂತ್ರ್ಯ ವೀರ ಶತಕಂ ಅಥವಾ ವಿನಾಯಕ ವೈಜಯಂತಿ ಅಂತ ಇವೆರಡಕ್ಕೂ ಎಲ್ಲದಕ್ಕೂ ಎರಡೆರಡು ಹೆಸರು ಅನ್ನೋ ಥರ ಸಾಮಾನ್ಯ ಇದೆ ಭಾರತ ರತ್ನ ಶತಕಂ ಅಥವಾ ಜವಹರ ತರಂಗಿಣಿ ಸ್ವಾತಂತ್ರ್ಯ ವೀರ ಶತಕಂ ಅಥವಾ ವಿನಾಯಕ ವೈಜಯಂತಿ ಹೀಗೆ ಎರಡಕ್ಕೂ ಬೇರೆ ಬೇರೆ ಹೆಸರುಗಳು ಕೊಟ್ಟಿದ್ದಾರೆ ಅವರು ಆಮೇಲೆ ಅವರ ಸರ್ವೋತ್ಕೃಷ್ಟವಾದ ಕೃತಿ ಅಂತಂದರೆ ನಾನು ಮೊದಲೇ ಹೇಳಿದಂತೆ ಶಿವರಾಜ್ಯೋದಯಂ ಶಿವಾಜಿ ಛತ್ರಪತಿಯ ಜನ್ಮದಿಂದ ಮೊದಲುಗೊಂಡು ಛತ್ರಪತಿ ಅಂತ ಪಟ್ಟಾಭಿಷಿಕ್ತನಾಗಿ ಸಮ್ರಾಟ ಆಗುವವರೆಗಿನ ಭಾಗ ಅದಾದ ಮೇಲೆ ಶಿವಾಜಿಯ ಬದುಕು ಅಷ್ಟು ಉಜ್ವಲತೆಯನ್ನು ಕಾಣಲಿಲ್ಲ ಅದು ಬೇಡ ನಾಯಕಾಭ್ಯುದಯಕ್ಕೆ ಊನ ಬರುತ್ತದೆ ಅಂತ ಅಲ್ಲಿಗೆ ನಿಲ್ಲಿಸಿದ್ದಾರೆ ಅರವತ್ತೆಂಟು ಸರ್ಗಗಳ ವಿಸ್ತೃತವಾದಂಥ ಮಹಾಕಾಯ ಮಹಾಕಾವ್ಯ ಇದು ಹತ್ತತ್ರ ಮೂರು ಸಾವಿರ ಶ್ಲೋಕಗಳಿಗೂ ಹೆಚ್ಚು ಇರತಕ್ಕಂಥದ್ದು ಅದು ಏನೇ ಆದರೂ ಇದು ಭಾರ ಅಂತ ಅನಿಸೋಲ್ಲ ಅದರ ಪರಿಚಯವನ್ನು ಪ್ರತ್ಯೇಕವಾಗಿ ಮಾಡಿಕೊಡ್ತೀನಿ ಇದಿಷ್ಟು ಅವರ ಸಾಹಿತ್ಯದ ಸಾಮಾನ್ಯ ಸ್ಥೂಲ ನಾಮ ಪರಿಚಯ ಅವರ ಬರವಣಿಗೆಯಲ್ಲಿ ನಾವು ಮೊದಲಿಗೆ ಕಾಣತಕ್ಕಂಥದ್ದು ದೇಶಭಕ್ತಿ ರಾಷ್ಟ್ರಭಕ್ತಿ ಸಂಸ್ಕೃತಿ ಪ್ರೀತಿಯನ್ನು ಒಳ್ಳೆಯ ರಾಷ್ಟ್ರಭಕ್ತರು ಪ್ರಾಮಾಣಿಕರಾದವರು ಮತ್ತು ಚೆನ್ನಾದ ಕಲ್ಪನೆ ಇದೆ ಅವರ ಭಾಷೆಯಲ್ಲಿಯೂ ಅಷ್ಟೇ ತಿಳಿಯತನ ಸರಳತೆ ಪಾರದರ್ಶಕತೆ ಯಾವುದನ್ನು ನಾವು ಅನಾಕುಲತ ಅಗ್ರಾಮ್ಯಂ ಅಂತೆಲ್ಲ ಆಲಂಕಾರಿಕರು ಗುಣಗಳಂತ ಹೇಳ್ತಾರೆ ಪ್ರಸಾದ ರಮ್ಯ ಓಜ ರಮ್ಯ ಮೋಜಸ್ವಿ ಗರಿ ಲಾಘವಾನ್ವಿತಂ ಅಂತ ಭಾರವಿ ಹೇಳ್ತಾನಲ್ಲ ಆ ಬಗೆಯ ಪ್ರಸಾದ ಗುಣ ವೈಶದ್ಯ ತುಂಬ ಚೆನ್ನಾಗುಂಟು ದುರೂಹ್ಯವಾದ ಪದಗಳನ್ನು ದುಷ್ಕರವಾದ ಕ್ರಿಯಾಪದಗಳನ್ನು ಕೋಶಗಳಿಂದ ನಿಘಂಟುಗಳಿಂದಲೇ ತಿಳಿಯಬೇಕಾದದ್ದು ಆ ಥರದ್ದಿರೋಲ್ಲ ತುಂಬ ಶ್ಲೇಷಗಳ ಕೋಲಾಹಲ ಇರೋಲ್ಲ ಅವರ ಸ್ತುತಿ ಪದ್ಯಗಳಲ್ಲಿ ಅಲ್ಲಲ್ಲಿ ಬರುತ್ತದೆ ಆದರೆ ಹಾಗಲ್ಲ ಅವರ ಎಲ್ಲ ಕೃತಿಗಳಲ್ಲಿ ಒಂದು ಬಗೆಯ ಕದಳಿ ಪಾಕವನ್ನು ಒಂದು ಬಗೆಯ ವೈದರ್ಭ ಶೈಲಿಯ ಸೊಗಸನ್ನು ನಾವು ನೋಡ್ತೀವಿ ಕಣ್ಣು ಕೋರೈಸುವಂತೆ ಶಬ್ದಾಲಂಕಾರ ಅರ್ಥಾಲಂಕಾರಗಳು ಇರುವುದಿಲ್ಲ ಆದರೆ ಕಿವಿಗಿಂಪಾಗುವಂತೆ ಶಬ್ದ ಪ್ರವಾಹ ಪದ್ಯದಲ್ಲಿ ಇರುತ್ತದೆ ಛಂದಸ್ಸೇ ಸಂಸ್ಕೃತದಲ್ಲಿ ಎಷ್ಟೋ ಬಗೆಯಲ್ಲಿ ಅದರ ತುಂಬತನವನ್ನು ತಂದುಕೊಡುತ್ತದೆ ಮತ್ತು ಪ್ರತಿಪದ್ಯದಲ್ಲಿಯೂ ಅರ್ಥಾಲಂಕಾರ ಅನ್ನುವಂಥದ್ದಿಲ್ಲ ಅದು ಬಹಳ ಕಷ್ಟ ಅದನ್ನು ಕಾಳಿದಾಸನಂಥವರು ಮಾಡಿದ್ದಾರೆ ಅಷ್ಟೇ ಹೊರತು ಮುಂದಿನವರೆಗೂ ಕೂಡ ಕಷ್ಟವಾಯಿತು ಇನ್ನು ಪೆಡಸಾದ ರೀತಿಯಲ್ಲಿ ಶ್ರೀಹರ್ಷ ಮೊದಲಾದವರು ಮಾಡಿದ್ದಾರೆ ಆದರೆ ಕಥೆಯನ್ನು ಹೇಳಿಕೊಂಡು ಹೋಗುವಾಗ ಪ್ರತಿಪದ್ಯದಲ್ಲಿಯೂ ರಸಾಭಾವಾದ ಅಲಂಕಾರವನ್ನು ತರುವುದು ತುಂಬ ಕಷ್ಟ ಆ ಕಾರಣದಿಂದ ಒಳ್ಳೆಯ ರೀತಿಯಲ್ಲಿ ಕಥಾ ನಿರ್ವಾಹ ಮಾಡಿದ್ರೆ ಎಷ್ಟೋ ಸಂತೋಷ ಅಂತ ಅನಿಸುತ್ತದೆ ಇವರಲ್ಲಿ ಒಂದು ಬಗೆಯ ಕಾಳಿದಾಸ ವ್ಯಾಸ ವಾಲ್ಮೀಕಿ ಭರ್ತೃಹರಿ ಭೌಭೂತಿ ಮೊದಲಾದ ರಸವತ್ಕವಿಗಳ ಒಂದು ರಸಪಾಕವನ್ನು ಹದವನ್ನು ಕಾಣ್ತೀವಿ ಮೊನ್ನೆ ದಿವಸ ನಾನು ವಕಲಭೂಷಣರ ಬರವಣಿಗೆಯನ್ನು ಕುರಿತು ಹೇಳಿದನಲ್ಲ ಮೊನ್ನೆ ರಾಚ ಮೊನ್ನೆ ದಿವಸ ಹೆಚ್ಚು ಕಡಿಮೆ ಆ ಪಾಕ ಅನ್ಬೋದು ಇನ್ನೂ ಲಲಿತವಾದದ್ದು ಅಂತ ಅನ್ನಬಹುದು ಮತ್ತು ಇವರು ಗತಾನುಗತಿಕವಾಗಿ ಸಂಸ್ಕೃತದಲ್ಲಿ ಏನು ಬಂದಿದೆ ಆ ಶೈಲಿಗಿಂತ ಭಿನ್ನವಾಗಿ ಒಂದು ಸ್ವಲ್ಪ ಆದರೆ ಅದಕ್ಕೆ ವೈರಸ್ಯವನ್ನು ತರದೆ ಸೊಗಸಾದ ಒಂದು ಸ್ವತಂತ್ರವು ಸ್ವಂತಿಕೆಯದೂ ಆದ ಶೈಲಿಯನ್ನು ಮಾಡಿದ್ದಾರೆ ಅದು ಚೆನ್ನಾಗಿರ್ತಕ್ಕಂಥದ್ದು ನಿಜವಾಗಿ ಇವರ ಕಾವ್ಯಗಳನ್ನು ಓದಿದ್ರೆ ಇವರ ಆಧುನಿಕ ಜಗತ್ತನ್ನು ಕಂಡವರು ಅಂತ ಗೊತ್ತಾಗುತ್ತದೆ ಸ್ವಾತಂತ್ರ್ಯ ಸಂಗ್ರಾಮದ ಎಲ್ಲ ಒಳ್ಳೆಯ ಸಂದರ್ಭಗಳನ್ನು ಕಂಡವರು ಆ ಒಂದು ಭಾರತದ ಪುನರುತ್ಥಾನ ಯಾವುದಿದೆ ಇಂಡಿಯನ್ ರೆನೇಸಾನ್ಸ್ ಕರಿತೀವಿ ಆ ಯುಗವನ್ನು ಇವರು ಆಸ್ವಾದಿಸಿ ಅನುಭವಿಸಿದವರು ಅಂತ ಗೊತ್ತಾಗುತ್ತದೆ ಅದು ಇರಬೇಕು ಯಾವುದೇ ಒಬ್ಬ ಕವಿಯಾಗಲಿ ತನ್ನ ಕಾಲದ ಸತ್ಪ್ರಭಾವಗಳಿಗೆ ಚೆನ್ನಾಗಿ ಮೈಯೊಡ್ಡಿಕೊಂಡಿರಬೇಕು ಅಲ್ಲಿಯ ದುಷ್ಪ್ರಭಾವಗಳು ಏನಿದೆ ಅದನ್ನು ಗಮನಿಸಿಕೊಂಡು ಎಚ್ಚರದಿಂದ ದೂರ ಇಟ್ಕೊಳ್ಬೇಕು ಇದು ಎರಡೂ ಬಹಳ ಮುಖ್ಯ ಕಲ್ಲಂತೆ ಕೂತ್ಕೊಂಡ್ರೆ ಪ್ರಯೋಜನವಿಲ್ಲ ಈ ಎರಡನ್ನೂ ನಾವು ಮೈಗೂಡಿಸಿಕೊಳ್ಳಬೇಕಾಗುತ್ತದೆ ಈಗ ಕುವೆಂಪು ಅವರು ನೋಡಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತದೆ ಆ ಒಂದು ಕನ್ನಡ ನವೋದಯದ ಎಷ್ಟು ಒಳ್ಳೆಯ ವಿದೇಶಿ ಪ್ರಭಾವ ಸ್ವದೇಶಿ ಪ್ರಭಾವ ಎಲ್ಲವುಂಟು ಅದನ್ನು ಮೈಗೂಡಿಸಿಕೊಂಡಿದ್ದಾರೆ ಅದು ಆ ಕಾಲದ ಎಲ್ಲ ದೊಡ್ಡ ಕವಿಗಳಲ್ಲಿ ಕಾಣಿಸುತ್ತೆ ಅದು ಬೇಂದ್ರೆ ಇರ್ಬೋದು ಡಿ ವಿ ಜಿ ಇರ್ಬೋದು ನರಸಿಂಹಸ್ವಾಮಿ ಇರ್ಬೋದು ಪೂತಿನ ಇರ್ಬೋದು ಎಲ್ಲರಲ್ಲೂ ಬೇರೆ ಬೇರೆ ಪ್ರಮಾಣದಲ್ಲಿ ಬೇರೆ ಬೇರೆ ಬಗೆಯಲ್ಲಿ ಕಾಣುತ್ತದೆ ಅಂಥದ್ದು ವರ್ಣೇಕರ್ ಅವರಲ್ಲಿ ನಾವು ನೋಡ್ತೀವಿ ಅದೇ ವಕಲುಭೂಷಣ ಅವರಲ್ಲಿ ಅದನ್ನು ಕಾಣುವಂತೆ ಇಲ್ಲ ಅದೇ ವಿಡಂಬನಕ್ಕೆ ತುಂಬ ಅಷ್ಟು ಬರ ಬಳಸ್ಕೊಂಡಂತಹ ನಾನು ಮೊನ್ನೆ ದಿವಸ ವರ್ಣಿಸಿದಂಥ ಅರ್ಜುನ್ ವಾಡೇಕರ್ ಅವರ ಕೃತಿಯಲ್ಲಿ ನೋಡ್ತೀವಿ ನಾವು ಆದರೆ ಸಬ್ಲೈಮ್ ಅನ್ನುವುದು ಅವರ ಉದ್ದೇಶವೂ ಅಲ್ಲ ಭವ್ಯತೆ ಮತ್ತು ಲಲಿತ ಪ್ರಸಾದ ಗುಣ ಅನ್ನುವಂಥದ್ದಕ್ಕಿಂತ ಮಿಗಿಲಾಗಿ ಒಂದು ಬಗೆಯ ವಕ್ರತೆ ಒಂದು ಬಗೆಯ ವಿಚಿತ್ರ ಮಾರ್ಗ ಅರ್ಜುನ್ ವಾಡೇಕರ್ ಅವ್ರದ್ದು ಇವ್ರದ್ದು ತುಂಬ ಮನೋಹರವಾದ ಸುಕುಮಾರ ಮಾರ್ಗ ಅಂದರೆ ಸುಕುಮಾರ ಮಾರ್ಗ ಅಂತಂದರೆ ಓಜಸ್ ಇಲ್ಲದೆ ಇರೋದಲ್ಲ ವರ್ಣೇಕರ್ ಅವರಲ್ಲಿ ಶಬ್ದಗತವಾದ ಓಜಸ್ಸಿಗಿಂತ ಅರ್ಥಗತವಾದ ಓಜಸ್ಸು ತುಂಬ ಚೆನ್ನಾಗಿ ಬರುತ್ತದೆ ಬಹಳ ಸೊಗಸಾದದ್ದು ಆನಂದವರ್ಧನ ಇದ್ದಿದ್ದರೆ ತುಂಬ ಮೆಚ್ಚಿಕೊಳ್ತಾ ಇದ್ದ ಈ ಕಾವ್ಯವನ್ನು ಇವರ ಕಾವ್ಯಕ್ರಮವನ್ನು ಆ ಬಗೆಯಾದದ್ದು ಇವರಾದ ಮೇಲೆ ಈ ಕಾಲದವರು ಈಚೆಗೆ ಸಂಸ್ಕೃತದವರು ಎಷ್ಟೋ ಜನ ಬರೆದಿದ್ದಾರೆ ತಿಳಿಯಾಗಿ ಬರೀತೀವಿ ಅಂದರೆ ಜಾಳಾಗಿ ಬರೀತಾರೆ ಪ್ರೌಢವಾಗಿ ಬರೀತೀವಿ ಅಂದರೆ ಪೆಡಸಾಗಿ ಬರೀತಾರೆ ಈ ಮಟ್ಟದಲ್ಲಿ ಕವಿತಾ ಪ್ರತಿಭೆ ಇರುವ ರಾಷ್ಟ್ರಭಕ್ತಿಯೂ ಇಲ್ಲ ಪ್ರಾಮಾಣಿಕತೆಯೂ ಇಲ್ಲ ಎಷ್ಟೋ ಉತ್ತರ ಭಾರತದ ಕವಿಗಳಲ್ಲಿ ಯಾವುದೋ ಪದವಿಯನ್ನು ಇನ್ಯಾವುದೋ ಪ್ರಶಸ್ತಿಯನ್ನು ಮತ್ತು ಯಾವುದೋ ರಾಜಕೀಯ ಅನುಕೂಲತೆಯನ್ನು ಗಮನದಲ್ಲಿಟ್ಟುಕೊಂಡು ಯಾರ್ಯಾರದೋ ಬಗ್ಗೆ ದೊಡ್ಡ ದೊಡ್ಡ ಕಾವ್ಯಗಳೆಲ್ಲ ಬರೀತಾರೆ ಸತ್ಯವ್ರತ ಶಾಸ್ತ್ರಗಳಿಂದ ಮೊದಲುಗೊಂಡು ಬೇಕಾದಂತೆ ಅನರ್ಥ ಪರಂಪರೆ ಸಾಗಿದೆ ಆದರೆ ಇವರು ಅದಕ್ಕೆಲ್ಲ ತುಂಬ ಅಪವಾದಭೂತರಾದವರು ಆದರೆ ಇವರು ಯಾಕೆ ನೆಹರು ಬಗ್ಗೆ ಬರೆದರು ನೆಹರೂನ್ ಕಂಡ್ರೆ ಆಗ್ತಾ ಇರಲಿಲ್ಲ ಅದರೊಳಗೂ ಸಾಮಾನ್ಯ ಆರ್ ಎಸ್ ಎಸ್ನವರು ಅಂದರೆ ನೆಹರೂನ್ ಬೈಯೋದಿಕ್ಕೆ ಅಂತಲೇ ಇರೋದು ನೆಹರು ಬಗೆಗೆ ಕಾವ್ಯ ಬರೀಬೇಕು ಅಂತ ಇವರು ವೈಸ್ ಚಾನ್ಸಲರ್ ಆಜ್ಞೆ ಮಾಡಿಬಿಡ್ತಾರೆ ಕಾನ್ ನಾಗ್ಪುರದ ಸಂಸ್ಕೃತ ಬಲ್ಲವರನ್ನೆಲ್ಲರನ್ನೂ ಒಂದು ಸಭೆ ಕರೆದು ನೋಡಿ ಆಗಲೇಬೇಕು ಅವ್ರಿಗೇನೋ ಎಪ್ಪತ್ತು ವರ್ಷವೋ ಎಂಬತ್ತು ವರ್ಷವೋ ಎಂಥದ್ದು ಆಗ್ತಾ ಇದೆ ಆಗ ಆಗಲೇಬೇಕು ಅಂತಂತಾರೆ ಆಗ ಇವರಿಗೆ ಇಷ್ಟ ಇರೋಲ್ಲ ಮಿಕ್ಕವರೆಲ್ಲರೂ ಇವರಿಗೇ ಸಾಧ್ಯವಾಗುತ್ತದೆ ಅಂತ ಬಲವಂತ ಮಾಡಿ ಒಪ್ಪಿಸ್ತಾರೆ ಇವರು ಮೊದಲಿಂದಲೂ ತಮ್ಮ ಬರವಣಿಗೆಯಲ್ಲಿ ಪತ್ರಕಾರಿತೆಯಲ್ಲಿ ಎಲ್ಲದರೊಳಗೂ ನೆಹರುವನ್ನು ಕುರಿತು ಕಠೋರವಾದ ವಿಮರ್ಶೆ ಮಾಡ್ತಾ ಇರ್ತವ್ರೆ ಅಂಥವರು ಹೇಗೂ ಕಷ್ಟಪಟ್ಟುಕೊಂಡು ಕೆಲವು ಪದ್ಯಗಳು ಬರೆಯೋಕ್ಕೆ ಶುರು ಮಾಡಿ ಅದು ಒಂದು ಶತಕ ಮುಟ್ಟುತ್ತದೆ ನೆಹರೂಗೂ ಕಳಿಸ್ಕೊಡ್ತಾರೆ ನೆಹರು ಆ್ಯಸ್ ಯೂಶ್ವಲ್ ಇದು ನನ್ನಂಥವ್ರ ಬಗ್ಗೆ ಬರೀಬಾರ್ದು ನೀವು ಸರಿಯಲ್ಲ ಅಂತ ಪಾಪ ಹೇಳ್ತಾರೆ ಆಮೇಲೆ ಅವರು ಮೆಚ್ಚಿಕೊಳ್ತಾರೆ ಆದರೆ ಕಾವ್ಯ ಚೆನ್ನಾಗಿದೆ ನನ್ನನ್ನು ಕುರಿತು ಬರೀಬಾರ್ದಾಗಿತ್ತು ಅಂತ ಹೇಳ್ತಾರೆ ಅಂತ ಈ ಥರ ಇದೆ ಆದರೆ ಸ್ವಾರಸ್ಯ ಏನಂದರೆ ನೆಹರು ಬಗ್ಗೆ ನನಗೇನೇನು ಸದಭಿಪ್ರಾಯವಿಲ್ಲ ಆದರೆ ನನಗೂ ಕೂಡ ಕಾವ್ಯವಾಗಿದ್ದು ಚೆನ್ನ ಅನಿಸುತ್ತೆ ಅಂದರೆ ವರ್ಣೇಕರವರ ಕಾವ್ಯ ಕೌಶಲ ಯಾವ ಮಟ್ಟದ್ದು ಅಂತ ಗೊತ್ತಾಗುತ್ತದೆ ನಮಗೆ ಒಗ್ಗದ ವಸ್ತುವಿನ ಬಗೆಗೆ ಬರೆದ ಕಾವ್ಯವು ಇಷ್ಟವಾಗುತ್ತದೆ ಅಂದರೆ ಅದು ನಿಜವಾಗಿ ಕಾವ್ಯಕ್ಕೆ ಕವಿತ್ವಕ್ಕೆ ಇರುವಂಥ ನಿಕಷ ಅಂತ ಅನಿಸುತ್ತದೆ ಇವರು ಮೊದಲಿಗೆ ತಮ್ಮ ಆರಂಭದ ದಿವಸಗಳಲ್ಲಿ ಬೇರೆ ಬೇರೆ ಮುಕ್ತಕಗಳನ್ನೆಲ್ಲ ಬರೆದರು ಬಿಡಿ ಪದ್ಯಗಳು ಅದರೊಳಗೆ ಅನ್ಯೋಕ್ತಿಗಳು ಸ್ತುತಿಗಳು ಪ್ರಕೃತಿ ವರ್ಣನೆ ನೀತಿ ಈ ಥರದ್ದು ಸಾಮಾನ್ಯವಾಗಿ ಯಾವುದೆಲ್ಲ ವಿಷಯಗಳಿರುತ್ತವೆ ಅವನ್ನು ಕುರಿತು ಬರೆದದ್ದು ಅಥವಾ ಒಂದು ವಸ್ತುವಿನ ಬಗ್ಗೆ ಒಂದು ಪದ್ಯದಿಂದ ಒಂದು ಎಂಟತ್ತು ಪದ್ಯಗಳವರೆಗೆ ಹಾಗೆಲ್ಲ ಬರೆದದ್ದನ್ನು ಒಟ್ಟು ಸುಮಾರು ನಾನ್ನೂರು ಪದ್ಯಗಳನ್ನು ಸೇರಿಸಿ ಮಾಲಾ ಅಂತ ಮಾಲಾ ಅಂದರೆ ಮೆಲ್ಲಗೆ ಹೇಳ್ತಾ ಇರ್ತಕ್ಕಂಥ ಅಲೆಗಳ ಮಾಲಿಕೆ ಅಂತ ಅಂದರೆ ಯಾವುದನ್ನು ವೇವ್ಲೆಟ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಆ ರೀತಿಯಾಗಿ ಜೆಂಟಲ್ ವೇವ್ಲೆಟ್ ಅಂತ ಅರೆ ಆಫ್ ಜೆಂಟಲ್ ವೇವ್ಲೆಟ್ ಅಂತ ಕರೀಬಹುದಾದದ್ದು ಹಾಗೆ ಅಂದರೆ ತಮ್ಮ ಮನೋಲಹರಿ ಲಹರಿ ಅಂದರೆ ಅಲೆ ಅಂತ ಅರ್ಥ ತಮ್ಮ ಮನಸ್ಸರೋವರದಲ್ಲಿ ಏಳುವ ಲಹರಿಗಳನ್ನು ಗುರುತು ಮಾಡಿಕೊಟ್ಟದ್ದು ಅಂತ ಇದರೊಳಗೂ ಎಷ್ಟೋ ಒಳ್ಳೊಳ್ಳೆ ಕವಿತೆ ಒಳ್ಳೊಳ್ಳೆ ಪದ್ಯಗಳಿವೆ ಅಲ್ಲಿ ಮೊದಲಿಗೆ ಅವರು ವಿಭೂತಿ ವಂದನ ಸ್ತೋತ್ರ ಅಂತ ಬರೀತಾರೆ ಇದೇ ಸುಮಾರು ನೂರು ಅನುಷ್ಟುಪ್ಪುಗಳ ಕಾವ್ಯ ಇದು ಸಂಘದಲ್ಲಿ ಇವತ್ತಿಗೂ ಕೂಡ ಪ್ರಭಾತ ಕಾಲದ ಪ್ರಾರ್ಥನೆ ಗೀತೆಗಳಲ್ಲಿ ಒಂದಾಗಿದೆ ಅಂತ ಕೇಳಿದ್ದೀನಿ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜರ್ಷಿ ರತ್ನಾಂಕಾಂ ಒಂದೇ ಭಾರತ ಮಾತರಂ ಅಂತ ಆರಂಭ ಮಾಡಿ ಇಡೀ ಭಾರತೀಯ ಪರಂಪರೆಯಲ್ಲಿ ಯಾರ್ಯಾರು ರಾಜರ್ಷಿಗಳು ಬ್ರಹ್ಮರ್ಷಿಗಳು ದೇವರ್ಷಿಗಳು ಕಲಾ ವಿಜ್ಞಾನ ಕೋವಿದರು ಎಲ್ಲ ಬಂದರು ಅವರೆಲ್ಲರ ಸ್ಮರಣೆಯನ್ನು ಅವರು ಮಾಡ್ತಾರೆ ಇದೊಂದು ರೀತಿ ಕ್ಯಾಟಲಾಗ್ ಅಂತ ಕೆಲವರು ಅಂದುಕೊಳ್ಬೋದು ಆದರೆ ಈ ಥರದ್ದು ಬೇಕು ಇಲ್ಲಿ ನೋಡಿ ಒಂದೊಂದು ಬರ್ತದೆ ಈಗ ಸಪ್ತಪುರಿ ಮೋಕ್ಷದಾಯಕವಾದದ್ದು ಅಂತ ನಮಗೆ ಗೊತ್ತಿದೆ ಅದೇ ರೀತಿ ಚತುರ್ಧಾಮಗಳು ಅಂತ ಯಾವುದಿವೆ ಆಮ್ನಾಯ ಪೀಠಗಳು ಈ ಥರದ್ದೆಲ್ಲವನ್ನೂ ಕೂಡ ತುಂಬ ಅಚ್ಚುಕಟ್ಟಾಗಿ ಸಂಗ್ರಹ ಮಾಡಿಕೊಂಡು ಬರ್ತಾರೆ ಇದು ನಮ್ಮ ಮನಸ್ಸಿನಲ್ಲಿದ್ದರೆ ಭಾರತೀಯತೆ ಅಂದರೆ ಏನು ಭಾರತ ಅಂದರೆ ಏನು ಅದು ಬರೆಯ ಒಂದು ಭೌಗೋಳಿಕವಾದ ಚಹರೆ ಅಲ್ಲ ಅನ್ನುವುದೆಲ್ಲ ಗೊತ್ತಾಗ್ತಾ ಬರ್ತದೆ ಈ ದೃಷ್ಟಿಯಿಂದ for personal motivation with regards to Indian culture and nationality ಇದು ಬಹಳ ಚೆನ್ನಾಗಿರತಕ್ಕಂಥ ಕೃತಿ ಸಂಸ್ಕೃತ ಇಂಥದ್ದಕ್ಕೆಲ್ಲ ತುಂಬ ಸೊಗಸಾಗಿ ಒದಗಿಬಲ್ಲ ಒದಗಿ ಬರಬಲ್ಲಂಥದ್ದು ಅದು ಕೂಡ ಗೊತ್ತಾಗುತ್ತದೆ ಒಂದೆರಡು ಶ್ಲೋಕಗಳನ್ನು ನಾನು ನಿಮ್ಮ ಮುಂದೆ ನಿವೇದಿಸಿದರೆ ಗೊತ್ತಾಗುತ್ತದೆ ಮನಃಪುನಾತು ಮೇ ಗಂಗಾ ಸಾ ಪುಣ್ಯಮಯ ರೂಪಿಣಿ ವಿಷ್ಣು ಚರಣೋದ್ಭೂತ ಶಿವಶೇಖರ ಶಾಲಿನಿ ಯಸ್ಯಾಸ್ತೀರೆ ಸಮಾಧಿಸ್ಥೈ ದಿವ್ಯಚಕ್ಷುಷಾ ದೃಷ್ಟಾ ವೈದಿಕ ಮಂತ್ರಾಸ್ತೆ ಸಿಂಧುಂತಂ ಚಿಂತೆಯೇ ಸದಾ ಯಜ್ಞಕ್ಷೇತ್ರಂ ತಪಕ್ಷೇತ್ರಂ ಜ್ಞಾನಕ್ಷೇತ್ರಂಚ ಯತ್ಪರಂ ಸ್ಮರಾಮಿ ಕಾಶೀಕ್ಷೇತ್ರಂ ತಂ ಸಾಕ್ಷಾತ್ ವಿಶ್ವೇ ತತ್ ಸಾಕ್ಷಾತ್ ವಿಶ್ವೇಶ್ವರ ಪ್ರಿಯಂ ಈ ರೀತಿಯಲ್ಲಿ ಗಂಗೆಯನ್ನ ಸಿಂಧುವನ್ನ ಕಾಶಿಯನ್ನ ತೀರ್ಥರಾಜಂ ಪ್ರಯಾಗಂತಂ ವಂದೇ ಪರಮಪಾವನಂ ಯಮುನಾಪಿ ಸಾಯತ್ರ ಗಂಗಾ ಸ್ನಾನಾರ್ಥಮಾಗತ ಅಂತ ನೋಡಿ ಎಷ್ಟು ಒಳ್ಳೆಯ ಕಲ್ಪನೆ ಯಮುನೆಯು ಗಂಗೆ ಸ್ನಾನಕ್ಕಾಗಿ ಬಂದು ಗಂಗೆಯನ್ನು ಸೇರಿದಾಳೋ ಪ್ರಯಾಗದಲ್ಲಿ ಅಂತ ಅಂದರೆ ಇದರೊಳಗೂ ಅವರ ಕವಿಸಾಜವಾದ ಧೋರಣೆ ಹಿಂದೆ ಹೋಗೋದಿಲ್ಲ ಅಂತ ಅನ್ನೋದಕ್ಕೆ ಶೃಂಗೇರಿ ಬದರಿ ಕ್ಷೇತ್ರಂ ಪುರಿ ದ್ವಾರವತಿ ತಥಾ ಇತೀದಂ ಸಂತತಂ ಒಂದೇ ಧರ್ಮಧಾಮ ಚತುಷ್ಟಯಂ ಅಂತ ಚತುರಾಮ್ನಾಯ ಪೀಠಗಳನ್ನು ಕುರಿತು ಹೇಳುವುದು ಹೀಗೆ ಬರ್ತ ಸ್ಮರಾಮಿ ಪಾಟಲಿಪುತ್ರಂ ವಿಜಯಾನಗರಂ ತಥಾ ಛಂದಸ್ಸಿಗೋಸ್ಕರ ವಿಜಯಾನಗರ ಅಂತ ಮಾಡಿದ್ದಾರೆ ಅದು ವಿದ್ಯಾನಗರ ವಿಜಯನಗರ ಆಗಿರತಕ್ಕಂಥದ್ದು ಉತ್ತರ ಭಾರತದಲ್ಲಿ ಸಾಮಾನ್ಯ ವಿಜಯನಗರ ಇದರ ಸಾಮ್ರಾಜ್ಯದ ಅರಿವೇ ಅವರಿಗೆ ಇಲ್ಲ ನಮ್ಮ ಇತಿಹಾಸ ಪುಸ್ತಕಗಳು ಶಾಲಾ ಪಾಠಗಳು ಆ ರೀತಿಯಾದ ಅವಿವೇಕ ಮಾಡಿವೆ ಇವರು ಅದನ್ನೆಲ್ಲ ಮರೆಯದೆ ಜ್ಞಾಪಿಸಿಕೊಳ್ತಾರೆ ಹೀಗೆ ಹೋಗುತ್ತದೆ ಗಂಗೋತ್ರೀಂ ಸರ್ವಧರ್ಮಾಣಾಂ ಸವಿತ್ರೀಂ ಪುಣ್ಯಕರ್ಮಣಾಂ ವಿಧಾತ್ರೀಂ ಸರ್ವಶಾಸ್ತ್ರಾಣಾಂ ತಾಂ ಒಂದೇ ಶ್ರುತಿ ಮಾತರಂ ಅಂತ ಹೀಗೆ ವೇದವನ್ನು ಮನುಮಾದಿ ಗುರುಂ ವಂದೇ ಏನ ಸಮ್ಯಕ್ ಪ್ರದರ್ಶಿತ ಮೋಹಗ್ರಸ್ತಾನ್ ಇಮಾನ್ ಲೋಕಾನ್ ಕಾರ್ಯಾಕಾರ್ಯ ವ್ಯವಸ್ಥಿತಿ ದಧ್ಯಂಚನ್ ನೌಮಿ ತಂಯಸ್ಯ ತಪಃಪೂತೋಸ್ಥಿ ಪಂಜರ ದೇವತ್ರಾಣೇ ದೈತ್ಯನಾಶೇ ಸಂಜಾತೋ ವಜ್ರಪಂಜರ ದಧೀಚಿ ತನ್ನ ಬೆನ್ನುಮೂಳೆಯನ್ನು ದೇವಕಾರ್ಯಕ್ಕೆ ಕೊಟ್ಟವನು ಅಂತ ಅಲ್ಲಿಂದ ಮೊದಲುಗೊಂಡು ತಮ್ಮ ಭಕ್ತರಾಜಂ ಪ್ರಹ್ಲಾದಂ ಭಕ್ತಿಯ ಮನಸ್ಸಿ ಚಿಂತೆಯೇ ಬಾಲ್ಯೇಪಿ ಏನನ್ನ ತ್ಯಕ್ತಂ ಪ್ರಲೋಭನ ಶತೈರಪಿ ಅಂತ ಹೀಗೆಲ್ಲ ಧ್ರುವ ಮೊದಲಾದ ಎಲ್ಲರನ್ನೂ ಅದು ಷೋಡಶ ಚಕ್ರವರ್ತಿಗಳಿರ್ಬೋದು ಚತುರ್ದಶ ಮನುಗಳಿರ್ಬೋದು ಈ ಥರದ್ದೆಲ್ಲರನ್ನೂ ಕೂಡ ಜ್ಞಾಪಿಸಿಕೊಳ್ತಾ ಬರ್ತಾರೆ ಶ್ರೇಷ್ಠಂ ವ್ಯಾಕರಣಾಚಾರ್ಯಂ ವಂದೇ ಪಾಣಿನಿಂ ಮುನಿಂ ಅಂತ ಯದೀಯಂ ಸೋಪಾನಂ ಸಮಾರುಹ್ಯ ಪ್ರಯತ್ನತಃ ಜೀವೋ ಬ್ರಹ್ಮಪದಂ ಯಾತಿ ತಂವಂದೇ ಶ್ರೀ ಪತಂಜಲಿಂ ಕರಸ್ಥ ಬದರಾಣಿವ ನಭಸ್ತ ನಭಸ್ತಾನ್ಯಪಿ ವೇದಯ ಸರ್ವಜ್ಯೋತಿಂಷಿ ತಂವಂದೇ ವರಾಹ ಮಿಹಿರಂ ತದ ಅಂಗೈ ನೆಲ್ಲಿಕಾಯಂತೆ ಆಕಾಶಕಾಯಗಳನ್ನು ಕೂಡ ಬಲ್ಲವನಾಗಿದ್ದ ವರಾಹ ಮಿಹಿರಾಚಾರ್ಯರಿಗೆ ನಮಸ್ಕಾರ ಅಂತಂದರೆ ಎಷ್ಟು ಕಾವ್ಯ ಅದರೊಳಗೆ ತರೋಕ್ಕೆ ಸಾಧ್ಯ ಇದೆ ಅಷ್ಟು ತಂದಿದ್ದಾರೆ ಪಾಷಂಡ ಖಂಡನಾಚಾರ್ಯಂ ತಮದ್ವೈತ ಪ್ರವರ್ತಕಂ ಒಂದೇ ಜಗದ್ಗುರುಂ ಶ್ರೇಷ್ಠಂ ಶಂಕರಂ ಲೋಕಶಂಕರಂ ಶಂಕರ ಭಗವತ್ಪಾದರನ್ನು ಈ ರೀತಿಯಾಗಿ ಪ್ರತಿಯೊಬ್ಬರನ್ನೂ ಕೂಡ ಕೊಂಡಾಡ್ತಾ ಬರ್ತಾರೆ ಎಲ್ಲ ಆಚಾರ್ಯರುಗಳನ್ನು ಭೇದವಿಲ್ಲದೆ ಎಲ್ಲ ಮತ ಪ್ರವರ್ತಕರನ್ನು ಕೂಡ ಗೌರವಿಸ್ತಾ ಬರ್ತಾರೆ ಹೀಗೆ ಮಾಡ್ತಾರೆ ಒಟ್ಟಿನಲ್ಲಿ ನಾನು ಬಲ್ಲಂತೆ ಭಾರತೀಯ ಸಂಸ್ಕೃತಿ ಭಾರತೀಯ ಪರಂಪರೆಯ ಮುಖ್ಯ ಹೆಗ್ಗುರುತುಗಳನ್ನು ಜ್ಞಾಪಿಸಿಕೊಳ್ಳೋದಕ್ಕೆ ಅಂದರೆ ಈ ಒಂದು ನೂರೊಂದು ಶ್ಲೋಕಗಳ ಈ ಕೃತಿ ಯಾವುದಿದೆ ಇದು ತುಂಬ ಚೆನ್ನಾಗಿ ಒದಗಿ ಬರುತ್ತದೆ ಇದನ್ನು ಇಂಪ್ರೊವೈಸ್ ಮಾಡೋದಕ್ಕೆ ಸಾಧ್ಯ ಇರ್ಬೋದಾದರೂ ಇದರ ಮೂಲ ಧಾತು ತುಂಬ ಚೆನ್ನಾಗಿರೋದ್ರಿಂದ ಇದನ್ನು ಮೊದಲಿಗೆ ನಾವು ಗಮನಿಸಲೇಬೇಕು ವಿಭೂತಿ ವಂದನ ಸ್ತೋತ್ರ ಅಂತ ವಿಭೂತಿ ವಂದನ ಅನ್ನೋದ್ರೊಳಗೆ ಎಷ್ಟೋ ಸ್ವಾರಸ್ಯ ಇದೆ ಆಮೇಲೆ ಇಲ್ಲಿ ಅಲ್ಲಲ್ಲಲ್ಲಿ ಕೆಲವು ಸುಂದರವಾದ ಮುಕ್ತಕಗಳನ್ನು ನಾನು ನಿಮಗೆ ನಿವೇದಿಸ್ತೀನಿ ಯೇ ಪುಣ್ಯಶೀಲಾಶ್ಚ ತಪಸ್ವಿನಶ್ಚ ಯೇ ಲೋಕಮಾನ್ಯಾಶ್ಚ ದೃಢವ್ರತಾಶ್ಚ ತೇ ತೇಷಾಂ ವಿಧಾತ್ರ ವಿಹಿತೋ ನಿವಾಸ ಕಾರಾಗೃಹೇ ರಾಜಗೃಹೇ ಖಲಾನಾಂ ಯಾರು ಪುಣ್ಯಾತ್ಮರು ತಪಸ್ವಿಗಳು ಲೋಕಮಾನ್ಯರು ದೃಢವ್ರತರು ಅಂತೆಲ್ಲ ಆಗಿದಾರೋ ಅಂತ ಅವ್ರನ್ನ ಬ್ರಹ್ಮ ಇಲ್ಲ ಸೆರೆಯಲ್ಲಿ ಸೆರೆಮನೆಯಲ್ಲಿ ಇಲ್ಲ ಕೆಟ್ಟವರ ಅರಮನೆಯಲ್ಲಿ ಉಳಿಸ್ತಾನೆ ಅಂತ ನೋಡಿ ಕೆಟ್ಟವರ ಅರಮನೆಯಲ್ಲಿ ಅನ್ನೋದು ಇಷ್ಟು ಮಾರ್ಮಿಕವಾಗಿದೆ ಕೆಟ್ಟ ಮಹಾರಾಜನಿಗೆ ಒಳ್ಳೆಯ ಮಂತ್ರಿ ಕೆಟ್ಟ ಮಹಾರಾಜನಿಗೆ ಒಳ್ಳೆಯ ರಾಣಿ ಹೀಗಿರ್ತಕ್ಕಂಥದ್ದು ಹೀಗೆ ಅರಮನೆಯಲ್ಲಿದ್ದರೂ ಅದೊಂಥರ ಸೆರೆಮನೆ ಇಲ್ಲ ಇಂಥ ಕೆಟ್ಟ ರಾಜರುಗಳ ಒಂದು ಪಾಶವ ಮನಸ್ಸಿಗೆ ದೌರಾತ್ಮ್ಯಕ್ಕೆ ಸಿಲುಕಿ ಅವರು ಸೆರೆಮನೆಯಲ್ಲಿ ಕೊಳಿತಾ ಇರತಕ್ಕಂಥದ್ದು ಇದು ಎರಡು ಬಿಟ್ಟರೆ ಇನ್ನು ಕಾಣಿಸೋದಿಲ್ಲ ಅಂತ ಮಾರ್ಮಿಕವಾದ ಲೋಕನೀತಿಯನ್ನು ಅವರು ಹೇಳ್ತಾರೆ ಇನ್ನೊಂದು ಕಡೆ ಅನೇಕ ಪದ್ಯಗಳು ಚೆನ್ನಾಗಿವೆ ನಾನು ಕೆಲವು ಕೆಲವನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ ಒಂದು ಭರ್ತಹರಿಯ ನೀತಿ ಶತಕದ ಶ್ಲೋಕವನ್ನು ಇವರು ಆಧರಿಸಿ ಮಾಡಿದ್ದಾರೆ ನಾಶೋ ದ್ವೇಷ ಪೋಷಶ್ಚೇತಿ ಪೋಷಸ್ತಿಸ್ರೋ ಗತಯೋ ಭವಂತಿ ಹಿಗುಣಸ್ಯ ಖಲವದನೆ ನಿಜವದನೆ ಸಜ್ಜನವದನೆ ಪ್ರಯಾತಸ್ಯ ಒಳ್ಳೆ ಯಥಾಸಂಖ್ಯಾಲಂಕಾರ ಯಥಾಸಂಖ್ಯಾ ಅಂದರೆ ಮ್ಯಾಚ್ ದಿ ಫಾಲೋಯಿಂಗ್ ನಾಶ ದೋಷ ಪೋಷ ನಾಶ ದೋಷ ಪೋಷಣೆ ಈ ಮೂರು ಆಗುತ್ತವೆ ಸದ್ಗುಣಗಳಿಗೆ ಯಾವಾಗ ಖಲವದನೆ ನಿಜವದನೆ ಸಜ್ಜನವದನೆ ನಮ್ಮ ಗುಣಗಳನ್ನು ನಾವೇ ಹೇಳ್ಕೊಂಡಾಗ ಅದು ದೋಷ ನಮ್ಮ ಗುಣಗಳು ಕೆಟ್ಟವರ ಬಾಯಿಗೆ ಬಿದ್ದರೆ ಅವು ನಾಶವಾಗುತ್ತೆ ಒಳ್ಳೆಯವರ ಬಾವಿಗೆ ಬಾಯಿಗೆ ಬಿದ್ದರೆ ಅವು ಪೋಷಣಗೊಳ್ಳುತ್ತವೆ ಅಂತ ದಾನಂ ಭೋಗೋ ನಾಶ ದಿಸ್ತ್ರೋ ಗತೆಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿರ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ದಾನ ಭೋಗ ನಾಶ ಅಂತ ದುಡ್ಡಿಗೆ ಮೂರು ದಾರಿ ಯಾರು ಕೊಡೋಲ್ಲ ತಾನು ತಿನ್ನಲ್ವೋ ಅವ್ರ ದುಡ್ಡಿಗೆ ಮೂರನೇ ಗತಿ ಆಗುತ್ತೆ ಅಂತ ಆ ಭಾವ ಇಟ್ಕೊಂಡು ಬರೀತಾರೆ ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು ಮತ್ತು ಇಲ್ಲಿ ಗಮನಿಸ್ಬೋದು ಸಂಸ್ಕೃತದಲ್ಲಿ ಆ ಹೇಳುವ ಕಲೆ ಇದೆಯಲ್ಲ ಅದು ದೊಡ್ಡ ಏನು ಹೇಳಬೇಕು ಅನ್ನೋದು ಒಂದು ಹೇಗೆ ಹೇಳಬೇಕು ಅನ್ನೋದು ಒಂದು ಛಂದಸ್ಸು ವ್ಯಾಕರಣ ಅಲಂಕಾರ ರೀತಿ ವಕ್ರತೆ ಈ ಎಲ್ಲ ಮೌಲ್ಯಗಳಿಂದ ಹೇಗೆ ಹೇಳಬೇಕು ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತದೆ ತನ್ಮೂಲಕ ಏನು ಹೇಳಬೇಕು ಅನ್ನೋದು ಪರಿಷ್ಕೃತವಾಗುತ್ತದೆ ಸುಸಂಸ್ಕೃತವಾಗುತ್ತವೆ ಮತ್ತಷ್ಟು ಉಜ್ವಲವಾಗುತ್ತವೆ ಇದು ದುರ್ದೈವದಿಂದ ಇಂಗ್ಲೀಷಿನ ಮೂಲಕ ಪಾಶ್ಚಾತ್ಯ ಜಗತ್ತಿನ ಮೂಲಕ ನಮ್ಮ ದೇಶದಲ್ಲಿ ನಾಶವಾಗ್ಬಿಡ್ತು first the victim is west and next the victim is east ಇಂಗ್ಲೀಷ್ನ ಪಾಶ್ಚಾತ್ಯ ಪ್ರಭಾವದಿಂದ ನಮ್ಮಲ್ಲಿ ಎಷ್ಟೋ ಒಳ್ಳೆಯ ಅಂಶಗಳು ಬಂದವು ಕೆಟ್ಟ ಒಂದು ಅಂಶ ಯಾವುದು ಅಂದರೆ ಪದ್ಯವಿದ್ಯೆ ಕೆಟ್ಟ ಹೋಯಿತು ಗದ್ಯವಿದ್ಯೆ ಚೆನ್ನಾಯಿತು ಪದ್ಯವಿದ್ಯೆ ನಾಶವಾಯಿತು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪದ್ಯವಿದ್ಯೆ ಅಸಾಮಾನ್ಯವಾದದ್ದು ಇವತ್ತು ಕ್ಲಾಸಿಕಲ್ ಮ್ಯೂಸಿಕ್ ಅಂತಾರಲ್ಲ ಕ್ಲಾಸಿಕಲ್ ಮ್ಯೂಸಿಕ್ಕಿನಲ್ಲಿ ಏನು ಸೊಫಿಸ್ಟಿಕೇಶನ್ ಇದೆ ಅದಕ್ಕೆ ನೂರು ಪಟ್ಟು ಸೊಫಿಸ್ಟಿಕೇಷನ್ ಪದ್ಯವಿದ್ಯೆಯಲ್ಲಿ ತೋರಿಸ್ತೀನಿ ಸಾಕ್ಷಾತ್ ತುಂಬರು ನಾರದರು ಸರಸ್ವತಿ ಎಲ್ಲ ಕಟ್ಕೊಂಡು ಬರಲಿ ಹಿಂಡು ಅವ್ರನ್ನ ವಾದ ಮಾಡಿ ಬಡಿದು ಬಲಿಗೆ ಹಾಕ್ತೀನಿ ಬೇಕಿದ್ರೆ classical poetry has such a great capability of even excelling in the music world ಅದೇ ರೀತಿ ನರ್ತಕನಕ್ಕೂ ಕೂಡ ಅಷ್ಟೇ ಭರತನೇ ಬರಲಿ ಕಚ್ಚೆ ಕಟ್ಕೊಂಡು ಬರಲಿ ಅವನನ್ನು ಅವನ ಸೂತ್ರಗಳಿಂದಲೇ ಬಲಿ ಹಾಕ್ತೀನಿ ಅಭಿಜಾತ ಪದ್ಯ ಶೈಲಿಗೆ ಇರುವ ಶಕ್ತಿ ಅದಕ್ಕಿರುವಂಥ ವೈವಿಧ್ಯ ಅಸಾಮಾನ್ಯವಾದದ್ದು ನಾನು ಸತ್ಯ ಹೇಳ್ತಾ ಇದ್ದೀನಿ ಈ ಮಾತನ್ನು ಆ ಅಷ್ಟು ದಿವ್ಯವಾದ ಕಲೆ ಎಂಥೆಂಥ ಮಹಾಕವಿಗಳು ಯಾವ್ಯಾವ ರೀತಿಯಲ್ಲಿ ಅದನ್ನು ಕೌಶಲ್ಯದಿಂದ ಪ್ರವರ್ತಿಸಿದ್ದಾರೆ ಒಬ್ಬೊಬ್ಬ ಕವಿ ಒಂದೊಂದು ಭಾಷೆಯ ಮಹಾಕವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತೆಲುಗಿನ ಒಬ್ಬ ಶ್ರೀನಾಥನನ್ನು ಒಬ್ಬ ವೇಮನನನ್ನು ಒಬ್ಬ ಶ್ರೀಕೃಷ್ಣದೇವರಾಯನನ್ನ ಒಬ್ಬ ಅಲ್ಲಸಾನಿ ಪೆದ್ದನ ಒಬ್ಬ ರಾಮರಾಜಭೂಷಣ ಇವರಿಷ್ಟು ಜನ ನೋಡ್ಕೊಳ್ಳಿ ಕನ್ನಡದಲ್ಲಿ ಒಬ್ಬ ಪಂಪ ಒಬ್ಬರನ್ನ ಒಬ್ಬ ಲಕ್ಷ್ಮೀಶ ಒಬ್ಬ ಕುಮಾರವ್ಯಾಸ ಒಬ್ಬ ರತ್ನಾಕರ ವರ್ಣಿ ಒಬ್ಬ ಕುವೆಂಪು ಒಬ್ಬ ನರಸಿಂಹಸ್ವಾಮಿ ಇವ್ರನ್ನ ನೋಡಿ ಗೊತ್ತಾಗುತ್ತೆ ಹೇಗೆ ಅಂತ ಅದೇ ರೀತಿ ಸಂಸ್ಕೃತದಲ್ಲಂತೂ ಒಬ್ಬ ಭಲ್ಲಟ ಇರ್ಬೋದು ಒಬ್ಬ ಭರ್ತೃಹರಿ ಇರ್ಬೋದು ಒಬ್ಬ ಭಾವಭೂತಿ ಇರ್ಬೋದು ಒಬ್ಬ ಕಾಳಿದಾಸ ಇರ್ಬೋದು ಒಬ್ಬ ವಿಶಾಖದತ್ತ ಇರ್ಬೋದು ಒಬ್ಬ ಗಂಗಾದೇವಿ ಇರ್ಬೋದು ಯಾವ ರೀತಿ ಮಾಡ್ತಾರೆ ಒಬ್ಬೊಬ್ಬರದು ಅನನ್ಯವಾದ ಶೈಲಿ ತುಂಬ ಎದ್ದು ತೋರುವಂಥ ಶೈಲಿ ಇದು ಇವರೇ ಬರೆದಿದ್ದಾರೆ ಅಂತ ಹೇಳುವಂಥದ್ದು ಅಷ್ಟರ ಮಟ್ಟಿಗೆ ಆ ಮಟ್ಟದ ಅನನ್ಯತೆ ನಾನು ನೃತ್ಯದಲ್ಲಿ ನೋಡಿಲ್ಲ ಶಿಲ್ಪದಲ್ಲಿ ನೋಡಿಲ್ಲ ಗೇಯದಲ್ಲಿ ನೋಡಿಲ್ಲ ಈ ಮಟ್ಟದ ಮಹಾಕಲೆಯನ್ನು ಒಂದೇ ಏಟಿಗೆ ಕೇವಲ ನೂರೇ ವರ್ಷಗಳಲ್ಲಿ ನಾಮಾವಶೇಷ ಮಾಡಿಬಿಡ್ತು ಇಂಗ್ಲಿಷ್ ಪ್ರಭಾವ ಅದರಿಂದ ಏನಾಯಿತು ಅಂತಂದರೆ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಅತ್ಯುತ್ತಮವಾದ ಆರೋಗ್ಯಕಾರಿಯಾದಂಥ ಧಾನ್ಯವನ್ನು ದವಸವನ್ನು ನಾವು ಯಾವುದೋ ತವುಡಿಗೆ ಜಳ್ಳಿಗೆ ಸಿಪ್ಪೆಗೆ ಮಾರಿಕೊಂಡಂತೆ ಆಯಿತು ಈ ಮಟ್ಟದಲ್ಲಿ ನೋಡಿದಾಗ ಪಾಶ್ಚಾತ್ಯ ಜಗತ್ತಿನ ಭಾಷೆಗಳಿಗೆ ಸಾಧ್ಯವೇ ಇಲ್ಲ ಇದರ ಎತ್ತರಕ್ಕೆ ಬರೋದಿರಲಿ ಇದರ ಮಂಡಿ ಮುಟ್ಟೋದಿರಲಿ ಮೊಣಕಾಲು ಗಂಟನ್ನ ಇರಲಿ ಅದು ಇನ್ನೂ ತಲಸ್ಪರ್ಶಿಯಾಗಿ ಬಂದಂಥದ್ದು ಅಂತ ಅನ್ನೋ ರೀತಿಯಲ್ಲಿ ಹೇಳೋದಿದ್ರೆ ಅದರ ಹಿಮ್ಮಡಿ ಮುಮ್ಮಡಿಗೂ ಕೂಡ ಮುಟ್ಟೋದಿಲ್ಲ ಆ ಮಟ್ಟದು all the western literatures versification talent is so lowly and so inferior ಆದರೆ ಭಾರತೀಯ ಪದ್ಯಶಿಲ್ಪ ಅಷ್ಟು ಅಸಾಮಾನ್ಯವಾದದ್ದು ಇತ್ತ ಕಡೆ ಜಪಾನಿಂದ ಅತ್ತ ಕಡೆ ಕ್ಯಾಲಿಫೋರ್ನಿಯಾವರೆಗೆ ಇರುವ ಜಗತ್ತಿನ ಭಾಷೆಗಳನ್ನೆಲ್ಲ ನಿಲ್ಲಿಸ್ಕೊಂಡು ನೋಡಿ ಎಲ್ಲಿಯೂ ಕಾಣಿಸೋಲ್ಲ ಇದು ನಮ್ಮ ಭಾಗ್ಯ ಅದನ್ನು ಕನ್ನಡದಲ್ಲೊಬ್ಬ ಒಬ್ಬ ಬಿ ಎಂ ಶ್ರೀ ನಾಶ ಮಾಡಿ ಕೂತ್ಕೊಂಡ್ರು ಕನ್ನಡದ ಕಣ್ವನೇ ನಿಜ ಆದರೆ ಕನ್ನಡವನ್ನು ಕೊಂದವರು ಅವರು ಏನಂತಂದರೆ ಸತತವಾಗಿ ಕಂದ ವೃತ್ತ ಸಾಂಗತ್ಯ ಇತ್ಯಾದಿಗಳನ್ನು ಹಂಗಿಸಿ ಹಂಗಿಸಿ ಹಂಗಿಸಿ ಮಾಡಿಬಿಟ್ರು ಅದು ತೂಕಡಿಸೋರಿಗೆ ಹಾಸಿಗೆ ಹಾಕ್ಕೊಡೋ ತರಹ ಆಗ್ಬಿಡ್ತು ಈ ಅಂಶದಲ್ಲಿ ಅವರಿಗೆ ಅವರಿಗೆ ಯಾವುದೇ ಪದ್ಯವಿದ್ಯಾಭಿಮಾನಿ ಪದ್ಯವಿದ್ಯಾ ಸೂಕ್ಷ್ಮತೆಯನ್ನು ಬಲ್ಲವರು ಕ್ಲೀನ್ ಚಿಟ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಯಾತಕ್ಕೆ ಹೇಳ್ತಿದ್ದೀನಿ ಇಷ್ಟು ಸಂಕಟದಿಂದ ಅಂತಂದರೆ ಆಧುನಿಕ ಸಂಸ್ಕೃತ ಪುಣ್ಯವಶಾತ್ ಒಂದು ಸ್ವಲ್ಪ ಉಳಿಸಿಕೊಂಡಿದೆ ತೆಲುಗಿನಲ್ಲಿ ಇನ್ನೂ ಒಂದು ಸ್ವಲ್ಪ ಇದೆ ಕನ್ನಡದಲ್ಲಿ ಕೊಂದೇ ಬಿಟ್ಟರು ತಮಿಳಿನಲ್ಲಿ ಮೊದಲಿಂದಲೂ ಇಲ್ಲ ನೆಗೆದು ಬಿತ್ತು ಮಲಯಾಳಮಲ್ಲಿ ಕುಟುಕು ಜೀವ ಇಟ್ಕೊಂಡಿದೆ ಅಲ್ಲಿ ಇಸ್ಲಾಮು ಕ್ರೈಸ್ತ ಕಮ್ಯುನಿಸಮ್ ಮೂರು ಸಾಕಲ್ಲ ಕಾಲ್ರಾ ಪ್ಲೇಗು ಬರಗಾಲ ಅದು ಮೂರು ಸೇರಿದಂತೆ ಆಗುತ್ತದೆ ಆಗ ಬಂದಮೇಲೆ ಇನ್ನೇನು ಸಾಧ್ಯ ಆಗೋದಿದೆ ಹಿಂದಿಯಲ್ಲಿ ಎಂದೋ ಕಳ್ಕೊಂಡ್ಬಿಡ್ತು ಎಂದೋ ಕಳ್ಕೊಂಡ್ಬಿಡ್ತು ರೀತಿ ಕಾವ್ಯದಲ್ಲಿ ಒಂದಷ್ಟಿತ್ತು ಮರಾಠಿನಲ್ಲಿ ಒಂದು ಸ್ವಲ್ಪ ಇದೆ ಬಂಗಾಳದಲ್ಲಿ ಇತ್ತು ಬಂಗಾಳದಲ್ಲಿ ವ್ಯವಸ್ಥಿತವಾಗಿ ನಾಶ ಮಾಡಿತು ಒಂದು ಹಂತ ರವೀಂದ್ರನಾಥ್ ಟ್ಯಾಗೋರ್ವರೆಗೆ ಇತ್ತು ಈಶ್ವರಚಂದ್ರ ವಿದ್ಯಾಸಾಗರ್ವರೆಗೆ ಚೆನ್ನಾಗಿ ಬಂತು ಆಮೇಲೆ ಹೋಯಿತು ಒರಿಸ್ಸಾದಲ್ಲಿ ಇತ್ತು ಪ್ರತಿಯೊಂದು ಪ್ರಾಂತದಲ್ಲೂ ಇತ್ತು ಕೊಲ್ಲತಾ ಕೊಲ್ಲತಾ ಬಂದರು ಒರಿಸ್ಸಾದವರು ಪಾಪ ಆ ನೆರಮನೆ ನೋಡಿ ನೋಡಿ ಮನೆಯವಳು ಉರುಳು ಹಾಕ್ಕೊಂಡ್ಲು ಅಂತ ಒಂದು ಗಾದೆ ಉಂಟು ಬಂಗಾಳ ಅದರ ಮೇಲೆ ತುಂಬ ಪ್ರಭಾವ ಬೀರಿದೆ ದುಷ್ಪ್ರಭಾವವೇ ಆಯಿತು ಈ ವಿಷಯದಲ್ಲಿ ಅದು ಹದಗೆಡ್ತು ಪಕ್ಕದಲ್ಲಿರುವ ತೆಲುಗು ನೋಡಿದರೆ ಸ್ವಲ್ಪ ಮಾನ ಉಳಿತಾ ಇತ್ತು ಒರಿಯಾಗೆ ಅದು ಹಾಗಾಗಿದೆ ಹೀಗೆ ಯಾವ ಪ್ರಾಂತದಲ್ಲಿ ನೋಡಿದ್ರೂ ಕಾಣುತ್ತದೆ ವ್ಯಸನ ಆಗುತ್ತದೆ ಇಂಥ ಒಂದು ಶೈಲಿ ನಾಶೋ ದ್ವೇಷ ಪೋಷ ತಿಸ್ರೋ ಭವಂತಿ ಗುಣಸ್ಯ ಖಲವದನೆ ನಿಜವದನೆ ಸಜ್ಜನವದನೆ ನೋಡಿ ಇದೊಂದು ಸಣ್ಣ ಪದ್ಯಕ್ಕೆ ಟೆಕ್ನಿಕ್ಯಾಲಿಟಿ ಎಷ್ಟಿದೆ ಮೊದಲು ನಾಲ್ಕು ನಾಲ್ಕು ಮಾತ್ರೆಗಳಲ್ಲಿ ನಾಶೋ ದ್ವೇಷ ಪೋಷ ತಿಸ್ರೋ ಗತಯೋ ಭವಂತಿ ಹಿಗುಣಸ್ಯ ಉತ್ತರಾರ್ಧದಲ್ಲಿ ಖಲವದನೆ ನಿಜವದನೆ ಸಜ್ಜನವದನೆ ಪ್ರಯಾತಸ್ಯ ಅಂತ ಪೂರ್ವದಲ್ಲಿ ಏಕತಾಳ ಉತ್ತರದಲ್ಲಿ ರೂಪಕತಾಳ ಬರುವಂತೆ ಮಾಡಿರುವ ರಚನೆ ಇಷ್ಟು ಯುನೀಕ್ ಆದದ್ದು ಆಮೇಲೆ ಮತ್ತೊಂದು ಪದ್ಯದಲ್ಲಿ ಇವರು ಒಂದು ಲೋಕನೀತಿಯನ್ನು ಹೇಳ್ತಾರೆ ನಷ್ಟಕ್ಷಾರಂ ಭವತಿ ಲಭತೆ ಮೇಘತಾಂ ಉನ್ನತಿಂಚ ಸಾಮುದ್ರಂ ಜಡಮಪಿ ಜಲಂ ಯೋಗಾತ್ ತೇಜೋರಾಶಿನ್ ತಮಪಿ ಕುರುತೆ ನಿಷ್ಪ್ರಭಂ ನಷ್ಟರೂಪಂ ಲಬ್ಧೋತ್ಕರ್ಷೋ ಭವತಿ ಬಹುದಾ ಬುದ್ಧಿಹೀನೋ ವಿನೀತ ಅಂತ ಮಂದಾಕ್ರಾಂತದಲ್ಲಿದೆ ಸಮುದ್ರದ ನೀರು ಸೂರ್ಯನ ಕಿರಣಗಳಿಂದಾಗಿ ನಷ್ಟಕ್ಷಾರಂ ಭವತಿ ತನ್ನ ಸೆಲೆನಿಟಿ ಉಪ್ಪುತನವನ್ನು ಕಳ್ಕೊಳ್ಳುತ್ತೆ ಅದು ಗಡಸು ನೀರು ಆ ಗಡಸುತನವನ್ನು ಕಡ್ಕೊಳ್ಳುತ್ತೆ ಲಭತೆ ಮೇಘತಾ ಉನ್ನತಿಂಚ ಅದು ನಿರ್ಮಲವಾದಂಥ ಡಿಸ್ಟಿಲ್ಡ್ ವಾಟರ್ ಆಗಿ ಉನ್ನತಿಯನ್ನು ಪಡ್ಕೊಳ್ಳುತ್ತೆ ಆ ಪಾತಾಳದಿಂದ ಮೇಲಕ್ಕೇರುತ್ತೆ ಆಮೇಲೆ ತೇ ಆಗ ಮಾಡಿದ್ದು ಕೃಷ್ಣ ಸೂರ್ಯನ ಬಗ್ಗೆ ಅದು ತುಂಬ ಕೃತಜ್ಞತೆ ಇಟ್ಕೋಬೇಕಲ್ವಾ ತೇಜೋರಾಶಿನ ತಂಬಪಿ ಕುರುತೆ ನಿಷ್ಪ್ರಭಂ ನಷ್ಟ ರೂಪವಾದರೆ ಮೋಡ ತನ್ನನ್ನು ಉದ್ದಾನ ಮಾಡಿ ಸೂರ್ಯನೇ ಮುಚ್ಚಾಕ್ಬಿಡುತ್ತೆ ಅವನೇ ಇಲ್ಲ ಅನ್ನೋ ಥರ ಮಾಡಿ ದಿನವನ್ನು ದುರ್ದಿನ ಮಾಡಿಬಿಡುತ್ತೆ ಏನು ಮಾಡೋದು ಲಬ್ಧೋತ್ಕರ್ಷೋ ಭವತಿ ಬಹುದಾ ಬುದ್ಧಿಹೀನ ಅವಿನೀತ ಉನ್ನತಿನ ಪಡ್ಕೊಂಡ ನೀಚ ತನಗೆ ಕಾರಣರಾದವ್ರಿಗೇನೆ ಡಬಲ್ ಕ್ರಾಸ್ ಮಾಡ್ತಾನೆ ಅಂತ ಎಷ್ಟು ಚೆನ್ನಾಗಿರ್ತಕ್ಕಂಥ ಅನ್ಯೋಕ್ತಿ ಎಷ್ಟು ಸುಂದರವಾದದ್ದು ಇದನ್ನು ಇವರು ಮಾನವ ಸ್ವಭಾವ ಅನ್ನುವ ಶೀರ್ಷಿಕೆಯಲ್ಲಿ ಬರೆದಿದ್ದಾರೆ ಮತ್ತೊಂದು ಕಡೆ ಅವರು ಅನೇಕ ಪದ್ಯಗಳು ಚೆನ್ನಾಗಿವೆ ಈ ಮಂದೋರ್ಮಿಮಾಲದಲ್ಲಿ ಲೀಲಾಜಾಲವಾಗಿ ಒಂದು ನೂರು ನೂರೈವತ್ತು ಪದ್ಯ ಉತ್ಕೃಷ್ಟ ಪದ್ಯಗಳು ಅಂತ ಹೇಳಬಹುದಾದದ್ದು ಕಿನ್ನಾಲಂಬಿ ಜಲಂ ಸಮುದ್ರ ಜಗತ ಸಂತಾಪ ವಿಚ್ಛಿತ್ತಯೇ ಪಾಥೋದೇನ ತಡಾಗ ಪಲ್ವಲ ನದಿ ಕೂಪಪ್ರಪಾತಾದಿತಃ ಕಸ್ಮಾತ್ ಗರ್ಜಸಿ ತತ್ವಮೇವ ಸತತಂ ದೌರಾತ್ಮ್ಯಮೇತತ್ತವ ದಾನಂ ಸ್ಯಾದುಚಿತಂ ಪರಂ ಜಲನಿಧೆ ನೋಚೈಸ್ತರಾಂ ಗರ್ಜನಂ ಅಂತ ಸಮುದ್ರ ನಿರಂತರವಾಗಿ ಅಲೆಗಳ ಮೂಲಕ ಗರ್ಜನೆ ಮಾಡ್ತಾ ಇರುತ್ತೆ ಇದೊಂದು ಅನ್ಯೋಕ್ತಿ ಅನ್ಯೋಕ್ತಿ ಅಂದರೆ ಒಂದು ವಸ್ತುವಿನ ಕುರಿತು ಹೇಳುವಂತೆ ಇದ್ದರೂ ಮತ್ತೊಂದು ವಸ್ತುವಿನ ಬಗೆಗೆ ಅಲ್ಲಿ ಸೂಚನೆ ಕೊಡ್ತಾ ಇರುವುದು ಹಾಗಾಗಿ ಅದು ಏನು ಹೇಳದೆ ಹೇಳ್ತಾ ಇದೆ ಇದು ತುಂಬ ದೊಡ್ಡದಾದದ್ದು ಕಿಂ ನಾಲಂಬಿ ಜಲಂ ಸಮುದ್ರ ಜಗತ್ತ ಸಂತಾಪ ವಿಚ್ಛಿತ್ತಯೇ ನೀನು ಎಷ್ಟೆಷ್ಟು ಕಡೆಯಿಂದ ನೀರನ್ನು ಪಡ್ಕೊಳ್ಳಿಲ್ಲ ಪಾತೋದೇನ ಮೋಡದಿಂದ ತಡಾಕ ಪಲ್ವಲ ನದಿ ಕೂಪ ಪ್ರಪಾತಾತೀತ ಜಲಪಾತಗಳಿಂದ ಬಾವಿಗಳಿಂದ ನದಿಗಳಿಂದ ಝರಿಗಳಿಂದ ಎಲ್ಲದರಿಂದ ನೀರು ತಗೊಂಡೆ ಕಸ್ಮಾತ್ ಗರ್ಜಸಿ ತತ್ವಮೇವ ಮೇ ತತ್ವ ನೀನು ಮೋಡ ಆಗೋದಕ್ಕೂ ನೀರು ಕೊಡ್ತೀಯ ಆದರೆ ಕೊಡುವಾಗ ಯಾಕೆಷ್ಟು ಗರ್ಜನೆ ಮಾಡ್ತೀಯ ದಾನವನ್ನು ಮೌನದಿಂದ ಮಾಡಬೇಕು ಈ ಅಬ್ಬರ ಮಾಡುವುದು ಸರಿಯಲ್ಲ ಅಂತಕ್ಕಂಥ ಇಷ್ಟು ಹೃದಯಂಗಮವಾದಂಥ ಲೋಕನೀತಿಯನ್ನು ಅವರು ಹೇಳ್ತಾರೆ ನಾನು ಈ ಪುಸ್ತಕದಲ್ಲಿ ಒಂದು ಟಿಕ್ಕು ಎರಡು ಟಿಕ್ಕು ಮೂರು ಟಿಕ್ ಮಾರ್ಕ್ ಹಾಕ್ಕೊಂಡಿದ್ದೀನಿ ಗುಡ್ ಬೆಟರ್ ಬೆಸ್ಟ್ ಅನ್ನುವಂಥ ರೀತಿಯಲ್ಲಿ ಆ ಥರ ಮೂರು ಮೂರು ಟಿಕ್ಕು ಎರಡೆರಡು ಟಿಕ್ ಮಾಡ್ಕೊಂಡಿದ್ದು ಪುಟಗಟ್ಟಲೆ ಕಾಣಿಸ್ತಾ ಬರ್ತದೆ ಸಮಯಾಭಾವದಿಂದ ಕೆಲವು ಕೆಲವನ್ನ ಮಾತ್ರ ಕೊಡಬೇಕಾಗುತ್ತೆ ಚಂದ್ರನ ಬಗೆಗಿರುವ ಪದ್ಯಗಳಲ್ಲಿ ಒಂದು ಪದ್ಯ ತುಂಬ ಚೆನ್ನಾಗಿದೆ ಕಿಂತಾವಕೈ ಕಲು ಖಲು ಕರೈಃ ಏ ಯೇ ದಗ್ಧುಮೇವ ಭುವನಂ ಜ್ವಲನಂ ವಮಂತಿ ಧನ್ಯಾಃ ಪರಂತು ಶಶಿನಃ ಕ್ಷೈಣಃಕರಾಸ್ತೆ ಪೀಯೂಷಮೇವ ಸತತಂ ಭುವಿಯೇ ಕಿರಂತಿ ಸೂರ್ಯನ ಕಿರಣಗಳು ಯಾವತ್ತೂ ಕೂಡ ಕುಗ್ಗುವಂಥವಲ್ಲ ಅಂದರೆ ಸೂರ್ಯ ಸೊರಗುವಂಥವನೇ ಅಲ್ಲ ಆದರೆ ಅವು ತಂಪುತನವನ್ನು ಕೊಡೋಕ್ಕಾಗೋಲ್ಲ ಆದರೆ ಚಂದ್ರ ಸೊರಗೋಗ್ತಕ್ಕಂಥವನು ಅವನ ಕೈ ತಂಪುತನ ಕೊಡ್ತಾ ಇದೆ ಅಂತ ಅಂದರೆ ನಾವು ಚಿರಂಜೀವಿಗಳು ಅಂತ ಇರ್ತೀವಿ ನಮಗೊಂದು ಸ್ವಲ್ಪವೂ ಏನೂ ಆಗೋಲ್ಲ ನಿತ್ಯ ಯೌವನ ಶಾಲೆಗಳು ಅಂತ ಆದರೆ ಏನೂ ತಂಪುತನವನ್ನು ನೆಮ್ಮದಿನ ಯಾರಿಗೂ ಕೊಡೋಕ್ಕಾಗೋಲ್ಲ ಪಾಪ ಕೆಲವರು ಇವತ್ತಿದ್ದು ನಾಳೆ ಸಾಯ್ತಾರೆ ಹೂವಿನ ಥರ ಅವ್ರ ಬದುಕು ಆದರೆ ಅವ್ರ ಲೋಕಕ್ಕೆ ಎಷ್ಟೋ ತಂಪುತನ ಕೊಟ್ಟಿರ್ತಾರೆ ಕೆಲವರು ಫಿಸಿಕಲಿ ಫಿಟ್ ಆಗಿರಬೇಕು ಅಂತ ಬೆಳಗಿಂದ ಸಂಜೆವರೆಗೂ ಜಿಮ್ಗೆ ಹೋಗೋದು ವ್ಯಾಯಾಮ ಮಾಡೋದು ಅದು ಏರೋಬಿಕ್ಸ್ ಅಂತೆ ಹಾರೋಬಿಕ್ಸ್ ಅಂತೆ ಎಲ್ಲ ಮಾಡ್ತಾರೆ ಕಡೆಗೆ ಆ ಶರೀರದಿಂದ ಒಂದು ಒಳ್ಳೇದು ಮಾಡಿರೋದಿಲ್ಲ ರಣಸಾಧನೆ ಯಮಸಾಧನೆ ಮಾಡ್ತಾರೆ ಆ ಸಾಧನೆ ಕಡೆಗೆ ಏನಾಗುತ್ತೆ ನಮ್ಮ ಸಂತೋಷಕ್ಕೆ ಮಾಡ್ಕೊಂಡ್ವಿ ಅಂತಾರೆ ನಿಮ್ಮ ಸಂತೋಷ ಸರಿನಪ್ಪ ನಿಮಗಿಷ್ಟು ಸಂತೋಷ ಕೊಟ್ಟು ಜಗತ್ತಿಗೆ ನೀವು ಕೊಡಬೇಡವೆ ಸಂತೋಷನ ಅದಕ್ಕಾಗಿ ಬೇಡವಾ ಜನಕ್ಕೆ ಸಂತತವೀವ ಘನನತಾನೆಂದೆಂಬ ಅಹಂಕಾರದಲ್ಲಿ ಇರಬಾರದು ನಿಜ ಆದರೆ ಜನಕ್ಕೆ ಸುಖವನ್ನು ಕೊಡಬೇಕಲ್ವಾ ಜಗತ್ತಿಗೆ ಆ ದೃಷ್ಟಿಯಿಂದ ಇಷ್ಟು ಸೊಗಸಾಗಿ ಚಂದ್ರ ಕೃಷ್ಣ ಪಕ್ಷದಲ್ಲಿ ಕ್ಷಯಿಸ್ತಾನೆ ಅನ್ನೋದನ್ನೇ ಅದೆಷ್ಟು ಸುಂದರವಾದ ರೀತಿಯಲ್ಲಿ ಅವರು ಪರಿವರ್ತನೆ ಮಾಡಿಕೊಡ್ತಾರೆ ಅಂತ ಅನ್ನೋದು ನೋಡಿದಾಗ ಗೊತ್ತಾಗುತ್ತೆ ಕವಿಯ ಕಲ್ಪನೆಗೆ ಪಕ್ಕಾದಂಥದ್ದು ಎಷ್ಟೆಷ್ಟು ಸೊಗಸನ್ನು ಉಂಟು ಮಾಡುತ್ತದೆ ಅಂತ ಮೋಡವನ್ನು ಕುರಿತು ಒಂದು ಕಡೆ ಬರೀತಾರೆ ಇಷ್ಟು ಚೆನ್ನಾಗಿದೆ ಎಷ್ಟು ಅಭಿನವವಾಗಿದೆ ಅಂತ ಆಕರ್ಷಂತೋ ಹೃದಯಮಭಿತೋ ಬರ್ಹಿಣಾಂ ಚಾತಕಾನಾಂ ಭೂಯಾಂಸಸ್ತೆ ದಿಶಿ ದಿಶಿ ಚರಂತ್ಯಂಬೂದ್ವಾಹ ವಿಶಾಲಾ ತಸ್ಮಿನ್ ಮೇಘೆ ಪುನರ್ಯಮಹೋ ಪ್ರೀತಿರಾ ಆತ್ಯಂತಿಕೀ ಮೇ ಯತ್ರಾವಿಷ್ಟ ಕವಿಕುಲಗುರೋ ಕಾಳಿದಾಸಸ್ಯ ಭಾವಾ ತುಂಬ ಮೋಡಗಳಿವೆ ಆ ಮೋಡಗಳೆಲ್ಲ ಚಾತಕಗಳಿಗೆ ನೀರು ಕೊಡುತ್ತವೆ ನವಿಲುಗಳನ್ನು ಕುಣಿಸುತ್ತವೆ ಜಗತ್ತಿಗೆ ತಂಪೆರಿಯುತ್ತವೆ ಆದರೆ ನಾನು ಎಷ್ಟೋ ವರ್ಷಗಳಿಂದ ಯಾವ ಮೋಡ ಕಾಳಿದಾಸನಿಗೆ ಸ್ಫೂರ್ತಿ ಕೊಡ್ತೋ ಅದಕ್ಕಾಗಿ ಹುಡುಕ್ತಾ ಇದ್ದೀನಿ ಅಂತ ಅಂದರೆ ಏನು ಕಾವ್ಯ ಇದು ನಿಜವಾಗಿ ಕಾವ್ಯ ಅಂತಂದರೆ ಕಾಳಿದಾಸನಿಗೆ ಸ್ಫೂರ್ತಿ ಕೊಟ್ಟ ಮೋಡ ನನಗೂ ಸ್ಫೂರ್ತಿ ಕೊಟ್ಟಿತು ಅಂತ ಇದೊಂದು ರೀತಿಯಾದ ಚಾತಕ ವ್ರತ ಅಂತ ಬಹಳ ಸುಂದರವಾದಂಥ ಕಾವ್ಯ ರೂಪಂ ವಿದ್ಯಾ ಕಲಾಕರ್ಮ ಯಥಾಪೂರ್ವಂ ತಥಾಧುನ ಅಹೋ ವಿತ್ತಸ್ಯ ಸಾಮರ್ಥ್ಯಂ ವಿಪರೀತೆ ವಿಪರ್ಯಯ ಲೋಕನೀತಿ ಆಮೇಲೆ ನಾವು ಇವರ ಮತ್ತೊಂದು ಕೃತಿಯ ಕಡೆಗೆ ಹೋಗ್ಬೋದು ಅದು ಕಾಳಿದಾಸ ರಹಸ್ಯಂ ಅಂತ ಇದು ಒಂದು ವಿನೂತನವಾದ ಕೃತಿ ಇದೊಂದು ಸಮಸ್ಯಾಪೂರ್ಣದ ರೀತಿಯ ಕೃತಿ ಅಂತ ಅನ್ಬೋದು ಕಾಳಿದಾಸ ರಹಸ್ಯ ಅಂತಂದರೆ ನಾನು ತುಂಬ ವರ್ಷಗಳ ಕಾಲ ಹುಡುಕದೆ ಅದರ ಹಿನ್ನೆಲೆಯನ್ನು ಹೇಳಬೇಕು ಇವರ ಒಂದೊಂದು ಪುಸ್ತಕವೂ ನನಗೆ ಸಿಕ್ಕಿದ್ದು ಒಂದೊಂದು ರೀತಿಯಲ್ಲಿ ಆಗೆಲ್ಲ ಅಮೆಝಾನು ಮತ್ತೊಂದು ಮಗದೊಂದು ಇರಲಿಲ್ವಲ್ಲ ಎಲ್ಲೆಲ್ಲೋ ಹುಡುಕಬೇಕು ಸಂಸ್ಕೃತ ಪುಸ್ತಕಗಳ ಮಳಿಗೆ ಅನ್ನೋದು ಇರಲಿಲ್ಲ ಬೆಂಗಳೂರಿನಲ್ಲಿ ಮೋತಿಲಾಲ್ ಬ್ರಹ್ಮದಾಸ್ ಆಗಿದ್ದು ಇವೆಲ್ಲ ಪುಸ್ತಕಗಳು ಎಷ್ಟೋ ನನಗೆ ಸಿಗೋ ಹೊತ್ತಿಗೆ ಮತ್ತು ಅಲ್ಲೂ ಕೂಡ ಇಂಥ ಪುಸ್ತಕಗಳು ಇರ್ತಾ ಇಲ್ಲ ಮೋತಿಲಾಲ್ ಬ್ರಹ್ಮದಾಸು ಮನೆಹಾಳ ವ್ಯಾಪಾರ ಅದು ಈ ಪಾಶ್ಚಾತ್ಯರದು ಅಧಮಾಧಮವಾದಂಥ ಬರವಣಿಗೆಗಳನ್ನು ಕೆಟ್ಟ ಟೈಪಲ್ಲಿ ದುಬಾರಿ ಬೆಲೆಯಲ್ಲಿ ಮಾರುತ್ತೆ ಅದು ಮಾಡಿರುವಂಥ ಒಳ್ಳೆ ಕೆಲಸಕ್ಕಿಂತ ಕೆಟ್ಟ ಕೆಲಸವೇ ಜಾಸ್ತಿ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಸಂಸ್ಕೃತದ ಕಾವ್ಯಗಳು ಆಧುನಿಕ ಕವಿಗಳ ಬರವಣಿಗೆಗಳು ಸಿಗೋದು ತುಂಬ ಕಷ್ಟವಾಗಿತ್ತು ಈ ಕಾಳಿದಾಸ ರಹಸ್ಯಂ ಈ ಪುಸ್ತಕ ಇದರ ಮೇಲಿರೋದು ಶ್ರೀಧರ ಭಾಸ್ಕರ ವರ್ಣೇಕರ್ ಅವರ ಕೈ ಬರಹ ಇದು ಅವರ ಮಗ ಚಂದ್ರಗುಪ್ತ ವರ್ಣೇಕರ್ ಅವರು ನನಗೆ ಖಾಸಗಿಯಾಗಿ ಕಳಿಸ್ಕೊಟ್ಟಿದ್ದು ಇದು ಎಲ್ಲೂ ಸಿಗ್ತಾ ಇಲ್ಲ ಎಲ್ಲೆಲ್ಲೂ ಹುಡುಕ್ತಾ ಇದ್ದೀನಲ್ಲ ಅಂದರೆ ನೀವು ಅಷ್ಟವ್ರನ್ನ ಅಭಿಮಾನಿಸ್ತೀರಾದ್ರಿಂದ ಅವರ ಕೈ ಬರಹ ಅವರ ರಟ್ಟಾಕಿರ್ತಕ್ಕಂಥದ್ದೇ ಹಾಕಿರ್ತಕ್ಕಂಥದ್ದೇ ನಿಮಗೆ ಕಳಿಸ್ಕೊಡ್ತೀನಿ ಅಂತ ಅವ್ರ ಪರ್ಸ್ನಲ್ ಕಾಪಿನ ಕಳಿಸ್ಕೊಟ್ಟಿದ್ದಾರೆ ನನಗೆ ತುಂಬ ಕುತೂಹಲ ಇತ್ತು ಇದು ಯಾವ ರೀತಿಯಾದದ್ದಾಗಿರಬಹುದು ಕಾವ್ಯ ಕಾಳಿದಾಸನನ್ನು ಕುರಿತು ಅನೇಕ ಸಂಸ್ಕೃತ ಕವಿಗಳು ಬರೆದಿದ್ದಾರೆ ನೆನ್ನೆ ಹೇಳಿದ್ದೀನಿ ಸುಮಾರು ಒಂದು ಹತ್ತು ಸಾವಿರ ಶ್ಲೋಕ ಆಗುತ್ತದೆ ಅಂತ ಇವರು ಏನು ಮಾಡಿದ್ದಿರಬಹುದು ಇವರು ಯಾವುದು ಕಾವ್ಯವಾಗಿ ಮಾಡಿದ್ದಾರೆಯಾ ಸಂಶೋಧನಾ ಗ್ರಂಥ ಮಾಡಿದ್ದಾರೆಯಾ ಹೇಗೆ ಅಂತಲೂ ನನಗೆ ಯೋಚನೆ ಇತ್ತು ನೋಡಿದರೆ ಊಹಾತೀತವಾದ ರೀತಿಯಾಗಿತ್ತು ಅದಂದರೆ ಎಲ್ಲ ಉಪಜಾತಿ ಛಂದಸ್ಸಲ್ಲಿ ನಿಬದ್ಧವಾದ ಪದ್ಯಗಳು ಕಾಳಿದಾಸ ಅತಿ ಹೆಚ್ಚಾಗಿ ಬಳಸಿರೋದು ಉಪದಾ ಉಪಜಾತಿ ಛಂದಸ್ಸು ಕಾಳಿದಾಸನ ಒಂದೋ ಎರಡೋ ಸಾಲು ತೆಗೆದುಕೊಂಡು ಅದಕ್ಕೆ ತಮ್ಮದಾದ ಎರಡೋ ಮೂರೋ ಸಾಲುಗಳನ್ನು ಸೇರಿಸಿ ಅವನ ಮೇಲಿನ ಪ್ರಶಂಸೆಯನ್ನು ಮಾಡಿರ್ತಕ್ಕಂಥದ್ದು ಇದೊಂದು ಬಗೆಯಲ್ಲಿ ಅಪೂರ್ಣ ಕಾಳಿದಾಸನ ಮಾತುಗಳನ್ನೇ ಇಟ್ಟುಕೊಂಡು ತ್ವದೀಯಾಭಿರ್ವಾಗ್ಭಿಸ್ತವ ವಿಭುಧ ವಾಚಾಂ ಸ್ತುತಿರಿಯಂ ಅನ್ನುವಂಥದ್ದನ್ನು ಮಾಡಿದ್ದಾರೆ ಇದು ಹಿಂದೆ ಜನಸೇನಾಚಾರ್ಯ ಕಾಳಿದಾಸನ ಮೇಘದೂತವನ್ನು ಇಟ್ಟುಕೊಂಡು ಅದಕ್ಕೆ ತನ್ನ ಎರಡು ಅಥವಾ ಮೂರು ಸಾಲುಗಳನ್ನು ಸೇರಿಸಿ ಪಾರ್ಶ್ವಾಭ್ಯುದಯ ಅಂತ ಕಾವ್ಯ ಬರೆದದ್ದು ಅದು ಆವೇಷ್ಟನ ಕಾವ್ಯ ಅಂತ ಒಂದು ಪರಂಪರೆ ಆಯಿತು ಮೇಘದೂತವನ್ನೇ ಸಮಸ್ಯಾಪೂರ್ಣವಾಗಿ ತೆಗೆದುಕೊಂಡು ಇಡೀ ಮೇಘದೂತವನ್ನು ಒಳಗೊಳ್ಳುವಂತೆ ತಾವು ಬೇರೆ ವಸ್ತುವಿನ ಮೇಲೆ ಕಾವ್ಯ ಬರೆಯೋದು ಬಹಳ ಕಷ್ಟದ ಕೆಲಸ ಅದೇ ರೀತಿಯಾದದ್ದನ್ನು ಇವರು ಮಾಡಿದ್ದಾರೆ ಆ ಪಾರ್ಶ್ವಾಭ್ಯುದಯ ಬರೆದಂಥ ಜೈನ ವಿದ್ವಾಂಸ ಜೈನ ಯತಿ ಆಗಿದ್ದ ಜನಸೇನಾಚಾರ್ಯರು ಕನ್ನಡದವರು ಮಳಖೇಡದಲ್ಲಿದ್ದವರು ಆದರೆ ಆ ಕೃತಿಯನ್ನೇ ಮೇಘದೂತವನ್ನೇ ಇಟ್ಟುಕೊಂಡು ಸ್ಯಾದ್ವಾ ಕಾವ್ಯಂ ಕುಕವಿಚರಿತಂ ಅಂತ ಬರೀತಾನೆ ಇದು ಕಾಳಿದಾಸಂದು ಕೆಟ್ಟ ಕಾವ್ಯ ಅನ್ನುವಂತೆ ನಾನು ಜೈನ ಕಾವ್ಯ ಮಾಡಿ ತೀರ್ಥಂಕರನ ಬದುಕನ್ನು ಸೇರಿಸ್ಬಿಟ್ಟು ಅದನ್ನು ಉತ್ತಮ ಕಾವ್ಯ ಮಾಡ್ತೀನಿ ಅಂತ ಮುಂಡಾ ಮೋಚಿತು ಅಂತ ನನಗನ್ಸುತ್ತೆ ತಗೊಳ್ಳೋದು ಕಾಳಿದಾಸನ್ನೇ ಅದನ್ನು ಉದ್ಧರಿಸ್ತೀನಿ ಅಂದರೆ ಎಲ್ಲಾದರೂ ಉಂಟೆ ಈ ಥರದ ಅವಿವೇಕ ಅಹಂಕಾರಗಳು ತುಂಬ ಉಂಟು ಇಲ್ಲಿವರೆಗೆ ಅಂದರೆ ವೇದಾಂತ ದೇಶಿಕರಿಂದ ಮೊದಲುಗೊಂಡು ತೀರ ತೀರ ಈಚಿನವರೆಗೆ ಜಾಲಿಹಾಳ್ ಶ್ರೀನಿವಾಸಾಚಾರ್ಯರವರೆಗೆ ಎಲ್ಲರೂ ಆ ಕೆಟ್ಟ ಕೆಲಸ ಮಾಡಿದ್ದಾರೆ ಆಶ್ರಯಿಸೋದು ಕಾಳಿದಾಸನ್ನೇ ಮತ್ತು ಬೈಗಳು ಮಾತ್ರ ಅವನನ್ನೇ ಅಂದರೆ ಮತಾಂಧತೆ ಇನ್ನೇನೂ ಅಲ್ಲ ಟು ಸೇ ದಿ ಲೀಸ್ಟ್ ಸಣ್ಣತನ ಇವರಿಗೆ ಯಾವುದೇ ರೀತಿ ಕಾಳಿದಾಸನ ಯಶಸ್ಸಿನ ತಿಲಾಂಶದ ತಿಲಾಂಶದ ತಿಲಾಂಶವೂ ಬರೋದಿಲ್ಲ ಆದರೆ ಹೊಟ್ಟೆ ಕಿಚ್ಚು ಮತ್ತು ಮತಾಭಿಮಾನ ಕಾಳಿದಾಸ ಏನೋ ಶೈವ ಅಂತನ್ನುವ ಒಂದು ಅಭಿಮಾನ ಅಂದರೆ ದುರಭಿಮಾನ ತಾವು ವೈಷ್ಣವರು ತಾವು ಶ್ರೀವೈಷ್ಣವರು ಸದ್ವೈಷ್ಣವರು ತಲೆ ಚೆಚ್ಕೋಬೇಕು ಕಾವ್ಯದಲ್ಲಿ ಮತಾನ ಬರುತ್ತದೆ ನೀವು ಯಾವ ಕಸದ ಬಗ್ಗೆ ಬರೆದರೂ ಅದಕ್ಕೊಂದು ರಸತ್ವ ಬರಬೇಕು ಅದು ಇದ್ದರೆ ಸಾಕು ಹಾಗಿರುವಾಗ ಇಲ್ಲಿ ಆ ಥರ ಮಾಡ್ಕೊಂಡಿದ್ದಾರೆ ಅವರ ಹಂಸ ಸಂದೇಶದಲ್ಲೂ ಅಷ್ಟೇ ಇವರು ಬಂದು ವಿಪ್ರ ಸಂದೇಶದಲ್ಲೂ ಅಷ್ಟೇ ಈ ಥರದ್ದು ಮಾಡ್ಕೊಂಡಿದ್ದಾರೆ ಅಂದರೆ meanness of the worst order ಅದಕ್ಕೆ ಸಂಕುಚಿತ ಬುದ್ಧಿ ಇದ್ದು ಎಷ್ಟು ಸಂಸ್ಕೃತ ಓದಿದ್ರು ಏನು ಪ್ರಯೋಜನವಾಗೋಲ್ಲ ಇವರು ಹಾಗೆ ಮಾಡಿಲ್ಲ ಕಾಳಿದಾಸನ ಸಾಲುಗಳನ್ನು ಬಳಸಿಕೊಂಡು ಮನಸಾ ವಚಸ ಕರ್ಮಣ ಆತನ ಮಹಾಕೃತಿ ಎಂಥದ್ದು ಮಹನೀಯತೆ ಎಂಥದ್ದು ಕಾವ್ಯ ಲೋಕದಲ್ಲಿ ಅವನು ಸಾಧಿಸಿರುವ ಮಹತ್ವ ಎಂಥದ್ದು ಅನ್ನೋದನ್ನು ಕೊಡ್ತಾರೆ ಅವರ ಹಿಂದಿ ಅನುವಾದವನ್ನು ಮಾಡಿದ್ದಾರೆ ತುಂಬ ಒಳ್ಳೆಯ ಪದ್ಯಗಳು ಇದರೊಳಗೆ ಚೆನ್ನಾಗಿ ಬಂದಿವೆ ನಾನು ಕೇವಲ ಕೆಲವೊಂದು ಪದ್ಯಗಳನ್ನು ಮಾತ್ರ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತೀನಿ ಅವರು ರಘುವಂಶದ ಮತ್ತು ಕುಮಾರ ಸಂಭವದ ಶ್ಲೋಕಗಳನ್ನು ಹೆಚ್ಚಾಗಿ ತಗೊಂಡಿರುವುದು ಸಹಜವೇ ಅಲ್ಲಿ ರಘುವಂಶದಲ್ಲಿ ಇಂದುಮತಿ ಸ್ವಯಂವರದಲ್ಲಿ ಇಂದುಮತಿ ತಾನು ಸ್ವಯಂವರ ಕನ್ಯೆಯಾಗಿ ಎಲ್ಲ ರಾಜರನ್ನು ನೋಡ್ತಾ ಬರುವಾಗ ಅಜ ನೋಡ್ತಾಳೆ ಅವನು ರಘುವಿನ ಮಗ ದಶರಥನಿಗೆ ತಂದೆ ಆಗುವನು ಅವನ ಕೊರಳಿಗೆ ಮಾಲೆ ಹಾಕ್ತಾಳೆ ಆಗ ಬೇಕಾದಷ್ಟು ಜನ ರಾಜರಿರಬಹುದು ಆಕಾಶದಲ್ಲಿ ನಕ್ಷತ್ರಗಳು ಎಷ್ಟು ಇರಬಹುದು ಆದರೆ ಚಂದ್ರ ಎಲ್ಲಕ್ಕೂ ಮಿಗಿಲು ಅಂತ ಈ ಕಾಲಕ್ಕೆ ಅದು ತುಂಬ ಹಳೆಯದಾಗಿಬಿಟ್ಟಿದೆ ಅರೆ ಕಾಳಿದಾಸ ಮೊದಲು ಕೊಟ್ಟಾಗ ತುಂಬ ಹೊಸದಾಗಿತ್ತು ನಕ್ಷತ್ರ ಗ್ರಹ ಸಂಕುಲಾಪಿ ಜ್ಯೋತಿಷ್ಮತಿ ಚಂದ್ರಮಸೈವ ರಾತ್ರಿ ಹಾಗೆ ಅದನ್ನು ಇವರು ಇಟ್ಟುಕೊಂಡು ಒಂದು ಒಳ್ಳೆಯ ಪದ್ಯವನ್ನು ನಿರ್ಮಾಣ ಮಾಡ್ತಾರೆ ಕಾಮಂ ಕವೀಂದ್ರ ಶತಶೋಪಿ ಸಂತು ಕವಿಪ್ರಸೂರ್ ಭಾರತ ಭೂಸ್ತ್ವಯೈವ ನಕ್ಷತ್ರ ತಾರಾ ಗ್ರಹ ಸಂಕುಲಾಪಿ ಜ್ಯೋತಿಷ್ಮತಿ ಚಂದ್ರಮಸೈವ ರಾತ್ರಿ ಭಾರತ ದೇಶದಲ್ಲಿ ಬೇಕಾದಷ್ಟು ಜನ ಕವಿಗಳಿರ್ಬೋದು ಆದರೆ ನಿನ್ನಿಂದಾಗಿ ಭಾರತ ಕವಿಮಾನ್ ಅಂತ ಆಯಿತು ಈ ದೇಶ ಕವಿವತಿ ಅಂತ ಆಯಿತು ಕವಿಮತಿ ಅಂತ ಆಯಿತು ನೆಲ ಅಂತ ಅಂದರೆ ನಿಜವಾಗಿ ಕವಿ ಅಂತಂದರೆ ಕಾಳಿದಾಸ ಕವಯ ಕಾಳಿದಾಸಾಧ್ಯ ಅನ್ನುವಂತೆ ಬಂತು ಅಂತ ಆ ಚಮತ್ಕಾರವನ್ನು ಇವರು ಮಾಡ್ತಾರೆ ಮತ್ತು ಅರ್ಥೇನ ವಾಚಶ್ಚ ತಯಾಪಿ ತಸ್ಯ ತ್ವತ್ಕಾವ್ಯಸರ್ಗೇ ತಥಾ ಸುಯೋಗ ಅನ್ಯೋನ್ಯ ಶೋಭಾ ಪರಿವೃದ್ಧಯೇ ಭೂತ್ ಮತ್ಯೋರ್ ಗಿರಿಜ ಗಿರಿ ಅಜೇಂದ್ರ ಅಜೇಂದ ಅಜೇಂದುಮತ್ಯೋ ಗಿರಿಜೇಶಯೋರ್ವ ಅಂತ ಇಲ್ಲಿ ಅನ್ಯೋನ್ಯ ಶೋಭಾ ಪರಿವೃದ್ಧಯೇ ಭೂತ್ ಅನ್ನುವ ಈ ಒಂದು ರಘುವಂಶದ ಆರನೇ ಸರ್ಗದ ಮಾತು ಅಂದರೆ ಇಂದುಮತಿಗೂ ಅಜನಿಗೂ ಪರಸ್ಪರ ಅನುರೂಪತೆ ಎಷ್ಟಿತ್ತು ಅಂದರೆ ಇವರಿಗಾಗಿ ಅವರು ಅವ್ರಿಗಾಗಿ ಇವರು ಮೇಡ್ ಫಾರ್ ಈಚ್ ಅನ್ನುವಂತೆ ಇತ್ತು ಅಂತ ಅದನ್ನು ಇಟ್ಟುಕೊಂಡು ಕಾಳಿದಾಸನ ಕಲ್ಪನೆಗಳನ್ನೇ ಬಳಸ್ಕೋತಾರೆ ಅರ್ಥೇನ ವಾಚಶ್ಚ ತಯಾಪಿ ತಸ್ಯ ಮಾತಿಗೆ ಅರ್ಥ ಅರ್ಥಕ್ಕೆ ಮಾತು ಎರಡೂ ನಿನ್ನ ಕಾವ್ಯದಲ್ಲಿ ಒಂದಕ್ಕೆ ಒಂದು ಪೂರಕವಾಗಿದ್ದು ಸೊಗಸಾದ ಸುಯೋಗವಾಗಿದೆ ಅದು ಹೇಗೆ ಅಂದರೆ ಅಜ ಇಂದುಮತಿ ಶಿವ ಪಾರ್ವತಿಯರ ಮದುವೆ ಇದ್ದಂತೆ ಅಂತ ರಘುವಂಶದ ಆರನೇ ಸರ್ಗದಲ್ಲಿ ಏಳನೇ ಸರ್ಗದಲ್ಲಿ ಅಜಯ್ ಇಂದುಮತಿಯರ ಮದುವೆ ಬರ್ತದೆ ಕುಮಾರ ಸಂಭವದ ಏಳನೇ ಸರ್ಗದಲ್ಲಿ ಶಿವಪಾರ್ವತಿಯರ ಮದುವೆ ಬರ್ತದೆ ಆ ಎರಡರಲ್ಲಿಯೂ ಈ ಅನುರೂಪತೆ ತುಂಬ ಕಾಣಿಸುತ್ತದೆ ಅದನ್ನು ಕವಿ ಇಲ್ಲಿ ಕಟಾಕ್ಷಿಸ್ತಾ ಇದ್ದಾರೆ ಆಮೇಲೆ ಮತ್ತೊಂದು ಪದ್ಯ ದಿನಕ್ಷಪ ಮಧ್ಯಗತೇ ಸಂಧ್ಯಾ ಅನ್ನುವ ಸಾಲು ರಘುವಂಶದ ಎರಡನೇ ಸರ್ಗದ್ದು ದಿಲೀಪ ನಂದಿನಿಧೇನು ಸುದಕ್ಷಿಣೆ ರಾಣಿ ದಿಲೀಪನ ರಾಣಿ ಮೂವರು ಹೋಗ್ತಾ ಇದ್ದರೆ ಬೆಳ್ಳಗಿರುವ ವಸ್ತ್ರ ತೊಟ್ಟ ದಿಲೀಪ ಕೆಂಪಗಿರುವ ಹಸು ನಂದಿನಿ ಮತ್ತು ಕಡುನೀಲಿ ಬಣ್ಣದ ಸ್ವಲ್ಪ ನಸುಗಪ್ಪು ಆಗುವಂಥ ಬಣ್ಣದ ಸೀರೆಯನ್ನು ತೊಟ್ಟಂತಹ ಸುದಕ್ಷಿಣೆ ಮೂವರು ಹೋಗ್ತಾ ಇದ್ದರೆ ಹಗಲು ಸಂಜೆ ರಾತ್ರಿ ಒಟ್ಟಿಗೆ ಹೋಗುವಂತೆ ಇತ್ತು ಅಂತ ಕವಿ ಹೇಳ್ತಾನೆ ತದಂತರೇ ಸಾ ಧೇನು ದಿನಕ್ಷಪ ಮಧ್ಯಗತೆ ಸಂಧ್ಯಾ ಅಂತ ಆ ಸಾಲನ್ನು ಇಟ್ಟುಕೊಂಡು ಇವರು ಹೇಳ್ತಾರೆ ಯಥೈವ ಕಣ್ವಸ್ಯ ತಥಾ ತವಾಪಿ ಶಕುಂತಲಾಸ ದುಹಿತಾ ವಿಭಾತಿ ರಾಜ್ಞೋಜ್ಜಿತಾ ಚಾಪ್ಸರಸಾ ಗೃಹೀತ ದಿನಕ್ಷಪಾ ಮಧ್ಯಗತೇವ ಸಂಧ್ಯಾಂತ್ ನಿನ್ನ ಕಾವ್ಯದಲ್ಲಿ ಕಣ್ವರಿಂದ ಪಾಲಿತವಾದ ಶಕುಂತಲೆ ಹೇಗೆ ಕಾಣಿಸ್ತಾಳೆ ಅಂದರೆ ಹಗಲೆಂಬ ವಿಶ್ವಾಮಿತ್ರನಿಂದ ರಾತ್ರಿ ಎಂಬ ಅಪ್ಸರೆ ಮೇನಕೆಯಿಂದ ಪರಿತ್ಯಕ್ತವಾದ ಸಂಧ್ಯೆ ನಿನ್ನಂಥ ಸಂಧ್ಯಾವಂದನ ವ್ರತಶೀಲನಾದ ಋಷಿಯ ಕೈಗೆ ಬರುವಂತೆ ಶಕುಂತಲೆ ಬಂದಳು ಅಂತನ್ನುವ ಧ್ವನಿ ಕೊಡುವ ತುಂಬ ಸುಂದರವಾದಂಥದ್ದು ಅಂದರೆ ಈ ಥರ ಬರೆಯೋದು ತುಂಬ ಕಷ್ಟ ಈ ಕಲ್ಪನೆ ಬಂದಾಗ ನಿಜಕ್ಕೂ ಸಂತೋಷ ಅನಿಸುತ್ತೆ ಮತ್ತು ಇಡೀ ಕಾವ್ಯವನ್ನು ಇವರು ಬರೆದದ್ದು ತುಂಬ ದಿವಸಗಳಲ್ಲ ಕೆಲವೇ ದಿವಸಗಳಲ್ಲಿ ಬರೆದದ್ದು ಈ ಸಮಸ್ಯೆ ಪೂರ್ಣ ಇಷ್ಟು ಮಾಡೋದು ಬಹಳ ಕಷ್ಟ ಇದೆ ಅದನ್ನೆಲ್ಲ ಅನುಭವಿಸಿದವನಾಗಿ ಹೇಳ್ತೀನಿ ಈ ಥರದ ರಚನೆಗಳ ಕಷ್ಟ ಇಷ್ಟು ಅಂತ ಗೊತ್ತು ಉಜ್ಜಯಿನಿಯಲ್ಲಿ ಕಾಳಿದಾಸ ಸಮಾರೋಹಕ್ಕೆ ಬರಬೇಕು ಕಾಳಿದಾಸನ ಮೇಲೆ ಕವಿತೆ ಓದಬೇಕು ಅಂತ ಆಹ್ವಾನ ಕೊಟ್ಟಾಗ ಒಂದು ವಿಶಿಷ್ಟತೆ ಇರಲಿ ಎನ್ನುವ ದೃಷ್ಟಿಯಿಂದ ಇವರು ಮಾಡಿದ್ದು ಅಂತ ಪ್ರಸ್ತಾವನೆಯಲ್ಲಿ ಬರೀತಾರೆ ಆಮೇಲೆ ಇವರು ಇನ್ನೊಂದು ತುಂಬ ಚೆನ್ನಾಗಿರ್ತಕ್ಕಂಥ ಪದ್ಯವನ್ನು ಬರೀತಾರೆ ಇದು ಮತ್ತೆ ರಘುವಂಶ ಕುಮಾರ್ ಸಂಭವ ಎರಡರ ಏಳನೇ ಸರ್ಗದಲ್ಲಿ ಬರುತ್ತೆ ಮೇರೋರುಪಾಂತೆ ಶಿವ ವರ್ತಮಾನಂ ಅನ್ಯೋನ್ಯ ಸಂಸಕ್ತಮಹಸ್ತ್ರಯಾಮಂ ಸ್ತ್ರೀಯಾಮಂ ಅಂತ ಅಲ್ಲಿ ಶಿವ ಪಾರ್ವತಿ ಮತ್ತು ಅಜ ಇಂದುಮತಿ ಇವರು ಅಗ್ನಿಯನ್ನು ಪರಿಕ್ರಮ ಮಾಡ್ತಾ ಇದ್ದಾಗ ಮೇರುವನ್ನು ಸುತ್ತಿ ಬರುವ ಹಗಲು ರಾತ್ರಿಗಳಂತೆ ಕಂಡರು ಅಂತ ತುಂಬ ಚೆನ್ನಾಗಿ ಕಾಳಿದಾಸ ವರ್ಣನೆ ಮಾಡ್ತಾನೆ ಮೇರೋರು ಪಾಂತೇಶ್ ವಿವವರ್ತಮಾನಮನ್ಯೋನ್ಯ ಸಂಸಕ್ತಮಃ ಸ್ತ್ರೀಯಾಮಂ ಅನ್ನುವ ಎರಡು ಸಾಲನ್ನು ಇಟ್ಕೊಂಡು ಸ್ತ್ರೀವರ್ಣನೇಶು ಪ್ರತಿಭಾತಿ ಕಾವ್ಯೇ ಪಾವಿತ್ರ್ಯ ಸೌಂದರ್ಯ ಕಲಾದ್ವಯಂತೆ ಮೇರೋ ರೂಪಾಂತೇಶ್ವಿವ ವರ್ತಮಾನಂ ಅನ್ಯೋನ್ಯ ಸಂಸಕ್ತ ಮಹಸ್ತ್ರೀಯಾಮಂ ನಿನ್ನ ಕಾವ್ಯದಲ್ಲಿ ಬರುವ ಸ್ತ್ರೀವರ್ಣನೆಗಳಲ್ಲಿ ಪಾವಿತ್ರ್ಯ ಸೌಂದರ್ಯ ಎರಡೂ ಇರುತ್ತದೆ ಹೇಗೆ ಅಂದರೆ ಮೇರು ಪರ್ವತವನ್ನು ಸುತ್ತಿ ಬರುವ ಹಗಲು ರಾತ್ರಿಗಳಂತೆ ಅಂತ ತುಂಬ ಸುಂದರವಾದ ವರ್ಣನೆ ಕಾಳಿದಾಸನ ಸ್ತ್ರೀವರ್ಣನೆಗೆ ಅವನ ದರ್ಶನಮಯವಾದಂತಹ ಪಾವಿತ್ರ್ಯಕ್ಕೆ ಇದು ಒಳ್ಳೆಯ ಒಂದು ಉಪಾಯನ ಉಪಹಾರ ಕೊಡುಗೆ ಅಂತ ಅನಿಸುತ್ತೆ ಆರಾಧನೆ ಈ ಸಂದರ್ಭದಲ್ಲಿಯೂ ಹೇಳಬೇಕು ವರ್ಣೇಕರ್ ಅವರು ಆಧುನಿಕ ಸಂಸ್ಕೃತ ಕವಿಗಳ ಪೈಕಿ ಅಪವಾದಾಸ್ಪದವಾದ ಒಳ್ಳೆ ಕವಿ ಸ್ತ್ರೀ ವರ್ಣನೆಯ ಲಾಂಪಟ್ಟಿಕ್ಕಿಳಿದಿಲ್ಲ ತುಂಬ ಜನ ಕವಿಗಳು ವಾಕರಿಕೆ ಬರೋಷ್ಟು ಈಗಲೂ ತುಂಬ ಒಳ್ಳೆ ಕವಿಗಳೇ ನನ್ನ ಆತ್ಮೀಯ ಮಿತ್ರರಾದ ಬಲರಾಮ್ ಶುಕ್ಲ ದೆಹಲಿಯಲ್ಲಿದ್ದಾರೆ ಅವ್ರಿಗಿದೊಂದು ಅಬ್ಸೆಷನ್ನು ಸ್ತ್ರೀ ವರ್ಣನೆ ಅಯ್ಯೋ ಎಷ್ಟು ಜನ ಉತ್ತರ ಭಾರತೀಯ ಕವಿಗಳು ವೈಯಕ್ತಿಕವಾಗಿ ಸಿಕ್ಕಿದಾಗಲೂ ನನ್ನ ಹತ್ರ ಶುರು ಮಾಡೋದೇ ಹೆಣ್ಣಿನ ವರ್ಣನೆಯಿಂದ ಅವ್ರು ಇನ್ನೇನು ಕಂಡೇ ಇಲ್ವಾ ಜಗತ್ತಲ್ಲಿ ಅಂತ ಅಂದರೆ ಅದು ಶಾರೀರಿಕ ಭಾವನೆಯಿಂದ ಯಾವುದನ್ನು ನೋಡೋದಿಲ್ಲ ಭಾವನೆಯಿಂದ ನೋಡದೇ ಇದ್ದರೆ ಮಾಂಸ ಎಷ್ಟೊತ್ತು ಅದು ಹೆಣ್ಣಿಗೆ ಮಾಡುವ ಅಪಚಾರ ಕೂಡ ಹೌದು ವ್ಯಕ್ತಿತ್ವಕ್ಕೆ ಮಾಡುವ ಅಪಚಾರವೂ ಹೌದು ಅದು ಇವರಲ್ಲಿ ಒಂದು ಸ್ವಲ್ಪವೂ ಆ ಥರ ಕೀಳು ಥರ ಅದು ವರ್ಣನೆ ಬಂದಿಲ್ಲ ಅದು ತುಂಬ ಘನವಾಗಿದೆ ಅದೇ ಸಂದರ್ಭದಲ್ಲಿ ಆಧುನಿಕ ಸಂಸ್ಕೃತ ಕವಿಗಳಲ್ಲಿ ಇನ್ನೊಂದು ವ್ಯಾಧಿ ಏನಂತಂದರೆ ಶುಷ್ಕ ದೇವತಾ ಸ್ತೋತ್ರಗಳನ್ನು ಮಾಡೋದು ಹಲವು ವೀಕ್ನೆಸ್ಗಳಿವೆ ಸಂಸ್ಕೃತದ ಕವಿಗಳಿಗೆ ತಲೆ ತಲೆಮಾರುಗಳಿಂದ ಬಂದ ವೀಕ್ನೆಸ್ಸು ಸ್ತ್ರೀವರ್ಣನೆ ಅದು ಜಸ್ಟ್ ಫಿಸಿಕಲ್ ಮತ್ತೊಂದು ದೇವತಾ ಸ್ತೋತ್ರ ಅದು ಶುಷ್ಕ ಇಲ್ಲ ಮತಾಂಧತೆ ಇಲ್ಲ ನಾನು ದೊಡ್ಡವನು ನನ್ನ ದೇವರ ದೊಡ್ಡವರು ಅಂಥದ್ದು ಇಲ್ಲ ಶುಷ್ಕವಾಗಿರುತ್ತೆ ಭಜಾಮ್ಯಹಂ ತ್ಯಜಾಮ್ಯಹಂ ಅಂತ ಮುತ್ತುಸ್ವಾಮಿ ದೀಕ್ಷಿತರ ಕಂಪೋಸಿಷನ್ ಥರ ಇರುತ್ತೆ ಸಾಹಿತ್ಯ ಥರ ಇಲ್ಲ ಮೂರನೇ ದಾರಿ ಯಾವುದು ಅಂತಂದರೆ ಯಾರಿಗೂ ಅರ್ಥವಾಗದಿರುವ ಜಾಟಿಲ್ಯ ಇಲ್ಲ ನಾಲ್ಕನೆಯದು ಅಂದರೆ ಊಹಾತೀತವಾದಂಥ ಕಲ್ಪನೆ ವಿಚಿತ್ರ ಕಲ್ಪನೆ ಆ ಥರದ್ದು ಆಧುನಿಕ ಸಂಸ್ಕೃತ ಕವಿಗಳಲ್ಲಿ ಕಾಣಿಸ್ಕೊಳ್ಳೋದು ಐದನೆಯದು ಕೆಟ್ಟ ರಾಜಕೀಯ ನಾಯಕರನ್ನ ಕೊಂಡಾಡತಕ್ಕಂಥ ಕೆಟ್ಟ ಕೆಟ್ಟ ಕಾವ್ಯಗಳನ್ನು ಬರೀತಕ್ಕಂಥದ್ದು ಮತ್ತೊಂದಿದೆ ಆರನೇದು ಅದು ಎಲ್ಲಿಂದಲೂ ಇದೆ ಶುಷ್ಕ ನೀತಿ ಸುಮ್ಮನೆ ನೀತಿ ಬೋಧನೆ ಮಾಡೋದು ಪ್ರಿಸ್ಕ್ರೈ ಎಂಥದ್ದು ಪ್ರೀಚಿಂಗ್ ಬರೀ ಪ್ರೀಚಿ ಉಪದೇಶ ಉಪದೇಶ ಉಪದೇಶ ಮಾಡುವುದು ಈ ಆರು ಬಗೆಯ ದೌರ್ಬಲ್ಯಗಳು ದೋಷಗಳು ಸಂಸ್ಕೃತ ಕಾವ್ಯದಲ್ಲಿ ಸತತವಾಗಿ ಬರುತ್ತೆ ಸಂಸ್ಕೃತ ಕಾವ್ಯ ಜೀವವನ್ನು ಕಾಡುವ ಅರಿಷಡ್ ವರ್ಗ ಅಂದರೆ ಇದನ್ನು ತಪ್ಪಲ್ಲ ಅಂತ ಅನಿಸುತ್ತೆ ಇವರಲ್ಲಿ ಈ ಯಾವುದೂ ದೋಷ ಇಲ್ಲ ಇವರು ಸ್ತೋತ್ರಾಂತ ಮಾಡಿದರೆ ಶುಷ್ಕವಾಗಿರೋಲ್ಲ ಮತ್ತು ಅಲ್ಲಿ ಚಮತ್ಕಾರ ಮಾಡಿದರೆ ದುರೂಹ್ಯವಾಗಿರೋಲ್ಲ ಇವರು ಇಷ್ಟು ಕವಿತೆಯಲ್ಲಿ ಐದು ಆರು ಸಾವಿರಾರು ಪದ್ಯಗಳಲ್ಲಿ ಐದು ಆರು ಪದ್ಯಗಳು ಸ್ವಲ್ಪ ಎಫರ್ಟೆಡ್ ಅಂತ ಅನ್ನಿಸ್ಬೋದು ಅದು ನೆಹರು ಬಗ್ಗೆ ಬರೆದಿರೋದ್ರೊಳಗೆ ಮಾತ್ರ ಅದನ್ನು ಹೇಳ್ತೀನಿ ವಸ್ತು ಸರಿಯಾಗಿರ್ತಕ್ಕಂಥದ್ದು ಅದು ಬಿಟ್ಟರೆ ಇನ್ನು ಎಲ್ಲಿಯೂ ನಾನು ನೋಡಿದ್ದೀನಿ ಇವರು ಅಷ್ಟು ಪದ್ಯಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಕಂಡ ಕಾರಣ ಹೇಳ್ತಾ ಇರುವಂಥದ್ದು ಇಲ್ಲಿ ಬಹಳ ವಿಶಿಷ್ಟತೆ ಅಂತ ನನಗನ್ಸುತ್ತದೆ ಆಮೇಲೆ ನಾವು ನೋಡಬಹುದಾದ ಮತ್ತೊಂದು ಪದ್ಯ ಕಾಳಿದಾಸ ರಹಸ್ಯದ ನಯೇನ ಹಿಂಸಾ ವಿಜಯಶ್ಚ ಹಸ್ತೆ ರಘುವಂಶದ ಐದನೇ ಸರ್ಗದ್ದು ಗಂಧರ್ವ ಅಸ್ತ್ರ ಬದುಬಿಡುತ್ತೆ ಸಂಮೋಹನ ಅಸ್ತ್ರ ಅಜಮಹಾರಾಜನಿಗೆ ಪ್ರಿಯದರ್ಶನ ಅನ್ನುವ ಒಬ್ಬ ಗಂಧರ್ವನಿಂದ ಈ ಅಸ್ತ್ರ ಬಿಟ್ಟರೆ ಹಿಂಸೆನೂ ಇರೋಲ್ಲ ಯಾರಿಗೂ ಯಾಕೆಂದರೆ ಯಾರೂ ಸಾಯಲ್ಲ ಮೂರ್ಛೆ ಹೋಗ್ತಾರಷ್ಟೇ ನಾವು ಅವ್ರು ಲೀಲಾಜಾಲ ಗೆದ್ದುಕೊಂಡು ಹೋಗ್ಬೋದು ಅದನ್ನು ಇಟ್ಕೊಂಡು ಪರಿಹಾರ ಮಾಡ್ತಾರೆ ಗಂಧರ್ವತಸ್ತೇನ ಹಿ ರಾಘವೇಣ ತ್ವತ್ತಸ್ನ ತ್ವತ್ತಸ್ತಥಾ ಲಭ್ಯತ ಭಾರತೇನ ಗಾಂಧರ್ವವತ್ ಕಾವ್ಯಮಯಂ ಶುಭಾಸ್ತ್ರಂ ನಯೇನ ಹಿಂಸಾ ವಿಜಯಶ್ಚ ಹಸ್ತೆ ಆ ರಘುಮಹಾರಾಜನ ಪುತ್ರ ಅಜನಿಗೆ ಪ್ರಿಯದರ್ಶನ ಅನ್ನುವ ಗಂಧರ್ವನಿಂದ ಬಂದ ಈ ದಿವ್ಯಾಸ್ತ್ರ ಉಂಟು ಮಾಡದೆ ಜಯ ಕೊಡುವಂತಾಯ್ತಲ್ಲ ನಿನ್ನ ಕಾವ್ಯ ಹಾಗೆ ಕಷ್ಟ ಕೊಡದೆ ಜಗತ್ತನ್ನು ಗೆಲ್ಲುವಂಥ ಸೌಲಭ್ಯ ಅಂತ ಅಂದರೆ ಹೇಳ್ತೀವಲ್ಲ ಟೀಚಿಂಗ್ ವಿತೌಟ್ ಟಿಯರ್ಸ್ ಅಂತ ಆ ರೀತಿಯಲ್ಲಿ ಒಂದು ಸ್ವಲ್ಪವೂ ಶ್ರಮವಾಗೋಲ್ಲ ಕಾಳಿದಾಸನ ಕಾವ್ಯ ಓದುವಾಗ ಶ್ರಮವಿಲ್ಲ ಆದರೆ ಆನಂದ ತುಂಬ ಇರುತ್ತದೆ ಆ ರೀತಿಯಾಗಿ ಆಯಿತು ಅಂತನ್ನುವ ಕಲ್ಪನೆಯನ್ನು ಮಾಡ್ತಾರೆ ಮತ್ತು ಅವರು ಕಾಳಿದಾಸನ ಬಗೆಗೆ ಒಂದೆರಡು ಸ್ವತಂತ್ರವಾದ ಪದ್ಯಗಳು ಬರೀತಾರೆ ಅದು ಒಂದೆರಡು ಪದ್ಯಗಳು ಹತ್ತಾರು ಬರೀತಾರೆ ಒಂದೆರಡು ನೋಡೋಣ ಕಾಳಿದಾಸಸ್ಯ ಕವಿತಾ ಆಶ್ಚರ್ಯೋಪನಿಷದ್ ಧ್ರುವಂ ಯತ್ರಾನುಭೂತಯೇ ಕಿಂಚಿತ್ ಬ್ರಹ್ಮಾಸ್ವಾದ ಸಹೋದರಂ ಕಾಳಿದಾಸನ ಕವಿತೆ ಆಶ್ಚರ್ಯೋಪನಿಷತ್ ವಿಸ್ಮಯದ ಉಪನಿಷತ್ತು ಅದು ಅಲ್ಲಿ ಬ್ರಹ್ಮಾಸ್ವಾದ ಸಹೋದರವಲ್ಲದೆ ನಮಗಿನ್ನೇನು ಕಾಣಿಸುತ್ತದೆ ಅಂತ ಅವರು ಹೇಳ್ತಾರೆ ಕಾಳಿದಾಸಸ್ಯ ಕವಿತಾ ಹ್ಯಾಶ್ಚರ್ಯ ಶಬರಿ ಧ್ರುವಂ ಭುಂಕ್ತೆ ಶ್ರೀರಾಮವಲ್ಲೋಕೋ ಯದುಚ್ಛಿಷ್ಟಂ ವಚೋರಸಂ ಅಂತ ಮತ್ತೊಂದು ಕಡೆ ಹೇಳ್ತಾರೆ ಕಾಳಿದಾಸನ ಕಾವ್ಯ ಅನ್ನೋದು ನಿಜವಾಗಲೂ ವಿಸ್ಮಯವಾದ ಶಬರಿ ಇದ್ದಂತೆ ಅದನ್ನು ಎಂಜಲು ಆದರೂ ರಾಮ ಆಸ್ವಾದ ಮಾಡಿದ್ದಲ್ಲ ಹಾಗೆ ಶ್ರೀರಾಮನಂತೆ ನಿನ್ನ ಎಂಜಲಿಂದ ಬಂದ ವಚೋರಸವನ್ನು ನಾವೆಲ್ಲ ಆಸ್ವಾದ ಮಾಡ್ತೀವಿ ಲೋಕವೆಲ್ಲ ಆಸ್ವಾದ ಮಾಡುತ್ತದೆ ಅಂತ ಹೇಳ್ತಾರೆ ಕಾಳಿದಾಸಸ್ಯ ಕವಿತಾ ಮೂರ್ತಿರ ಮೂರ್ತಿರದ್ಭುತ ವಾಮನಿ ಪದಂ ಧತ್ತೆ ರಸಜ್ಞಸ್ಯ ಹೃದಯ ಮೂರ್ಧ್ನೀವ ಬಲೇಹೆ ಕಾಳಿದಾಸನ ಕಾವ್ಯ ಒಂದು ವಿಸ್ಮಯ ವಾಮನ ಇದ್ದಂತೆ ಅದು ಬಲಿಯ ತಲೆ ಮೇಲೆ ವಾಮನ ಹೇಗೆ ಕಾಲಿಟ್ನೋ ಹಾಗೆ ಸಹೃದಯರ ಎದೆಯಲ್ಲಿ ತನ್ನ ಪದವನ್ನು ಇಡುತ್ತದೆ ಅಂತ ಪದ ಅಂದರೆ ಪದ ಶಬ್ದ ಅಂತಲೂ ಅರ್ಥ ಇದೆಯಲ್ಲ ಕಾವ್ಯ ಅಂತನ್ನುವ ಆ ಸ್ವಾರಸ್ಯವನ್ನು ತಂದುಕೊಡ್ತಾರೆ ಹೀಗೆ ಎಷ್ಟು ಸೊಗಸಾದ ಕವಿತೆಯನ್ನು ಕಾಳಿದಾಸನ ವ್ಯಾಜದಿಂದ ತೋರಿಸ್ತಾರೆ ಮತ್ತು ರಾಮಕೃಷ್ಣ ಪರಹಂಸಿ ಅಂತ ಅದು ಸ್ವಲ್ಪ ಸಪ್ಪೆಯಾಗಿ ನನಗೆ ಕಾಣುತ್ತದೆ ಅಲ್ಲಿ ಚಮತ್ಕಾರ ಕಡಿಮೆ ಯತಿಗಳು ಯತಿ ಸದೃಶರಾದವರು ಅವ್ರ ಬಗ್ಗೆ ಎಲ್ಲ ಬರೆದಾಗ ಹಾಗಾಗುವುದು ಅನಿವಾರ್ಯ ಕೇವಲ ಒಂದೆರಡು ಪದ್ಯಗಳನ್ನು ಮಾತ್ರ ಸುಮ್ಮನೆ ನಿಮ್ಮ ಮುಂದೆ ಅದು ಒಂದು ಮಾದರಿ ಅಂತ ಹೇಳ್ತೀನಿ ವಾಣಿ ಮೌನಂ ಭಜತಿ ಮನಶ್ಚಂಚಲಂ ಪಂಗುಭಾವಂ ಬುದ್ಧಿರ್ಯಸ್ಮಿನ್ ಭವತಿ ಹತದೀಹಿ ಪ್ರಾತಿಭಂ ಚಕ್ಷುರಂಧಂ ಅಪ್ರಾಮಾಣ್ಯಂ ದದತ ಇತರಾಣ್ಯಾಪ್ತವಾಕ್ಯಾನಿ ಯತ್ರ ತತ್ಸಾಕಾರಂ ಗುರುಚರಣಯೋರ್ ಬ್ರಹ್ಮ ಅಂತ ಆದರೆ ಒಂದು ಮೆಚ್ಚಬೇಕಾದ್ದೇನೆಂದರೆ ಇವರು ಇಲ್ಲದ ಸಲ್ಲದ ಯಾವ್ಯಾವ ಯಾವ್ಯಾವುದೋ ಚಮತ್ಕಾರಗಳನ್ನು ಮಾಡ್ಕೊಂಡು ಹೋಗಿಲ್ಲ ಅದು ತುಂಬ ಟ್ರಿವಲೈಸಿಂಗ್ ದಿ ಥಿಂಗ್ಸ್ ಅಂತ ಆಗಿಬಿಡುತ್ತೆ ಅದನ್ನು ಮಾಡಿಲ್ಲ ಗಂಭೀರ ಮನೋಹರವಾಗಿದೆ ಅನುಚಿತವಾಗಿ ಎಲ್ಲಿಯೂ ಇಲ್ಲ ಬಹಳ ಸೊಗಸಾದ ಪ್ರಸನ್ನ ಗಂಭೀರ ಶೈಲಿ ಪ್ರಸನ್ನ ಮನೋಹರವಾದ ವಾಣಿ ಮತ್ತು ಕೆಲವೊಮ್ಮೆ ಏನಾಗ್ಬಿಡುತ್ತೆ ಒಬ್ಬರು ವಿದ್ಯಾತೀರ್ಥ ಯಶೋಭೂಷಣಂ ಅಂತ ಬರೆದಿದ್ದರು ಶೃಂಗೇರಿಯ ಹಿಂದಿನ ಸ್ವಾಮಿಗಳ ಬಗ್ಗೆಗೆ ಒಂದು ಅಲಂಕಾರ ಶಾಸ್ತ್ರ ಗ್ರಂಥ ಅಲ್ಲಿ ಶೃಂಗಾರದ ಬಗ್ಗೆ ಬರೀಬೇಕು ಅಂತಾಗಲೆಲ್ಲ ವಿದ್ಯಾತೀರ್ಥರಿಗೆ ಮುಕ್ತಿಕಾಂತ ಅನ್ನುವವಳ ಸಹವಾಸ ಇತ್ತು ಅಂತ ಮೋಕ್ಷ ಲಕ್ಷ್ಮಿಯ ಸಹವಾಸ ಇತ್ತು ಅಂತ ಮೋಕ್ಷಲಕ್ಷ್ಮಿನ ಬಿಡೋದು ಎಲ್ಲ ಅನಾಚಾರವೂ ಬರೆದು ಬಿಡೋದು ಅದು ಯಾತಕ್ಕೆ ಬರುತ್ತೆ ಚೆನ್ನಾಗಿ ಆಗ್ತಕ್ಕಂಥದ್ದಲ್ಲ ಎಲ್ಲ ಮಾಡೋದು ಅನಾಚಾರ ಮಾಡಿಬಿಟ್ಟು ಕಡೆಗೆ ಇದು ಜೀವಾತ್ಮ ಪರಮಾತ್ಮ ಸಮಯ ಆಗುವಂಥ ಡಾನ್ಸಲ್ಲಿ ತೋರಿಸಿರೋದು ಅಂತ ಹಾಗಲ್ಲ ಟ್ರೀಟ್ಮೆಂಟ್ನಿಂದ ಬಹಳ ಮುಖ್ಯ ಈ ರೀತಿಯಾದ ಒಂದು ತೊಡಕು ಇಲ್ಲಿಲ್ಲ ಅದನ್ನು ನಾವು ಮೆಚ್ಚಬೇಕಾದದ್ದು ಶಬ್ದಜ್ಞಾನಾಂ ಜಟಿಲ ಕುಟಿಲೈರ್ ಬಂಧನೈ ಸೂತ್ರರೂಪೈ ವಾಕ್ಯಜ್ಞಾನಾಂ ಅಪಿ ಲಘುದೃಢೈರ್ ವಾರ್ತಿಕೈ ತಾರ್ಕಿಕಾನಾಂ ಸತ್ಸಿದ್ಧಾಂತ ಸುರಗುಲು ಛಾತ್ರವತ್ ಬದ್ಧ ಬಂಧಕಿನ್ನಾ ಸಂಕ್ರೀಡಂತೆ ತವ ಶುಭವಚ ಪ್ರಾಂಗಣೆ ಸುಪ್ರಸನ್ನಾ ಶ್ರೀರಾಮಕೃಷ್ಣ ಪರಮಸರು ಬರೋಕ್ಕೆ ಮುಂಚೆ ತತ್ವಜ್ಞಾನ ಅನ್ನೋದು ಸೂತ್ರಗಳಲ್ಲಿ ತಾರ್ಕಿಕರ ಜಟಿಲವಾದ ವಾಕ್ಯ ಸರಣಿಯಲ್ಲಿ ವಾರ್ತಿಕಗಳು ಭಾಷ್ಯಗಳು ಈ ಥರದ ಒಂದು ಪ್ರೌಢವಾದ ಗ್ರಂಥಗಳಲ್ಲಿ ಗುರುಕುಲದಲ್ಲಿ ಒದ್ದಾಡುವ ವಿದ್ಯಾರ್ಥಿಯಂತೆ ಇದ್ದದ್ದು ಈಗ ನಿಮ್ಮ ಅವತಾರದ ಕಾರಣದಿಂದ ನಿಮ್ಮ ಮಾತಿನ ಅಂಗಳದಲ್ಲಿ ಮಕ್ಕಳಂತೆ ಹಾಯಾಗಿ ಆಟ ಆಡಿಕೊಂಡಿವೆ ಅಂತ ತುಂಬ ಸುಂದರವಾದಂಥ ಕಲ್ಪನೆ ಶ್ರೀರಾಮಕೃಷ್ಣ ಪಂಸರು ಪರಮ ವೇದಾಂತವನ್ನು ಅಷ್ಟು ಸಲೀಸಾಗಿ ಸಂಭಾಷಣೆಯಾಗಿ ವಿನೋದವಾಗಿ ಗೇಲಿಯಾಗಿ ತಿವಿತವಾಗಿ ಕೊಟ್ಬಿಟ್ರಲ್ಲ ಅಲ್ಲಿವರೆಗೂ ಹಾಗಿದ್ದದ್ದೇ ಇಲ್ಲ ಅದಾದ ಮೇಲೆ ಆ ಮಟ್ಟಕ್ಕೆ ತಿಳಿತನವನ್ನು ಗಹನತೆ ಇದ್ದರೂ ರಮಣ ಮಹರ್ಷಿಗಳು ತಂದುಕೊಟ್ರು ಆಮೇಲಿಂದ ಎಷ್ಟೋ ಜನ ರಜನೀಶ್ವರಿಗೂ ಬಂದಿದೆ ಈಗ ಜಗ್ಗಿ ವಾಸುದೇವು ಈ ಥರದವರಲ್ಲಿ ಎಲ್ಲ ಕಾಣಿಸುತ್ತದೆ ವೇದಾಂತವನ್ನು ತಿಳಿಯಾಗಿ ಹೇಳತಕ್ಕಂಥದ್ದು ಒಳ್ಳೆಯದು ಆದರೆ ಅದರ ಮೊದಲ ಪ್ರವರ್ತನೆಯನ್ನು ನಾವು ಕಾಣುವುದು ಶ್ರೀ ರಾಮಕೃಷ್ಣ ಪರಮಸರಲ್ಲಿ ಆ ಕಾರಣದಿಂದ ತುಂಬ ದೊಡ್ಡದಾದದ್ದು ಅವರ ಈ ಯೋಗದಾನ ಅದನ್ನು ಇವರು ಗಮನಿಸಿಕೊಂಡಿದ್ದಾರೆ ಪಿಂಡೀಭೂತಂ ಸಕಲ ಸುಕೃತಾಂ ಪುಣ್ಯಮುದ್ಭಾವುಕಾನಾಂ ಏಕೀಭೂತಂ ಶಕಲಿತಮೇವ ಪ್ರೇಮ ಗೋಪಾಂಗನಾನಾಂ ಕೇಂದ್ರೀಭೂತಂ ಬಹುವಿಧ ಮಹಾಧರ್ಮ ಸಾಮರ್ಥ್ಯಮೇವ ವ್ಯಕ್ತೀಭೂತಂ ತ್ವಯಿ ಭರತಭೂತೇಜ ಆಧ್ಯಾತ್ಮಿಕಂಚ ರಾಮಕೃಷ್ಣರಲ್ಲಿ ಎಲ್ಲ ಪುಣ್ಯಗಳು ಪಿಂಡೀಭೂತವಾಗಿ ಗೋಪಾಂಗನೆಯರ ಪ್ರೇಮವೇ ಏಕೀಭೂತವಾಗಿ ಎಲ್ಲ ಮತಗಳು ಕೂಡ ಕೇಂದ್ರೀಭೂತವಾಗಿ ಭರತ ಭೂಮಿಯ ಆಧ್ಯಾತ್ಮಿಕ ತೇಜಸ್ಸೇ ವ್ಯಕ್ತೀಭೂತವಾಗಿ ಬಂತು ಅಂತ ಈ ಥರದ ಬರವಣಿಗೆಯಲ್ಲಿ ಕಾಣಿಸ್ತಕ್ಕಂಥ ಸೊಗಸು ಆ ಶೈಲಿಯದು ಅಂತ ನಾವು ಹೇಳಬಹುದು ಮುಖ್ಯವಾಗಿ ಇಲ್ಲಿ ಮಂದಾಕ್ರಂಥ ಛಂದಸ್ಸು ಸಂಸ್ಕೃತ ವಾಣಿ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದೆ ಅಂತ ನನಗೆ ಅವರ ಆ ಸ್ತುತಿ ಶತಕಗಳಲ್ಲೆಲ್ಲ ತುಂಬ ಪ್ರಿಯವಾದದ್ದು ಅಂದರೆ ವಾತ್ಸಲ್ಯ ರಸಾಯನ ಶ್ರೀಕೃಷ್ಣನನ್ನು ಕುರಿತಾದದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅಲ್ಲಿ ಅವರು ಕೃಷ್ಣನಿಗೆ ಒಂದು ಹೊಸತಾದ ರೂಪವನ್ನು ಕಲ್ಪಿಸ್ತಾರೆ ಯಾಕೆಂದರೆ ಕೃಷ್ಣನ ಮೇಲೆ ಕಾವ್ಯ ಬರೆದು ಗೆದ್ದುಕೊಳ್ಳೋದು ತುಂಬ ಕಷ್ಟ ಇದೆ ಕಾರಣ ಕೃಷ್ಣ ವಸ್ತು ಸ್ವಲ್ಪವಲ್ಲ ಅದ್ರ ಮೇಲೆ ಎಷ್ಟು ಕಲ್ಪನೆ ಮಾಡಬಹುದು ಆದರೆ ಮಹಾಮಹಾಕವಿಗಳು ಮಹಾಮಹಾಭಕ್ತರು ಭಕ್ತರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಬ್ಬ ಲೀಲಾಶುಕ ಬರೆದ ಮೇಲೆ ಕೃಷ್ಣನ ಬಾಲ್ಯದ ಬಗ್ಗೆ ನಾನು ಬರೀತೀನಿ ಹೇಗೆ ಒಬ್ಬ ಸುಕುಮಾರ ಕವಿ ಸುಂದರವಾದಂತಹ ಕೃಷ್ಣ ಕಥೆಯನ್ನು ಕಾವ್ಯವಾಗಿ ಬರೆದ ಮೇಲೆ ನಾವು ಯಾವ ರೀತಿಯಲ್ಲಿ ಮತ್ತೂ ಒಂದು ಒಳ್ಳೆಯ ಕಾವ್ಯವನ್ನು ಬರೆಯೋದಕ್ಕೆ ಹೋಗೋದು ಅದೇ ಥರ ವೇದಾಂತ ದೇಶಿಕರು ಬರೆದಿದ್ದಾರೆ ಬಹಳ ಸೊಗಸಾಗಿರತಕ್ಕಂಥ ಭೀದದಲ್ಲಿ ತುಂಬ ಮನೋಹರವಾದ ನೂರಾರು ಶ್ಲೋಕಗಳು ಬರ್ತವೆ ವಾದರಾಜ ಸ್ವಾಮಿಗಳಂತ ತುಂಬ ಚೆನ್ನಾಗಿರ್ತಕ್ಕಂಥ ಎಷ್ಟೋ ಕೃಷ್ಣನ ಬಾಲಲೀಲಾ ವಿಭೂತಿಯ ಶ್ಲೋಕಗಳನ್ನು ತಮ್ಮ ರುಕ್ಮಿಣೀಶ್ ವಿಜಯದಲ್ಲಿ ಬರೆದಿದ್ದಾರೆ ಲೋಲಿಂಬರಾಜ ಬರೆದಿದ್ದಾನೆ ಆಮೇಲಿಂದ ಸಮರ್ಪುಂಗುವ ದೀಕ್ಷಿತ ಬರೆದಿದ್ದಾನೆ ರಾಜಚೂಡಾಮಣಿ ದೀಕ್ಷಿತ ಬರೆದಿದ್ದಾನೆ ಶ್ರೀವಿದ್ಯಾ ಚಕ್ರವರ್ತಿ ಬರೆದಿದ್ದಾನೆ ಇನ್ನು ಗೌಡಿಯ ವೈಷ್ಣವ ಪರಂಪರೆಯಲ್ಲಂತೂ ಅದೆಷ್ಟು ಜನ ರೂಪಗೋಸ್ವಾಮಿ ಜೀವಗೋಸ್ವಾಮಿ ಸನಾತನ ಗೋಸ್ವಾಮಿ ಹೀಗೆ ಅದೆಷ್ಟು ಜನ ಬರೆದಿದ್ದಾರೆ ಪದ್ಯಾವಳಿ ಅಂತ ತುಂಬ ಒಳ್ಳೆಯ ಸಂಗ್ರಹದಲ್ಲಿ ಅದೆಷ್ಟು ನಾವು ಕಾಣ್ತೀವಿ ಆದರೆ ಇವರು ಅವೆಲ್ಲಕ್ಕಿಂತ ಭಿನ್ನವಾಗಿ ಸೊಗಸಾಗಿ ಕೃಷ್ಣ ಭಕ್ತಿಯನ್ನು ತೋರಿಸ್ತಾರೆ ಅಂತ ಕೆಲವೊಂದನ್ನು ನೋಡ್ಬೋದು ತಾಯಿ ಯಶೋದೆ ಕೃಷ್ಣನ ಮಣ್ಣು ತಿಂದ ವಿನೋದವನ್ನು ಕುರಿತು ಆಕ್ಷೇಪ ಮಾಡ್ತಾಳೆ ಮೃದ್ಭಕ್ಷಿತಾಕಿತವ ಕಿನ್ನ ಗುಡೋ ಗೃಹೇನಃ ಏನೋ ಮಣ್ಣು ತಿಂತಿಯಲ್ಲ ನಮ್ಮ ಮನೇನೇನು ಬೆಲ್ಲ ಇಲ್ವಾ ಸಂತರ್ಜಿತೋಪಿ ಅತಿ ಪರುಷಂ ಹಿ ಯಶೋದಯೈವಂ ತಾಂ ನೇತಿ ನೇತಿ ನೆಗದನ್ ದೇದ ವಾಕ್ಯಂ ಚಿತ್ತೇ ಸದಾ ವಸತು ಬಾಲ ಜಗದ್ಗುರೂರ್ಮೆ ಆಗ ಕೃಷ್ಣ ಇಲ್ಲ ಇಲ್ಲ ನೇತಿ ನೇತಿ ಅಂತ ಹೇಳಿ ಮಹಾವಾಕ್ಯ ನೇತಿ ನೇತಿಯನ್ನು ಹೇಳಿದ ಆ ಬಾಲ ಜಗದ್ಗುರುವಿಗೆ ನಮಸ್ಕಾರ ಅವನು ನಮ್ಮ ಅಂತರಂಗದಲ್ಲಿ ಇರಲಿ ಅಂತಾರೆ ಇದು ತುಂಬ ವಿಶಿಷ್ಟವಾದಂಥದ್ದು ಇನ್ನೊಂದು ಕಡೆ ಅವರು ಹೇಳ್ತಾರೆ ಕೃಷ್ಣ ನನ್ನ ತಾಯಿ ತಂದೆ ಗೇಲಿ ಮಾಡ್ತಾರೆ ನೀನು ಕಪ್ಪಿಗಿದೆಯಾ ನಾವೆಲ್ಲ ಬೆಳ್ಳಗಿದ್ದೀವಿ ಗೌರೋಹಮಸ್ಮಿ ಜನನೀ ತವ ಚಾಪಿ ಗೌರಿ ತುಮ್ ಕಾಕತುಲ್ಯ ಇತಿ ಜಲ್ಪತಿ ನಂದ ತಾತೆ ನಿಮ್ಮಮ್ಮನೂ ಬೆಳಗಿದ್ದಾಳೆ ನಾನು ಬೆಳಗಿದ್ದೀನಿ ನೋಡು ನೀನು ಮಾತ್ರ ಕಾಗೆ ಹಂಗಿದ್ದೀಯಾ ಅಂತ ನಂದ ಹೇಳಿದಾಗ ಪಿಷ್ಟಂ ಪಯಶ್ಚ ಸರುಷಂ ಸ್ವತನೂ ವಿಲಿಂಪನ್ ಚಿತ್ತೇಸ್ತು ಮೇ ಕೃತಕ ಗೌರ ಶಿಶು ಸದೈವ ಅವನು ಹಿಟ್ಟು ಹಾಲು ಸೇರಿಸಿ ಕಲಸಿ ಮೈಗೆ ಮೆತ್ಕೊಂಡು ಬೆಳ್ಳಗಾಗಿ ಬಂದುಬಿಟ್ಟಿದ್ದೀನಿ ನೋಡುವುದಲ್ಲ ಆ ಕೃತಕ ಶುಕ್ಲ ಶಿಶು ನನ್ನ ಮನಸ್ಸಿನಲ್ಲಿ ಸದಾ ವಿರಾಜಿಸಲಿ ಅಂತ ಕೇಳ್ತಾರೆ ರಾಧಾದಿಗೋಪ ವನಿತಾಭಿರಸಂಖ್ಯವಾರಂ ಸ್ವಪ್ನೇಶು ಜಾಗರ ಸುಷುಪ್ತಿಷು ಚಿಂತಮೆ ಚಿಂತ್ಯಮಾನ ವಾತ್ಸಲ್ಯತ ಪ್ರಣಯತೋ ದೃಢಭಕ್ತಿತಶ್ಚ ಹಿಕ್ಕಾಕುಲ ಶಿಶಿರಸೌ ಸ್ಮರಣೆ ಮಮಾಸ್ತು ನಮ್ಮ ಜಾನಪದ ಜೀವನ ಗೊತ್ತಿಲ್ಲದೆ ಇದ್ರೆ ಪದ್ಯ ಅರ್ಥ ಆಗೋಲ್ಲ ನಮ್ಮಲ್ಲಿ ಯಾರಾದರೂ ಬಿಕ್ಕಳಿಸ್ತಾ ಇದ್ದರೆ ನಿಮ್ಮ ಆತ್ಮೀಯರು ಯಾರೋ ನೆನೆಸ್ಕೋತಾ ಇದ್ದಾರೆ ಅಂತ ಕೃಷ್ಣ ದಿನವಿಡೀ ಬಿಕ್ಕಳಿಸ್ತಾ ಇದ್ದಂತೆ ರಾಧೆಯರು ಬೇರೆ ಗೋಪಿಕೆಯರು ಇನ್ನು ಭಕ್ತರು ಇವರೆಲ್ಲ ಕನಸಿನಲ್ಲಿ ಎಚ್ಚರಿಕೆಯಲ್ಲಿ ಗಾಢ ನಿದ್ರೆಯಲ್ಲೂ ಕೂಡ ವಾತ್ಸಲ್ಯದಿಂದಲೋ ಪ್ರೀತಿಯಿಂದಲೋ ಭಕ್ತಿಯಿಂದಲೋ ನೆನೆಸ್ಕೊಳ್ತಾ ಇದ್ದಾಗ ಅಹರ್ನಿಶಿ ಇವನು ಹಿಕ್ಕಾಕುಲ ಅಂದರೆ ಬಿಕ್ಕಳಿಸ್ತಾ ಒದ್ದಾಡ್ತಾ ಇದ್ದ ಅಂತ ತುಂಬ ಅದ್ಭುತವಾದಂಥ ಕಲ್ಪನೆ ಅಂತ ನನಗನ್ಸುತ್ತದೆ ಆಮೇಲೆ ಗೋಪಾದಧೂಲಿ ಜನ ಜನಿತೋತ್ತಮ ಭಸ್ಮರಾಗ ರಜ್ಜೂರಗಂ ಕಟಿತಟೆ ಚ ಗಲೇ ದಧಾನಃ ಗೋವತ್ಸಪೃಷ್ಟಮಧಿಗೃಹ್ಯ ಚರನ್ವನಂತೆ ಚೇತಶ್ಚರೋ ಭವತು ಮೇ ಸಹಿ ಬಾಲಶಂಭು ಇದನ್ನು ಕೇವಲ ವಿಶಾಲವಾದ ಮನೋಧರ್ಮದ ಅದ್ವೈತಿ ಕವಿ ಮಾತ್ರ ಬರೆಯೋಕ್ಕೆ ಸಾಧ್ಯ ಏಕೆಂದರೆ ದ್ವೈತ ದೃಷ್ಟಿಯಿಂದ ನೋಡಿದರೆ ಶಿವ ಬೇರೆ ವಿಷ್ಣು ಬೇರೆ ಕೃಷ್ಣ ಬೇರೆ ರಾಮ ಬೇರೆ ಎಲ್ಲ ಬೇರೆ ಬೇರೆ ಬೇರೆ ಆಗುತ್ತೆ ಎಲ್ಲವೂ ಪರಬ್ರಹ್ಮ ಸ್ವರೂಪವೇ ಆ ಗೋಧೂಳಿ ಎಲ್ಲ ಮೈಯಲ್ಲಿ ಆವರಿಸಿಕೊಂಡು ಅದೇ ಭಸ್ಮವಾಗಿದೆ ಗೋವುಗಳನ್ನು ಕಟ್ಟತಕ್ಕಂಥ ಹಗ್ಗವನ್ನು ಮೈಕೈಗೆ ಸುತ್ತಿಕೊಂಡು ಅದು ಹಾವುಗಳಾಗಿಬಿಟ್ಟಿವೆ ಮತ್ತೆ ಒಂದು ಹಸುವಿನ ಮೇಲೆ ಹತ್ತುಕೊಂಡು ಕೂತಿದ್ದಾನೆ ನೋಡಿದರೆ ಇವನು ಇನ್ನೊಬ್ಬ ಬಾಲಶಂಭುವಿನಂತೆ ತೋರ್ತಾ ಇದ್ದಾನೆ ಅಂತ ತುಂಬ ಚೆನ್ನಾಗಿ ಕೃಷ್ಣನನ್ನು ಕಲ್ಪನೆ ಮಾಡ್ತಾರೆ ಮತ್ತೆ ಇನ್ನೊಂದು ಕಡೆ ಅವರು ಬರೀತಾರೆ ಗೋಭಿಸ್ಸಮಂ ಭ್ರಮಸಿ ಗೋಸಮ ಬುದ್ಧಿರೇವಂ ಭೂಯಾತ್ ಸ್ವಮಿತ್ ಪಟಪಟೇತಿ ಹಿ ಮಾತೃಬೋಧಂ ಭೂಯಾತ್ ಸ್ವಮಿತ್ ಪಟಪಟೇತಿ ಹಿ ಮಾತೃಬೋಧಂ ಶ್ರುತ್ವ ದಶೋಪನಿಷದ ಕೊಮಮೇತಿ ಪೃಚ್ಛನ್ ವೇದಾಂತ ಪಾರಗ ಶಿಶು ಸಮಮಸ್ತು ಚಿತ್ತೆ ನೀನು ಬರೀ ದನ ಕಾಯ್ತಾ ಇದೆಯಾ ಓದು ಬರಹ ಏನೂ ಇಲ್ವಲ್ಲ ಓದು ಓದು ಅಕ್ಷರಾಭ್ಯಾಸ ಮಾಡು ಅಂದರೆ ಕನ್ವರ್ಸ್ಕೊಂಡು ಹತ್ತು ಉಪನಿಷತ್ತುಗಳು ಎಲ್ಲೋದು ಅಂತಂದ್ರಂತೆ ಕೃಷ್ಣ ಆ ತರಹ ವೇದಾಂತ ಪಾರಂಗತನಾದ ಶಿಶು ನನಗೆ ಸಂತೋಷವನ್ನು ಕೊಡಲಿ ಅಂತ ಹಾಗೆ ಅಕ್ಷರಾಭ್ಯಾಸ ವರ್ಣಾಕ್ಷರಂ ಲಿಖಸಿ ಕೀದೃಶಮತ್ರ ಭಿತ್ತೌ ದ್ರಕ್ಷಾಮ್ಯಹಂ ಲಿಖಲಿಖೇತ್ಯವರುಧ್ಯಮಾನ ಸೋಹಂಚ ತತ್ವಮಸಿ ಚೇತಿ ಲಿಖಲ್ ಸಲೀಲನ್ ಸತ್ವ ಸತ್ತತ್ವಬೋಧಕ ಶಿಶು ಸಮಮಸ್ತು ಚಿತ್ತೆ ಕೃಷ್ಣ ನೀನು ಹೊಸದಾಗ ಅಕ್ಷರ ಕಲ್ತಿದೆಯಲ್ಲ ಇಲ್ಲಿ ಗೋಡೆ ಮೇಲೆ ಬರೀ ಅ ಆ ಈ ಬರೀ ನೋಡೋಣ ಅಂದರೆ ಸೋಹಂ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತನ್ನುವ ಬ್ರಹ್ಮ ಪ್ರತಿಪಾದಕವಾದ ವಾಕ್ಯಗಳನ್ನು ಬರೆದುಬಿಟ್ಟ ಇವನು ತತ್ವಬೋಧಕನಾದ ಜಗದ್ಗುರುವಾದ ಅಂತ ಅವರು ಹೇಳ್ತಾರೆ ಆಮೇಲೆ ಸೆರೆಮನಿಯಲ್ಲಿದ್ದ ತಂದೆ ತಾಯಿಗಳನ್ನು ನೋಡಿದ ಕೃಷ್ಣನ ಕಲ್ಪನೆ ಮಾಡ್ತಾರೆ ಯಶ್ರಾವಣೆ ವದಿ ಪುರಾಷ್ಟಮ ರಾತ್ರಿಕಾಲೇ ಪಿತ್ವಾ ಪಯಸ್ತವ ಲವಂ ಕ್ಷಣಮೇಕಮೇವ ಯಾತೋ ಬಹಿರ್ಜನನಿ ಕೋಪಿ ಶಿಶು ಕೃತಜ್ಞ ಸೋಯಂ ಚರೇಣ ಚರಣವು ತವ ವಂದತೇದ್ಯ ಕಂಸನನ್ನು ಕೊಂದು ತಂದೆ ತಾಯಿಗಳ ಸರಿಯನ್ನು ಬಿಡಿಸಿದಾಗ ದೇವಕಿಯ ಕಾಲಿಗೆ ಬಿದ್ದದ್ದು ಹೇಗೆ ಅಂದರೆ ಅಮ್ಮ ಯಾವ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಒಂದು ಕ್ಷಣ ನಿನ್ನ ಎದೆಹಾಲಿನ ಕಣವನ್ನು ಕುಡಿದು ಹೊರಟವನು ಆ ಕೃತಜ್ಞನಾದ ಮಗು ಇವತ್ತು ವಾಪಸ್ ಬಂದಿದ್ದಾನೆ ಅವನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ಉದ್ವೃತ್ತ ಯಾಮುನ ಜಲೇಶ್ವಪಿ ಸಂಪ್ರವಿಶ್ಯ ಭಾರಸ್ತ್ವಯ ಶಿರಸಿ ಯಸ್ಯ ಪುರೋ ವಿಸೋಢ ಸೋಹಂ ಕದಾಪ್ಯಕೃತ ವಂದನ ಏಷ ಮೂಢ ತಾತ ದೈವತ ಚಿರೇಣ ನಮಾಮಿ ಭೂಯ ಆ ನನ್ನನ್ನು ನೀನು ತಲೆ ಮೇಲೆ ಹೊತ್ತು ಉಕ್ಕೇರಿ ಬರುವಂಥ ಯಮನಿಯನ್ನು ದಾಟುವಾಗ ನನ್ನ ಭಾರವನ್ನು ನದಿಯ ಒತ್ತಡವನ್ನು ತಾಳದಿಯಲ್ಲ ನಿನ್ನ ಕಾಲಿಗೆ ಈಗ ನಮಸ್ಕಾರ ಮಾಡ್ತಾ ಇದ್ದೀನಿ ತಂದೆ ಅಂತಂದ ಅಂತ ಇವಕ್ಕೆಲ್ಲ ವಿಶೇಷ ವ್ಯಾಖ್ಯಾನವೇ ಬೇಕಿಲ್ಲ ಅಷ್ಟು ಚರ್ವಣೆಯಿಂದ ಆನಂದ ಕೊಡಬಹುದಾದಂಥವು ಆ ರೀತಿಯಾದದ್ದು ಇನ್ನು ಜವಹರ ತರಂಗಿಣಿಯ ಕೆಲವೊಂದು ಪದ್ಯಗಳನ್ನು ನೋಡೋಣ ನೆಹರು ಕೋಪ ಮಾಡ್ಕೋತಾ ಇದ್ದರು ಆ ಕೋಪ ಕೂಡ ಕುಂಕುಮ ಕೇಸರದ ಕಹಿಯಂತೆ ಚೆನ್ನಾಗಿತ್ತು ಅಂತ ಬರೀತಾರೆ ಏನಾಮ ಕೇಚನ ಭವದ್ವಿಪರೀತ ಭೂತ ಸಿದ್ಧಾಂತ ಪಕ್ಷಮವಲಂಬ್ಯ ವಿರೋಧಿನಸ್ತೆ ತೈರಪ್ಯಹೋ ಪ್ರಖರ ವಾಕ್ಯ ಶರೇನುಭೂತ ಕಾಶ್ಮೀರಜಸ್ಯ ಕಟುತ ತವ ಕಾಪಿ ಕೋಪೆ ಅಂತ ನಿನ್ನ ಸಿದ್ಧಾಂತ ಒಪ್ಪದೇ ಇದ್ದವ್ರನ್ನ ನೀನು ಕಟುವಾಗಿ ಖಂಡಿಸುವಾಗಲೂ ಅದು ಒಂದು ರೀತಿ ಕುಂಕುಮ ಕೇಸರದ ರುಚಿ ಇರ್ತಾ ಇತ್ತು ಫ್ರ್ಯಾಗ್ರೆನ್ಸ್ ಅದು ಇದ್ದೇ ಇರ್ತಾ ಇತ್ತು ಅಂತ ಹೇಳ್ಬಿಟ್ಟಂತ ತಿಳಿಸ್ತಾರೆ ಮತ್ತು ಇನ್ನೊಂದು ಕಡೆ ಹೇಳ್ತಾರೆ ಗಿರಿವನ ಚರ ನೃತ್ಯಸಿ ಪ್ರೇಮಬದ್ಧ ವಿಹರಿಸಿ ಪುರಬಾಲಿಶ್ಚಾಪಲೇ ನಾಸಮೇನ ಉಪವಿಶಸಿ ಚ ನಯಾನೆ ವೇಗ ಸಂಪ್ರಸ್ಥಿತೇಪಿ ಪರಿಣತ ವಯಸ್ಸಾತೆ ನಾಗೃತೋ ಬಾಲಭಾವ ನೀನು ಕಾಡು ಮನುಷ್ಯರು ಅಂದರೆ ಆದಿವಾಸಿಗಳ ಜೊತೆ ಕುಣಿಯೋದಕ್ಕೆ ಶುರು ಮಾಡ್ತೀಯ ಮಕ್ಕಳ ಜೊತೆಗೆ ಊರಿನಲ್ಲಿ ಆಟ ಆಡ್ತೀಯ ವಾಹನ ವೇಗವಾಗಿ ಹೋಗ್ತಾ ಇದ್ರೆ ಕೂತ್ಕೊಳ್ಳದೆ ನಿಂತ್ಕೋತೀಯ ಮುದಿತನದಲ್ಲೂ ನಿನಗೆ ಮಗುತನ ಬಿಟ್ಟಿಲ್ಲ ಅಂತ ಇದು ನೆಹರು ಮಾಡ್ತಾ ಇದ್ರು ಅದು ಸ್ಟಂಟೋ ನಿಜವಾದ ಆನಂದವೋ ಗೊತ್ತಿಲ್ಲ ಆದಿವಾಸಿಗಳ ಜೊತೆ ಅಲ್ಲಿಗೆ ಹೋಗಾದ ಹೋದಾಗ ಅವ್ರ ಜೊತೆ ಕುಣಿತಕ್ಕಂಥದ್ದು ಈಗ ನರೇಂದ್ರ ಮೋದಿವರೆಗೂ ಎಲ್ಲ ಅಭ್ಯಾಸ ಮಾಡಿಕೊಂಡಿದ್ದಾರೆ ಇಂದಿರಾ ಗಾಂಧಿ ಎಲ್ಲರೂ ಕೂಡ ನ್ಯಾಷನಲ್ ಲೀಡರ್ಸ್ಗೆ ಅನಿವಾರ್ಯವೋ ಏನೋ ಅವ್ರಿಗೆ ಇವರ ವೇಷ ಆಭರಣ ತೋಡಿಸ್ತಾರೆ ಅವ್ರ ಜೊತೆ ತಪ್ಪೋ ಸರಿಯೋ ಹೆಜ್ಜೆ ಹಾಕ್ತಾರೆ ಇದೆಲ್ಲ ಅವ್ರ ಜೊತೆ ಬೆರೆತೀವಿ ಅನ್ನೋದಕ್ಕೆ ಬೇಕು ಅದನ್ನು ಮತ್ತು ಮಕ್ಕಳ ಜೊತೆಗೆ ತುಂಬ ಇಷ್ಟ ಇತ್ತು ಚಾಚಾ ನೆಹರು ಅಂತೆಲ್ಲ ಕೇಳಿದಿವಲ್ಲ ಹಾಗೆ ಅದು ಉಂಟೆ ಉಂಟು ಮತ್ತೊಂದು ನೆಹರು ಓಪನ್ ಕಾರಲ್ಲಿ ಎಲ್ಲ ಈಗ ಇರುವಷ್ಟು ಸೆಕ್ಯೂರಿಟಿಯ ಕೋಲಾಹಲ ಆಗಿರಲಿಲ್ಲ ಓಪನ್ ಕಾರಲ್ಲಿ ಕೂತು ನಿಂತು ಜನರನ್ನೆಲ್ಲ ಕೈ ಬೀಸಿಕೊಂಡು ಅಭಿನಂದನೆ ಸಲ್ಲಿಸ್ತಾ ಹೋಗ್ತಿದ್ರು ಅದನ್ನು ಮಕ್ಕಳು ವಾಹನದಲ್ಲಿ ನಿಂತ್ಕೋತಾರೆ ಕಿಟಕಿ ಕಾಣೋದಿಲ್ಲ ಅದರ ಆಚೆಗೆ ನೋಡಬೇಕು ಅಂತಾರೆ ಆ ರೀತಿ ಇತ್ತು ಅನ್ನೋ ಒಂದು ಸ್ವಭಾವೋಕ್ತಿಯನ್ನು ಅಷ್ಟು ಚೆನ್ನಾಗಿ ಬೆಳೆಸುವಂಥದ್ದನ್ನು ನೋಡ್ತೀವಿ ಮತ್ತು ಇವರು ಮೂರು ಲೋಕವನ್ನು ಸುತ್ತಾ ಇದ್ರಲ್ಲ ನಿರಂತರವಾಗಿ ದೇಶ ವಿದೇಶಗಳನ್ನು ಆಗ ಅದು ಬಹಳ ವಿಶೇಷವಾಗಿತ್ತು ಈಗೆಲ್ಲರೂ ಸುತ್ತಾಡ್ತಾರೆ ಆಗ ಅದೇ ನ್ಯೂಸ್ ರೀಲ್ಗಳಲ್ಲಿ ನ್ಯೂಸ್ಗಳಲ್ಲಿ ಬರ್ತಾ ಇದ್ದಿದ್ದು ಕೂಡ ಅದನ್ನು ಇಟ್ಕೊಂಡು ಚೆನ್ನಾಗಿ ಕಲ್ಪನೆ ಮಾಡ್ತಾರೆ ಚರತಿ ಲೋಕಹಿತೋತ್ಸುಕ ಮಾನಸೋ ದಿವಿ ವಿಮಾನ ಪಥೇ ನ ಭವಾನ್ ನಿಶಿ ವಿಭಾತಿ ತದಾ ನ ನಿಶಾಕರೋ ನ ಚ ವಿಭಾತಿ ದಿವಾಚ ದಿವಾ ದಿವಾಸ ದಿವಾಕರ ನೀನು ಹೀಗೆ ಓಡಾಡುವಾಗ ಪೂರ್ವಾರ್ಧ ಪಶ್ಚಿಮಾರ್ಧ ಗೋಳದಲ್ಲಿ ಓಡಾಡುವಾಗ ರಾತ್ರಿ ಸೂರ್ಯ ಇಲ್ಲ ರಾತ್ರಿ ಚಂದ್ರ ಇಲ್ಲ ಹಗಲು ಸೂರ್ಯ ಇಲ್ಲ ಆ ಥರ ಆಗಿಬಿಡುತ್ತೆ ಅಂದರೆ ನೀನು ಇಲ್ಲಿ ಹಗಲು ಹೊರಟ್ರೆ ಅಲ್ಲಿ ಹಗಲಿರುತ್ತೆ ಇಲ್ಲಿ ರಾತ್ರಿ ಹೊರಟ್ರೆ ಅಲ್ಲಿ ರಾತ್ರಿ ಇರುತ್ತೆ ಈ ರೀತಿಯಾದ ಸ್ಥಿತಿ ಆಗಿಬಿಡುತ್ತೆ ಎಷ್ಟೋ ಸರ್ತಿ ಅಥವಾ ವರ್ಷನೂ ಆಗುತ್ತೆ ಈ ಕಾರಣದಿಂದ ನೀನಿದ್ದಲ್ಲಿ ಇವುಗಳು ಇಲ್ಲ ಅಂದರೆ ನೀನು ಇವೆಲ್ಲಕ್ಕಿಂತ ಮಿಗಿಲು ಸೂರ್ಯಚಂದ್ರರಿಗಿಂತ ಅನ್ನುವ ಧ್ವನಿಯೂ ಕೂಡ ಬರುತ್ತದೆ ಇಂತಹ ಚಮತ್ಕಾರಗಳನ್ನು ಅವರು ಮಾಡಿ ತೋರಿಸಬಲ್ಲವರಾಗಿದ್ದರು ಮತ್ತೊಂದು ಪದ್ಯದಿಂದ ನಾವು ಇದನ್ನು ಬೀಳುಗೊಳ್ಳಬಹುದು ಅಂತ ಅನಿಸುತ್ತೆ ಅದು ಒಳ್ಳೆಯ ಉತ್ಪ್ರೇಕ್ಷ ಅಲಂಕಾರ ದೃಷ್ಟ್ವಾ ಕ್ಷಣಕ್ಷಣ ಸುಕೃತ್ಯ ಶತ ಪ್ರವರ್ಧಮಾನಂ ತ್ವದೀಯ ಸುಯಶೋ ಗರಿಮಪ್ರಮೇ ಗರಿಮ ಗರಿಮಪ್ರಮೇಯಂ ಸಾಂಧ್ಯ ಪ್ರಭಾತ ಪ್ರತಿಫಲ ದರ ಶೋಣಕಾಂತಿ ವ್ಯಾಜೈ ಸ್ಫುಟತ್ಯನುದಿನಂ ನಗರಾಜ ಲಜ್ಜಾ ನೀನು ನಿರಂತರವಾಗಿ ಬೆಳೆಯೋದನ್ನು ನೋಡಿ ನಿನ್ನ ಕೀರ್ತಿ ಹಾಗೆ ಬೆಳೆಯೋದನ್ನು ನೋಡಿ ಹಗಲು ಮತ್ತು ಸಾಯಂಕಾಲ ಅಂದರೆ ಮುಂಜಾನೆ ಮತ್ತು ಸಾಯಂಕಾಲ ಸೂರ್ಯ ಕಾಂತಿ ಬಿದ್ದ ಹಿಮಾಲಯ ಕೆಂಪಿಗಿದ್ದರೆ ಅದು ನಾಚಿಕೊಳ್ಳಿ ನಾಚಿಕೆ ಆಗ್ತಾ ಇದೆ ಅದಕ್ಕೆ ಅನ್ನುವಂತೆ ಕಾಣಿಸ್ತಾ ಇದೆ ಅಂತ ಈ ರೀತಿ ಸಾಂಪ್ರದಾಯಿಕವಾದ ಚಮತ್ಕಾರಗಳನ್ನು ಒಳಗೊಳ್ಳುವಂತೆ ಅವರು ಮಾಡ್ತಾರೆ ಹಾಗೆಯೇ ಅವರ ವಿನಾಯಕ ವೈಜಯಂತಿ ಅನ್ನುವ ಕಾವ್ಯ ಸಾವರ್ಕರ್ ಅವ್ರನ್ನ ಕುರಿತಾದದ್ದು ಅದರ ಒಂದೆರಡು ಪದ್ಯಗಳನ್ನು ನೋಡಬಹುದು ತುಂಬ ಇವೆ ಕೆಲವೊಂದನ್ನು ಮಾತ್ರ ನಾವು ಕಾಣಬಹುದು ಅಂತ ಅನಿಸುತ್ತೆ ಸಮಯಾಭಾವದಿಂದಾಗಿ ಅಣಿಮಾ ಮಹಿಮಾ ಗರಿಮಾ ಲಘಿಮಾ ಮೊದಲಾದ ಅಷ್ಟ ಅಷ್ಟಸಿದ್ಧಿಗಳಿವೆಯಲ್ಲ ಅವನ ಕುರಿತು ಹೇಳ್ತಾರೆ ವಿತ್ತೇಣಿ ಮಾಸವು ಗರಿಮಾಸ್ವಧೀತೆ ವಿಲೋಭನೀಯೋ ಲಘಿಮಾಚ ಮೂರ್ತವು ಅನನ್ಯ ಲಭ್ಯೋ ಮಹಿಮಾಸು ಕೀರ್ತವು ವಶಂಗತಸ್ಥೆ ಖಲು ಸಿದ್ಧಿ ಸಂಘ ಅಂತ ಅವರಲ್ಲಿ ಅಷ್ಟ ಸಿದ್ಧಿಗಳು ಹೇಗಿದ್ದವು ಅನ್ನುವಂಥದ್ದನ್ನು ತೋರಿಸ್ಕೊಂಡು ದಾನವೀರ ದಯಾವೀರ ಯುದ್ಧವೀರ ಸ್ವಾತಂತ್ರ್ಯ ವೀರ ಅನ್ನುವ ಅಷ್ಟು ವೀರರಸಗಳು ನಿಮ್ಮಲ್ಲಿ ಇತ್ತು ಅನ್ನುವಂಥ ಒಂದು ಚಮತ್ಕಾರವನ್ನು ಅವರು ಮಾಡ್ತಾರೆ ಮತ್ತು ಹೇಳ್ತಾರೆ ಶಸ್ತ್ರಾಸ್ತ್ರಶಾಸ್ತ್ರೇ ಅನುವಾಂಗ್ಮನೋಭಿ ಶಠೇಶು ಶಾಠ್ಯಂ ಪ್ರತಿಯೋಜ್ಯ ನಿತ್ಯಂ ಬಾಯಾಂತರಸ್ಥಾ ಅರಿಗಣನ್ ಅರಿಗಣಾನ್ ಪ್ರಶಾಮ್ಯ ಸಾಮ್ಯಂ ತ್ವಯಾಪ್ತಂ ಚಣಕಾತ್ಮಜಸ್ಯ ಅಂತ ನೀನು ಶಾಸ್ತ್ರವನ್ನು ಶಸ್ತ್ರವನ್ನು ಎರಡನ್ನೂ ಅಭ್ಯಾಸ ಮಾಡಿ ಒಳಗಿನ ಹೊರಗಿನ ಎರಡು ಶತ್ರುಗಳನ್ನು ಗೆದ್ದು ಮತ್ತೊಬ್ಬ ಚಾಣಕ್ಯನಂತೆ ಆದೆ ಅಂತನ್ನುವ ಮಾತನ್ನು ಅವರು ಹೇಳ್ತಾರೆ ಆಮೇಲೆ ಮತ್ತೊಂದು ಕಡೆ ತುಂಬ ಚೆನ್ನಾಗಿ ಅವರು ಆ ಆ ಅಂಡಮಾನ್ನಲ್ಲಿ ಗೋಡೆಗಳ ಮೇಲೇ ಅವರು ಕವಿತೆಗಳನ್ನು ಬರೆದರಲ್ಲ ಉಜ್ವಲವಾದ ರಾಷ್ಟ್ರಭಕ್ತಿಯ ಕವಿತೆಗಳನ್ನು ಅದನ್ನು ಕುರಿತು ಹೇಳ್ತಾರೆ ಕಾರಾಲಯೋದ್ಭಿತ್ತಿಷು ಕೃಷ್ಣವರ್ಣೈ ಕಾವ್ಯಸ್ತವಾಂಗಾರ ಕಣೈ ಕಣಾಚಿತೈರ್ಹಿ ಕೃತಂ ಮಹಾರಾಷ್ಟ್ರ ಗಿರೋ ಯಶಸ್ತತ್ ಶುಭ್ರಂ ಯಥಾನ್ಯೈ ನತತಾ ಸಹಸ್ರೈ ನೀನು ಮರಾಠಿ ಭಾಷೆಯಲ್ಲಿ ಆ ಗೋಡೆಗಳ ಮೇಲೆ ಮಸಿಯಲ್ಲಿ ಯಾವ ಕವಿತೆ ಬರೆದಿಯೋ ಅದು ತಂದುಕೊಟ್ಟ ಧವಳಕೀರ್ತಿ ಮಹಾರಾಷ್ಟ್ರ ಭಾಷೆಗೆ ಇನ್ನು ಯಾವುದರಿಂದಲೂ ಕೊಡಲಿಲ್ಲ ಅಂತ ಇಲ್ಲಿ ಆ ವಿರೋಧಾಲಂಕಾರ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಆಮೇಲೆ ಅವರು ಮತ್ತು ಒಂದು ಕಲ್ಪನೆಯನ್ನು ಮಾಡ್ತಾರೆ ತವೈಕ ವೀರಸ್ಯ ಮಹಾಕವೇಶ್ಚ ವಾಗ್ವೀರ ಶೃಂಗಾರ ರಸಾವಿಭಾತಿ ಸಿಂಹಾಸನಾಧಿಷ್ಠಿತ ಶ ಸಿಂಹಾಸನಾಧಿಷ್ಠಿತ ಶಾರದೇವ ಹಂಸಾಸನಾಧಿ ಹಂಸಾಸನಾಧಿಷ್ಠಿತ ಚಂಡಿಕೇವ ನೀನು ಶೃಂಗಾರದ ಪದ್ಯಗಳನ್ನು ಬರೆದಿದ್ದೀಯಾ ವೀರದ ಪದ್ಯಗಳನ್ನು ಬರೆದಿದ್ದೀಯಾ ಅವುಗಳನ್ನು ನೋಡಿದಾಗ ಸಿಂಹವಾಹಿನಿಯಾದ ಸರಸ್ವತಿ ಹಂಸವಾಹಿನಿಯಾದ ಚಂಡಿಯರು ಇದ್ದಂತೆ ಕಾಣುತ್ತೆ ಅಂತ ಅಂದರೆ ಅದರೊಳಗೆ ಇದು ಇದರೊಳಗೆ ಅದು ಅದೆಷ್ಟು ಚೆನ್ನಾಗಿದೆ ಅನ್ನೋದನ್ನು ಆ ವಾಹನಗಳ ಮೂಲಕವಾಗಿಯೇ ಬಹಳ ಸೊಗಸಾಗಿ ತೋರಿಸಿದ್ದಾರೆ ಹಿಂದುತ್ವ ಸಂಯಂ ತವ ಸಂಪ್ರಣೀತಂ ಸ್ವರಾಷ್ಟ್ರ ಧರ್ಮೋಚಿತ ದರ್ಶನಂ ಯತ್ ತದ್ಭಾರತಸ್ಯ ಪ್ರಹತಾತ್ಮ ಬುದ್ಧೇ ಜಾತಂ ಹಿ ಗೀತೋಪನಿಷತ್ ಸಮಾನಂ ನೀನು ಹಿಂದುತ್ವ ಮತ್ತು ರಾಷ್ಟ್ರೀಯತ್ವ ಅಂತ ಯಾವ ಡೆಫಿನೇಷನ್ ಕೊಟ್ಟಿದೆಯಾ ಅದು ಒಂದು ಉಪನಿಷತ್ತಾಯಿತು ಮತ್ತೊಂದು ಭಗವದ್ಗೀತೆ ಆಯಿತು ಅನ್ನುವಂತೆ ಹೇಳ್ತಾರೆ ಹೀಗೆ ತುಂಬ ಒಳ್ಳೆಯ ಪದ್ಯಗಳನ್ನು ತುಂಬ ಸ್ವನಾಮಧನ್ಯರಾದ ಸಾವರ್ಕರ್ ಅವರ ಬಗ್ಗೆ ಬರೆದಿದ್ದಾರೆ ಇನ್ನು ನಾವು ಆ ವಿವೇಕಾನಂದ ವಿಜಯದ ಅಂತನ್ನುವ ನಾಟಕದಲ್ಲಿ ಕಟ್ಟ ಕಡೆಗೆ ಅದು ಎಂಟನೇ ಅಂಕದಲ್ಲಿ ಬರ್ತದೆ ಶ್ರೀಪಾದ ಶಿಲಾ ಅಂತ ಕನ್ಯಾಕುಮಾರಿಯಲ್ಲಿ ಯಾವ ಒಂದು ಶಿಲೆ ಇದೆ ಆ ಎಂಟನೇ ಅಂಕ ಅಲ್ಲ ಏಳನೇ ಅಂಕ ಕ್ಷಮಿಸಬೇಕು ಆ ಏಳನೇ ಅಂಕದಲ್ಲಿ ಶ್ರೀಪಾದ ಶಿಲೆ ಅಂತ ಕನ್ಯಾಕುಮಾರಿ ಹತ್ತಿರ ಇರುವಂಥ ಬಂಡೆಗೆ ಅವರು ಈಜುಕೊಂಡೇ ಹೋಗಿ ತಲುಪಿ ಅಲ್ಲಿಂದ ಧ್ಯಾನ ಮಾಡಿ ಭಾರತೀಯನ್ನು ಸಂಬೋಧಿಸಿ ಪದ್ಯಗಳನ್ನು ಹೇಳಿದರು ಅಂತ ಕಲ್ಪನೆ ಮಾಡ್ತಾರೆ ಅಲ್ಲಿ ವಿವೇಕಾನಂದರಿಗೆ ವಿಶೇಷವಾದ ದರ್ಶನವಾಯಿತು ಭಾರತ ದೇಶದ ಬಗ್ಗೆ ಹಿತದ ಬಗ್ಗೆ ತುಂಬ ಸಾಕ್ಷಾತ್ಕಾರವಾಯಿತು ಅಂತ ಶ್ರದ್ಧೆ ಉಂಟಲ್ಲ ಅದನ್ನಿಟ್ಟುಕೊಂಡು ಅವರು ಮಾಡಿದ್ದಾರೆ ಅಲ್ಲಿಯ ಒಂದೆರಡು ಪದ್ಯಗಳನ್ನು ನಾವು ನೋಡಬಹುದು ತುಂಬ ಚೆನ್ನಾಗಿರೋ ಪದ್ಯಗಳು ವಿಧಾತ ನಿರ್ಮಾಯ ಪ್ರಥಿತರಚನಂ ವಿಶ್ವಮಖಿಲಂ ಅದೃಷ್ಟ್ವಾ ಚಿಂತಾರ್ಥೋ ಭಗವದವತಾರೋಚಿತ ಭುವಂ ಸರಿತ್ಪೂತಾಂ ಸಸ್ಯ ಪ್ರಚಯ ವಿಭವಾಂ ರಮ್ಯ ವಿಪಿನಾಂ ಭೂಮಿಂ ಪುಣ್ಯಾಂ ತದನುಭವತೀಂ ಸಂಘಟಿತವಾನ್ ಅಂತ ಎಲ್ಲ ಶಿಖರಣಿ ಛಂದಸ್ಸಲ್ಲಿವೆ ಇದು ತುಂಬ ಸೊಗಸಾಗಿ ಶಂಕರರ ಸೌಂದರ್ಯಲಹರಿ ಶಿವಾನಂದಲಹರಿ ಜಗನ್ನಾಥನ ಗಂಗಾಲಹರಿ ಅವುಗಳ ದಾರಿಗೆ ಬರುವಂಥದ್ದು ಬ್ರಹ್ಮ ಜಗತ್ತನ್ನೆಲ್ಲವನ್ನೂ ನಿರ್ಮಾಣ ಮಾಡಿ ಅವತಾರ ಪುರುಷರ ಅವತಾರಕ್ಕೆ ಮಹಾವಿಷ್ಣುವಿನ ಅವತಾರಕ್ಕೆ ತಕ್ಕ ಭೂಮಿ ಇಲ್ಲ ಅಂತ ಯೋಚನೆ ಮಾಡಿ ಭಾರತ ದೇಶವನ್ನು ನಿರ್ಮಾಣ ಮಾಡಿದ ಇದು ಒಳ್ಳೆ ಪುಣ್ಯಾಶ್ರಮದಂತೆ ನದಿಗಳಿಂದ ನದಗಳಿಂದ ಸರೋವರಗಳಿಂದ ಪರ್ವತಗಳಿಂದ ಕಾನನಗಳಿಂದ ಶೋಭಿಸ್ತಾ ಇವೆ ಎನ್ನುವ ಮಾತನ್ನು ತಿಳಿಸ್ತಾರೆ ಆಮೇಲೆ ಅವಾಚ್ಯಾಂ ಭೂರೇಶ ಮಲಯಜ ರಜಸ್ಸೌರಭಮಯಿ ಪ್ರತೀಚ್ಯಾಂ ಮಾಧುರ್ಯ ಪ್ರಚುರ ಫಲಸಂಭಾರ ಸುರಸ ಉದೀಚ್ಯಾಂ ಕಾಶ್ಮೀರ ಪ್ರಭವ ಕಮನೀಯ ದ್ಯುತಿಮತಿ ತಥಾ ಮುಚ್ಚೈರ್ ವಿಪುಲ ಕಲಮಕ್ಷೇತ್ರ ಸುಭಗ ಅಂತ ನಾಲ್ಕು ದಿಕ್ಕಿನಲ್ಲೂ ಭಾರತಕ್ಕೆ ಬೇರೆ ಬೇರೆ ರೀತಿಯಾದ ಸೊಗಸು ಉಂಟು ದಕ್ಷಿಣ ದಿಕ್ಕಿಗೆ ಬಂದರೆ ಮಲೆಯ ಪರ್ವತಗಳು ಚಂದನದ ಸುಗಂಧ ಉಂಟು ಇನ್ನು ನಾವು ಪಶ್ಚಿಮ ದಿಕ್ಕಿಗೆ ಬಂದರೆ ತುಂಬ ಸೊಗಸಾದ ಸಿಹಿಯುಳ್ಳಂತಹ ಹಣ್ಣಿನ ಮರಗಳು ಆ ತೋಟಗಳು ಅವು ಕಾಣುತ್ತವೆ ಯಾಕೆಂದರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ಆ ಕಡೆಯಲ್ಲಿ ಗೋವಾ ಇತ್ತ ಕಡೆಯಲ್ಲೆಲ್ಲ ಪೋರ್ಚುಗೀಸರು ಮೊದಲಾದವರು ಈ ದಕ್ಷಿಣ ಅಮೇರಿಕಾಯಿಂದ ಎಷ್ಟೋ ಹಣ್ಣಿನ ತಳಿಗಳನ್ನು ತಂದು ಮೊದಲು ನೆಟ್ಟರು ಇವತ್ತು ಅತ್ಯುತ್ತಮವಾದ ಮಾವಿನ ಹಣ್ಣಿನ ವೆರೈಟೀಸ್ ಎಲ್ಲ ಆ ಕಡೆಗೇ ಕಾಣಿಸ್ತಕ್ಕಂಥದ್ದು ಹಾಗಾಗಿ ಉದಿಚ್ಯಾಂ ಕಾಶ್ಮೀರ ಪ್ರಭವ ಕಮನೀಯ ದ್ಯುತಿಮಯಿ ಒಂದು ಕಡೆಗೆ ದಕ್ಷಿಣದಲ್ಲಿ ಪರಿಮಳ ಪಶ್ಚಿಮದಲ್ಲಿ ನಾಲಿಗೆ ರುಚಿ ಉತ್ತರಕ್ಕೆ ಬಂದರೆ ಕಾಶ್ಮೀರದಲ್ಲಿ ಕುಂಕುಮ ಕೇಸರವೇ ಉಂಟು ಅದರಿಂದ ಬಣ್ಣ ಅದು ಸೊಗಸಾಗಿದೆ ತಥಾ ಪ್ರಾಚ್ಯ ಮುಚ್ಚೈಹಿ ಸುವಿಪುಲ ಕಲಮಕ್ಷೇತ್ರ ಸುಭಗ ಇನ್ನು ಪೂರ್ವ ದಿಕ್ಕಿಗೆ ಬಂದರೆ ಬಂಗಾಳ ಒಡಿಸ್ಸಾ ಆಂಧ್ರ ಪ್ರದೇಶ ಇವೆಲ್ಲ bread basket baskets of India ಅಂತಾರೆ ಎಲ್ಲ ಕಡೆಯಲ್ಲೂ ಭತ್ತದ ಗದ್ದೆಗಳು ಹಾಗಾಗಿ ಆ ಭತ್ತದ ಗದ್ದೆಯಿಂದ ಅನುದಿನದ ಭೋಜನ ಹೀಗೆ ನಾಲ್ಕು ದಿಕ್ಕಿನಲ್ಲಿಯೂ ಸಸ್ಯ ಶ್ಯಾಮಲತೆ ಇದೆ ಅಂತಾರೆ ನೋಡಿ ಒಂದು ಸ್ತೋತ್ರ ಮಾಡುವಾಗ ಏನೇನೋ ಕಲ್ಪನೆ ಮಾಡದೆ ಈ ನೆಲದ ವಾಸ್ತವವನ್ನು ಇಟ್ಟುಕೊಂಡು ಅದಕ್ಕೆ ಕಲೆಯನ್ನು ಜೋಡಿಸ್ತಾರಲ್ಲ ಅದು ತುಂಬ ವಿಶೇಷವಾದದ್ದು ಅಂತ ನನಗನ್ಸುತ್ತೆ ಆಮೇಲೆ ಇನ್ನೊಂದು ಋತುಗಳನ್ನು ಕುರಿತು ಹೇಳ್ತಾರೆ ವಸಂತೆ ತ್ವಂ ವಾಣಿ ರಸಿತ ರಸಿಕೆ ಕೋಕಿಲ ಕುಲೆ ಶರತ್ಕಾಲೆ ಲಕ್ಷ್ಮೀರ್ ದಿಶಿ ದಿಶಿ ಲಸತ್ ಪದ್ಮ ನಿವಹೆ ಅಪರ್ಣಾ ಹೇಮಂತೆ ಖಲು ಗಲಿತ ಪರ್ಣೇಶು ತರುಷು ವಿಲೋಕೆ ತ್ವಾಂ ಮಾತಃ ಸತತಮಭಿತೋ ದೇವತಮಯಿಂ ನೀನು ವಸಂತ ಋತುವಿನಲ್ಲಿ ಎಲ್ಲೆಲ್ಲೂ ಕೋಗಿಲೆಗಳು ಕಾಣಿಸಿ ಸಾಕ್ಷಾತ್ ವಾಣಿಯೇ ಅವತರಿಸಿದಂತೆ ತೋರುತ್ತದೆ ಇನ್ನು ಶರತ್ಕಾಲ ಬಂದಾಗ ಎಲ್ಲೆಲ್ಲೂ ಕಮಲಗಳು ಅರಳಿ ಕಮಲಿನಿ ಕಮಲವತಿ ಕಮಲಾಸನೆ ಕಮಲಹಸ್ತೆ ಆಗಿರುವ ಮಹಾಲಕ್ಷ್ಮಿ ಅನ್ನುವಂತೆ ಕಾಣಿಸ್ತೀಯ ನೀನು ಇನ್ನು ಹೇಮಂತದಲ್ಲಿ ಎಲ್ಲ ಎಲೆಗಳು ಉದುರೋಗಿ ಅಪರ್ಣ ಆಗಿ ಸಾಕ್ಷಾತ್ ಪಾರ್ವತಿಯಾಗಿ ತೋರ್ತೀಯ ಹೀಗೆ ತ್ರಿಮೂರ್ತಿ ಪತ್ನಿಯರ ಸಾಕಾರ ನೀನಾಗಿದ್ದೀಯಾ ಅಂತ ಭವ್ಯವಾದ ಪದ್ಯ ಇದೊಂದು ಪದ್ಯ ಸಾಕು ಅವ್ರನ್ನ ಅಜರಾಮರ ಮಾಡಿಬಿಡುತ್ತೆ ಅಂತ ಅನಿಸುತ್ತದೆ ಆಮೇಲೆ ಅವರು ಮತ್ತೊಂದು ಕಡೆ ಅವರು ಹೇಳ್ತಾರೆ ಪ್ರಚಂಡ ಸಹ್ಯಾದ್ರಿ ಕಠಿಣಿಹಿತ ಕೋಶ ಖಲು ತವ ಇರೋ ವಿಧೃತ ಇವ ವಿಂಧ್ಯಪರಿಕರ ಸರಿ ಸಿಂಧು ಕ್ರುದ್ಧ ಭ್ರುಕುಟಿರಟವೀ ರೋಮನಿಚಯ ಮಹಾಚಂಡೀ ನೂನಂ ತ್ವಮಸುರ ಗಣಾನಾಂ ಭಯಕರಿ ಅಂತ ಹೇಳ್ತಾರೆ ತುಂಬ ಉಜ್ವಲವಾದಂಥ ಪದ್ಯ ಇದು ನೀನು ಸಹ್ಯಾದ್ರಿ ಪರ್ವತ ಶ್ರೇಣಿಯನ್ನು ಹೊಂದಿರುವುದು ಹೇಗಿದೆ ಅಂದರೆ ನಿನ್ನ ಸೊಂಟದಲ್ಲಿ ಇಟ್ಟುಕೊಂಡಂಥ ಭಯಂಕರವಾದ ಖಡ್ಗದಂತೆ ಇದೆ ಇನ್ನು ಹಿಮಾದ್ರಿ ನಿನ್ನ ಬೆನ್ನಿಗೆ ಕಟ್ಟಿಕೊಂಡಿರ್ತಕ್ಕಂಥ ಎದ್ದು ತೋರುವ ಅಲುಗುಗಳನ್ನು ಹೊಂದಿದಂತಹ ಬಾಣ ನಿಶಯದ ತೂಣಿಯರದಂತೆ ಕಾಣುತ್ತದೆ ಇನ್ನು ವಿಂಧ್ಯ ಪರ್ವತ ಶ್ರೇಣಿ ನೋಡಿದರೆ ನೀನು ಯುದ್ಧಕ್ಕೆ ಸಿದ್ಧಳಾಗಿ ಸೊಂಟ ಪಟ್ಟಿಯನ್ನು ಕಟ್ಟಿಕೊಂಡಂತೆ ಪರಿಕರ ಅಂದರೆ ಬದ್ಧ ಕಟಿಯಾಗಿ ನೀನು ಕಾಣಿಸ್ತೀಯ ಇನ್ನು ಸಿಂಧು ಮೊದಲಾದ ನದಿಗಳು ಹರಿಯೋದು ನೋಡಿದ್ರೆ ಹುಬ್ಬು ಗಂಟಾಕ್ಕೊಂಡಿರುವಂತೆ ತೋರುತ್ತದೆ ಇನ್ನು ಅರಣ್ಯವನ್ನು ಕಂಡ್ರೆ ನೀನು ರೋಮಾಂಚಿತಳಾದಂತೆ ನೋಡ್ತೀಯಾ ನೀನು ರಣಚಂಡಿಯೇ ಆಗಿ ನನಗೆ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾರೆ ಇಷ್ಟು ಉಜ್ವಲವಾಗಿ ದೇಶದ ವ್ಯಕ್ತೀಕರಣ ಮಾಡುವುದಿದೆಯಲ್ಲ ತುಂಬ ತುಂಬ ದೊಡ್ಡದಾದದ್ದು ಅಂತ ಅನಿಸುತ್ತದೆ ಆಮೇಲೆ ಪುನರ್ಜನ್ಮ ಜನ್ಮನ್ಯಂಬ ತ್ವದಮಲ ಜಲಾನಾಂ ಜಲಚರ ತ್ವದೀಯಾನಾಂ ವೃಕ್ಷವ್ರತತಿ ಕುಸುಮಾನಾಂ ಮಧುಕರ ಭವೇಯಂ ತ್ವತ್ಸ್ಪರ್ಶಾತ್ ತ್ವತ್ಪರ್ಶಾತಿ ಶುಚಿ ಪವನಾನಾಂಚ ಭುಜಗಃ ಸಮೀಹೇನ ಸ್ವರ್ಗೇ ಸುರಗುರುಪದಂಚಾಪಿ ಸುಖದಂ ಅಮ್ಮ ಮತ್ತೊಂದು ಜನ್ಮ ಇದ್ದು ಮನುಷ್ಯ ಜನ್ಮ ಬರೋಲ್ಲ ಅಂದರೆ ನಿನ್ನ ನೀರಲ್ಲಿ ನಾನು ಜಲಚರವಾಗೋದಕ್ಕೆ ಇಷ್ಟಪಡ್ತೀನಿ ಮೀನೋ ಏಡಿಯೋ ಯಾವುದೋ ಒಂದು ಆಗ್ತೀನಿ ಅದಾಗೋಲ್ಲ ಅಂತಂದರೆ ನಿನ್ನ ಕಾಡುಗಳಲ್ಲಿ ನಾನು ಪುಷ್ಪಗಳ ರಸವನ್ನು ಆಸ್ವಾದ ಮಾಡುವ ದುಂಬಿಯಾದರೂ ಆಗಬೇಕು ಅದಾಗದೇ ಇದ್ದರೆ ನಿನ್ನಲ್ಲಿ ಸುಳಿದಾಳುವ ಗಾಳಿಯನ್ನು ಹೀರುವ ಹಾವಾದರೂ ಆಗಬೇಕು ನಾನು ಅಂತ ಬಯಸ್ತೀನಿ ಬೇರೆ ರೀತಿಯಾದ ಜನ್ಮ ಬೇಡ ಅಂತಾರೆ ತುಂಬ ದಿವ್ಯವಾದ ರಾಷ್ಟ್ರಭಕ್ತಿ ಇಂತಹ ಮಹಾಕಾವ್ಯವನ್ನು ಅವರು ಬರೆದಿದ್ದಾರೆ ಸಣ್ಣದಾದರೂ ಗಾತ್ರದಲ್ಲಿ ದೊಡ್ಡದಾದಂಥದ್ದು ಅದು ಯಾಕೋ ಆ ಪುಣ್ಯಾತ್ಮರು ಅದನ್ನೊಂದು ನೂರು ಪದ್ಯಗಳಾಗಿ ಮಾಡಿದ್ರೆ ಒಂದು ಶತಕವಾಗ್ತಾ ಇತ್ತು ಅಂತ ಅನಿಸುತ್ತದೆ ಒಳ್ಳೆ ದೇಶಭಕ್ತಿಯ ಶತಕವಾಗ್ತಾ ಇತ್ತು ಇನ್ನು ನಮಗಿರುವ ಸ್ವಲ್ಪ ಅವಧಿಯಲ್ಲಿ ಅವರ ಮಹಾಕೃತಿ ಶಿವರಾಜ್ಯೋದಯವನ್ನು ನೋಡೋಣ ನಾನು ಮೊದಲೇ ಹೇಳಿದಂತೆ ಅರವತ್ತೆಂಟು ಸರ್ಗಗಳ ಮಹಾಕಾವ್ಯ ಶಿವಾಜಿಯ ಹುಟ್ಟಿನಿಂದ ಆರಂಭ ಮಾಡಿಕೊಂಡು ಬರ್ತಕ್ಕಂಥದ್ದು ಇಲ್ಲಿ ಪೀಠಿಕೆ ತುಂಬ ಚೆನ್ನಾಗಿ ಅವರು ಒಬ್ಬರ ಸ್ನೇಹಿತರಾದಂಥ ಜಿ ಬಿ ಪಳಸುಳೆ ಅವರು ಬರೆದಿದ್ದಾರೆ ತನ್ನಂತೆಯೇ ಅದು ಸಂಸ್ಕೃತದ ಒಂದು ಒಳ್ಳೆಯ ಗದ್ಯದ ಮಾದರಿ ನನಗೆ ಎಷ್ಟೋ ಬಾರಿ ಒಳ್ಳೆಯ ಗದ್ಯದ ಮಾದರಿಯಾಗಿ ಕಾಣಿಸುವ ಕೆಲವಲ್ಲಿ ಇದು ಒಂದು ಒಳ್ಳೆಯ ಮಾದರಿಯಾಗಿ ತೋರುತ್ತದೆ ಮೊದಲ ಸರ್ಗದಲ್ಲಿಯೇ ಇವರು ಮಹಾರಾಷ್ಟ್ರ ಅಲ್ಲಿ ನೇಪಥ್ಯವಾದ್ದರಿಂದ ಶಿವಾಜಿಯ ಕಾರ್ಯಸ್ಥಾನವೇ ಕೇಂದ್ರ ಅಲ್ಲಿ ಆಗಿದ್ದರಿಂದ ಆ ಸಹ್ಯಾದ್ರಿಯನ್ನು ಒಳಗೊಂಡಂತೆ ಮಹಾರಾಷ್ಟ್ರದ ವರ್ಣನೆ ಮಾಡ್ತಾರೆ ಮೊದಲು ಮಂಗಳಾಚರಣೆ ಮಾಡ್ತಾರೆ ಶ್ರೀಮದುರ್ಜಿತ ಮುದಗ್ರಮೈಶ್ವರಂ ಸರ್ವ ದುಃಖ ಪದ ಸರ್ವ ದುಃಖ ವಿಪದೋಘ ಸಂಹಾರಂ ಧಾಮ ಶೈವ ಮತವಸ್ತು ವೈಷ್ಣವಂ ಮನ್ಮಹೇ ಮನ್ಮಹೇ ಮನಸ್ಸಿ ನಿರಂತರಂ ಶೈವವೋ ವಿಷ್ಣವೋ ಯಾವುದೋ ಎಲ್ಲ ದುಃಖಗಳನ್ನು ಹೋಗಲಾಡಿಸ್ತಕ್ಕಂಥ ಉಜ್ವಲವಾದ ಶಾಂತಿ ಸ್ಥೈರ್ಯ ವೀರ್ಯಗಳನ್ನು ಕೊಡುವ ಆ ತೇಜಸ್ಸಿಗೆ ನಮಸ್ಕಾರ ಅಸ್ತಿ ದಕ್ಷಿಣ ದಿಗೇಕ ಮಂಡನಂ ನಾತಿ ತುಂಗ ಶಿಖರಾವಲಿಮಯಂ ಭಾರತಸ್ಯ ಪರಮಪ್ರಿಯಂ ಮಹಾರಾಷ್ಟ್ರಮಿತ್ಯುಚಿತ ನಾಮ ಮಂಡಲಂ ಅಂತ ಮಹಾರಾಷ್ಟ್ರ ತುಂಬ ಭಾರತಕ್ಕೆ ಭೂಷಣವಾದದ್ದು ಭಾತಿಯತ್ರ ಶಿಖರಾವಲಿ ಮಧು ಪುಷ್ಪಿತ ವ್ರತತಿ ಜಾಲಕಾವೃತ ಪುಷ್ಪ ಬಿಲ್ವ ದಲ ಪುಂಜ ಪೂಜಿತ ಶತ ಮಾಲಿಕೆ ವಸ ಆ ಸಹ್ಯಾದ್ರಿ ಪರ್ವತ ಶ್ರೇಣಿ ಅನೇಕಾನೇಕ ಶಿವಲಿಂಗಗಳಿದ್ದಂತೆ ತೋರಿ ಅಲ್ಲಿ ಹೂಗಳು ಬಿಲ್ವ ಪತ್ರೆಗಳು ಬಿದ್ದು ಬಿದ್ದು ನಿರಂತರವಾಗಿ ಶಿವಾರ್ಚನೆ ಆಗುವಂತೆ ತೋರುತ್ತದೆ ಅಂತ ಹೇಳ್ತಾರೆ ಯತ್ರ ಪರ್ವತ ಸ್ಕಲನ್ ನದಿ ನೀರ ಗದ್ಗದ ನದನ್ ಮಹಾಧ್ವನಿ ಮೇಘ ಗರ್ಜಿತ ಧಿಯಾಭಿನಂದ್ಯತೆ ತಾಂಡವೇನ ಸಮದೆ ಶಿಖಾವಲೈಹಿ ಅಲ್ಲಿ ಮೇಘ ಗರ್ಜನೆಯಾಗಿ ಆ ಮೃದಂಗ ಧ್ವನಿಗೆ ನವಿಲುಗಳು ಕುಣಿತಾ ಇರುತ್ತವೆ ವಾರ್ಷಕಾಲಿಕ ಸಹಸ್ರ ನಿರ್ಜರೈ ಭಾಸ್ಕರೋಜ್ವಲ ವಲ ಭಾಸ್ಕರೋಜ್ವಲ ಮಯೂಖ ಭಾಸ್ವರೈ ರಸಾವ ಗುಂಠಿತೋ ರತ್ನಸಾನುರಿವ ಯೋದ್ರವೀಭವನ್ ಅದು ಮಳೆಗಾಲದಲ್ಲಿ ಜರ್ಜರಗಳು ಹರಿದು ಬಂದು ಸೂರ್ಯನ ಕಾಂತಿ ಬೀಳ್ತಾ ಇದ್ದರೆ ರತ್ನದ ತಪ್ಪಲುಗಳೇ ಜರಿದು ಬೀಳ್ತಾ ಇವ್ಯಾ ಅನ್ನುವಂತೆ ತೋರ್ತಾ ಬರ್ತಾ ಇರುತ್ತೆ ಕರಗಿ ಬರ್ತಾ ಇವ್ಯಾ ಅನ್ನುವಂತೆ ಕಾಣುತ್ತದೆ ಅಂತ ದುರ್ಗಸಾನುಜಲ ಕುಂಡ ದರ್ಪಣೋದ್ಬಿಂಬಿತಾ ಶರದಿ ತಾರಕಾವಲಿ ಎತ್ರ ಸಂಪರಿ ವಿಸರ್ಪಿ ರೋಚಿಷ ವಿಂದತೆ ದ್ವಿಗಣಿತೋಜ್ವಲ ಪ್ರಭಾವ ಅಲ್ಲಿ ಶರತ್ಕಾಲದಲ್ಲಿ ನಕ್ಷತ್ರಗಳು ತಿಳಿಯಾಗಿ ಕಂಡು ಅಲ್ಲಿದ್ದ ಜಲಸ್ಥಾನಗಳಲ್ಲಿ ಅಂದರೆ ಕೆರೆ ಕುಂಟೆಗಳಲ್ಲಿ ಅವು ಪ್ರತಿಫಲಿಸಿ ನೋಡಿದಾಗ ಎಲ್ಲೆಲ್ಲಿಯೂ ಉಜ್ವಲವಾದ ದ್ವಿಗುಣಿತವಾದ ಕಾಂತಿ ತೋರ್ತಾ ಇದೆ ಅಂತ ಅನಿಸುತ್ತದೆ ಅಂತ ಹೀಗೆ ಆರಂಭ ಮಾಡಿಕೊಂಡು ಆ ಸಹ್ಯಾದ್ರಿಯ ಮತ್ತು ಮಹಾರಾಷ್ಟ್ರದ ಅಲ್ಲಿಯ ಪ್ರಾಂತಗಳ ಪುಣ್ಯಕ್ಷೇತ್ರಗಳ ಪಂಡ್ರಾಪುರ ಇರಬಹುದು ಪಂಚವಟಿ ಇರಬಹುದು ಮತ್ತು ಎಂಟು ವಿನಾಯಕ ಕ್ಷೇತ್ರಗಳು ಮತ್ತು ಜ್ಯೋತಿರ್ಲಿಂಗಗಳು ಇವನ್ನೆಲ್ಲವನ್ನೂ ವರ್ಣಿಸ್ತಾರೆ ಆಮೇಲೆ ಜ್ಞಾನೇಶ್ವರಿಯನ್ನು ಕೊಟ್ಟಂಥ ಜ್ಞಾನದೇವನ ನೆಲ ಇದು ಅಂತ ಅದನ್ನು ಕೂಡ ವರ್ಣನೆ ಮಾಡ್ತಾರೆ ಆಮೇಲೆ ಎರಡನೇ ಸರ್ಗದಲ್ಲಿ ಅವರು ಇಬ್ಬರು ಸಂತರು ಶಿವಾಜಿ ಮಹಾರಾಜನ ಸಮಕಾಲೀನರಾಗಿದ್ದರಲ್ಲ ಒಬ್ಬ ಸಂತ ತುಕಾರಾಮ್ ಮತ್ತೊಬ್ಬ ಸಂತ ಸಮರ್ಥ ರಾಮದಾಸರು ಅವರ ಇಬ್ಬರನ್ನು ಕುರಿತು ಅವರು ಬಹಳ ಚೆನ್ನಾಗಿ ಹೃದಯಂಗಮವಾಗಿ ಪರಿಚಯ ಮಾಡಿಕೊಡ್ತಾರೆ ಆಮೇಲೆ ಮೂರನೇ ಸರ್ಗದಿಂದ ಶಿವಾಜಿಯ ಹುಟ್ಟಿನ ಕಡೆಗೆ ಬರ್ತಾರೆ ಹಾಗೆ ಕಾವ್ಯ ಮುಂದುವರಿಯುತ್ತದೆ ನಾನು ಕೆಲವೊಂದು ಭಾಗಗಳನ್ನು ಅಲ್ಲಿ ತೋರಿಸ್ತೀನಿ ಮೂರನೇ ಸರ್ಗದಲ್ಲಿ ವಸಂತ ಆಗಮನ ಅಂತ ಶಿವಾಜಿ ವಸಂತ ಋತುವಿನಲ್ಲಿ ಹುಟ್ಟಿದ ಅಂತ ಕಲ್ಪನೆ ಮಾಡಿ ಕೊಡ್ತಾರೆ ಆ ವಸಂತದ ವೈಭವ ಎಷ್ಟು ಚೆನ್ನಾಗಿತ್ತು ಅಂತ ಅಥ ಪ್ರಶಾಂತೆ ಯುಗ್ಮೆ ನಿಹಾರ ಮಂದಿ ಸೂರ್ಯೆ ಪ್ರಮ್ಲಾಪಿತಾಶೇಷ ಸರೋರಜ ಸರೋಜ ವೃಂದೆ ಸಮಾಗತೋಸೌ ಕಂಠಾವಶಿಷ್ಟ ತರವೋ ಮಹಾಂತಃ ನಷ್ಟಶ್ರಿಯೋ ಭೂಪತಯೋ ಯಥೈವ ವಸಂತ ಭಾಗ್ಯೋದಯ ಯೋಗೆ ವಿನಿರ್ಗತಾಂ ಪ್ರಾಪುರಿವಾತ್ಮಲಕ್ಷ್ಮೀಂ ಅಂತ ವಸಂತ ಋತು ಬಂದಾಗ ಅಲ್ಲಿವರೆಗೆ ಚಳಿಗಾಲದಲ್ಲಿ ಗಂಟ್ಲು ಹಿಡ್ಕೊಂಡಿದ್ದಂಥ ಪರಿಸರಕ್ಕೆ ಧ್ವನಿ ಬಂದಂತಾಗಿ ಕೋಗಿಲೆ ಕೂಗಿ ಹೂಗಳು ಅರಳಿ ಎಲ್ಲೆಲ್ಲಿಯೂ ಸಮೃದ್ಧಿ ತೋರಿಕೊಂಡಂಥದ್ದನ್ನು ಬಹಳ ಸೊಗಸಾಗಿ ಎಂಟತ್ತು ಪದ್ಯಗಳಲ್ಲಿ ವರ್ಣನೆ ಮಾಡ್ತಾರೆ ಹೀಗೆ ಹೋಗುತ್ತದೆ ಕಾವ್ಯ ಇಲ್ಲಿ ನಾವು ಗಮನಿಸಬೇಕಾದ್ದೇನೆಂದರೆ ಉದಾತ್ತ ವಸ್ತು ಮಹನೀಯನಾದಂಥ ನಾಯಕ ಶಿವಾಜಿಯಂಥ ನಾಯಕ ಸಿಕ್ಕರೆ ಇನ್ನೇನು ಬೇಕು ಮತ್ತು ಅದಕ್ಕೆ ತಕ್ಕಂತೆ ಇವರಿಗಿದ್ದಂಥ ಆ ಒಂದು ಭಾವಸ್ಫೂರ್ತಿ ತಮ್ಮವನು ತಮ್ಮ ನಾಯಕ ತಮ್ಮ ಮತ ತಮ್ಮ ದೇಶ ತಮ್ಮ ಸಂಸ್ಕೃತಿ ಅನ್ನುವುದೆಲ್ಲ ಸೇರಿಕೊಂಡಿದೆ ಮತ್ತು ದೈವಾಯತ್ತವಾಗಿ ಅವರಿಗೆ ಬಂದ ಭವ್ಯೋಜ್ವಲವಾದ ಭಾಷೆ ಶೈಲಿ ನಿಜಕ್ಕೂ ಎಪಿಕ್ ಗ್ರ್ಯಾಂಜರ್ ಅಂತ ಇವೆಲ್ಲ ಅದು ಕಾಣಿಸುತ್ತದೆ ಅದರಿಂದಲೇ ಈ ಆಧುನಿಕ ಸಂಸ್ಕೃತ ಸಾಹಿತ್ಯದಲ್ಲಿ ಎಷ್ಟೆಷ್ಟೋ ಮಹಾಕಾವ್ಯಗಳು ಬಂದಿವೆ ನಾನು ಕನಿಷ್ಠ ಅಂದರೆ ಒಂದು ಐವತ್ತು ಮಹಾಕಾವ್ಯಗಳನ್ನು ತಳಗೆ ಮೇಲ್ ಮಾಡಿ ಬೋರ್ಲ್ ಹಾಕೋದು ಅಂತಾರಲ್ಲ ಮೊಗಚಾಕಿದ್ದೀನಿ ಇಂಥದ್ದು ಯಾವುದೂ ಇಲ್ಲ ಯಾವುದೂ ಇಲ್ಲ ಇದಕ್ಕೆ ವಿಶೇಷವಾದಂಥ ಅವಧಾರಣೆ ಕೊಡಬೇಕು ಅಂತ ನನಗನ್ನಿಸುತ್ತದೆ ಅಲ್ಲಿವರೆಗೂ ಸಂಸ್ಕೃತದಲ್ಲಿ ಇಂಥ ಕೃತಿ ಬಂದಿರಲಿಲ್ಲ ದೇಶಭಕ್ತಿಯನ್ನು ಒಂದು ಹೊಸ ರಸ ಅನ್ನುವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುವುದನ್ನು ನಾವಿಲ್ಲಿ ಕಾಣ್ತೀವಿ ಹಾಗಾಗಿ ಇದು ಒಂದು ರೀತಿಯಲ್ಲಿ ಆರ್ಷಕಾವ್ಯಗಳ ಸರಳತೆಯನ್ನು ವಿಸ್ತಾರವನ್ನು ಒಳಗೊಂಡಿದೆ ಅಂದರೆ ವ್ಯಾಸ ವಾಲ್ಮೀಕಿಗಳಲ್ಲಿ ನಾವು ಓದ್ತೋತಾ ಇದ್ದಂಗೆ ಅರ್ಥವಾಗುತ್ತದೆ ಮತ್ತು ವಿಸ್ತೃತವಾಗಿ ಘಟನೆಗಳನ್ನು ವ್ಯಕ್ತಿಗಳನ್ನು ಸಂದರ್ಭಗಳನ್ನು ವರ್ಣಿಸಿಕೊಂಡು ಹೋಗುವಾಗ ಒಂದು ನಿರಾಡಂಬರವಾದ ನಿರಾಲಂಕೃತವಾದ ಶೈಲಿ ಆದರೆ ಪ್ರಸಾದರಮ್ಯವಾಗಿ ತೋರುತ್ತದೆ ಅಂದರೆ ಎಷ್ಟೋ ಕಡೆ ವಾಲ್ಮೀಕಿಗಳ ಛಾಯೆ ಹಾಗೆ ಕಾಣಿಸುತ್ತದೆ ಮತ್ತು ಇನ್ನು ಕೆಲವು ಕಡೆ ರಮಣೀಯವಾಗಿ ಕಾಳಿದಾಸನ ಉಕ್ತಿ ವಿಲಾಸ ಕಾಣುತ್ತದೆ ಮತ್ತು ಕೆಲವು ಕಡೆ ನಿಷ್ಠುರವಾಗಿ ವಾಸ್ತವವನ್ನು ಆ ಕಾಲದ ಕೋಟಲೆಗಳನ್ನು ತಂತ್ರ ಪ್ರತಿತಂತ್ರಗಳನ್ನು ತಿಳಿಸುವಾಗ ಕಲ್ಹಣನ ರಾಜತರಂಗಿಣಿ ಜ್ಞಾಪಕಕ್ಕೆ ಬರ್ತದೆ ಮತ್ತು ಇನ್ನು ಕೆಲವು ಕಡೆಯಲ್ಲಿ ನಮಗೆ ನೋಡಿದಾಗ ವಿಶಾಖದತ್ತ ಬಾಣಭಟ್ಟ ಅವರುಗಳ ಅರ್ಥಗತವಾದ ಓಜಸ್ಸು ಎಂಥದ್ದು ರಾಜನೀತಿ ಎಂಥದ್ದು ಅದು ತೋರುತ್ತದೆ ಹೀಗೆ ಸಂಸ್ಕೃತದ ಹಲವು ಉತ್ತಮ ಕವಿಗಳ ಪ್ರಭಾವ ಅವರುಗಳ ಒಂದು ಛಾಯೆ ಇಲ್ಲಿ ತೋರುತ್ತದೆ ಹಾಗೆ ಕಾಣುವಂಥದ್ದು ಬೇಸಿಗೆಯ ವರ್ಣನೆಯನ್ನು ಮಾಡ್ತಾರೆ ನೋಡಿ ಅಥ ಮಧೌ ಹಿವಿಲಾಸವಿ ಮೂರ್ಛಿತೆ ತಪನದಿ ಧಿತಿ ತಾಪ ಭಯಾವಹ ಸಮಯ ಉಷ್ಣತೆಯ ಅತಿ ವಿಶೇಷಕೋ ದಹನ ಬಂಧುರಿವಾಭಿಯಯೌ ಕೃಪಣ ಕೃಪಣತುಲ್ಯಮನೇನ ಜಲಂ ಚಿರಂ ಖಲೇನ ಹಿ ಸಂಚಿತಂ ತದಪನೀತಮತೋರವಿಣ ಸ್ವಯಂ ಖಲಧನಂ ಹರಣೀಯ ಮಿಹಾಧಿಪೈ ತಾವು ಬಾವಿಗಳು ಗುಟ್ಟಾಗಿ ಸಂಗ್ರಹ ಮಾಡಿಟ್ಕೊಂಡಿದ್ವು ನೀರನ್ನು ಅವುಗಳನ್ನು ಕೂಡ ರಾಜ ಹೇಗೆ ಟ್ಯಾಕ್ಸ್ ಹಾಕ್ಬಿಟ್ಟು ಎಲ್ಲರನ್ನೂ ಬೋಳ್ ಮಾಡಿಬಿಡ್ತಾನೆ ಹಾಗೆ ಮಾಡಿಬಿಟ್ಟು ಸೂರ್ಯ ಕಿರಣಗಳಿಂದ ಹೀರಿಬಿಟ್ಟ ಅಂತ ಹೀಗೆ ಹೇಳ್ತಾ ಬರ್ತಾರೆ ಅಂದರೆ ವಿನೂತನವಾದ ರೀತಿಯಲ್ಲಿ ವರ್ಣನೆಯನ್ನು ಮಾಡ್ತಾ ಬರ್ತಾರೆ ಅಂತ ಗೊತ್ತಾಗುತ್ತದೆ ಆಮೇಲೆ ನಾವು ಕೆಲವು ಕಡೆ ಅವರು ಇಷ್ಟು ಸೊಗಸಾದ ಒಂದು ರಚನಾ ವೈವಿಧ್ಯವನ್ನು ತರ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನೋಡಬಹುದು ಒಂದು ಪತ್ರ ಬರುತ್ತದೆ ಆ ಪತ್ರ ಬಂದರೆ ಅವರು ಪತ್ರ ಬರ್ತಾ ಇದ್ದಂತೆ ಪತ್ರದ ಕಂಟೆಂಟನ್ನು ಹೇಳುವಾಗ ಛಂದಸ್ಸನ್ನು ಬದಲಾಯಿಸ್ತಾರೆ ಮುಖ್ಯವಾಗಿ ಎಲ್ಲವೂ ಕೂಡ ಅನುಷ್ಠು ಛಂದಸ್ಸು ಮತ್ತು ಉಪಜಾತಿ ಛಂದಸ್ಸು ಒಂದೆರಡು ಕಡೆಯಲ್ಲಿ ಸರ್ಗ ಇಡೀ ಬರ್ತಕ್ಕಂಥದ್ದಾಗಿ ನಾವು ಈಗ ನೋಡಿದ ವಿಲಂಬಿತ ಮೊದಲನೇ ಸರ್ಗದಲ್ಲಿ ನೋಡಿದಂಥ ರಥೋದ್ದತ ಮತ್ತೊಂದು ಕಡೆ ವಂಶಸ್ಥ ಹೀಗೆ ಬಂದರೂ ಪ್ರಾಯಿಕವಾಗಿ ಇಷ್ಟೇ ಇಲ್ಲಿ ಕೆಲವು ಕಡೆ ವಸಂತ ತಿಲಕ ಬರ್ತಾರೆ ಒಂದು ಸರ್ಗ ಇಡೀ ವಸಂತ ತಿಲಕ ಬರ್ತಿದ್ದಾರೆ ಇಲ್ಲಿ ಪತ್ರ ಬಂದಾಗ ಮಾತ್ರ ವಸಂತ ತಿಲಕ ಬರ್ತದೆ ತುಂಬ ಚೆನ್ನಾಗಿ ಅದು ಒಂದು ಹೊಸ ವಿಷಯ ಅಲ್ಲಿ ಕೊಡೋದು ಅನ್ನೋದನ್ನು ಚಂದೋ ವೈವಿಧ್ಯದಿಂದ ತೋರಿಸ್ತಾರೆ ಆ ರೀತಿಯಾದ ಟೆಕ್ನಿಕ್ಸನ್ನು ಮಾಡಿದ್ದಾರೆ ಇನ್ನು ಕೆಲವೊಮ್ಮೆ ಒಂದು ಸಂದೇಶ ಕೊಡಬೇಕು ಒಂದು ಬೇರೆಯ ಧ್ವನಿ ಇರಬೇಕು ಅದು ಅಂದಾಗ ಚಂದೋ ವೈವಿಧ್ಯವನ್ನು ಹಾಗೆ ತರ್ತಾರೆ ಇವರು ಹದಿನೇಳು ಸರ್ಗ ಬರೆದ ಮೇಲೆ ನಿಂತು ಹೋಗ್ಬಿಟ್ಟಿತ್ತು ಕಾವ್ಯ ಪ್ರತಾಪಗಡವನ್ನು ನೋಡಬೇಕಾಗಿತ್ತು ಅದು ನೋಡದೆ ಕಾವ್ಯ ಮುಂದುವರಿಯುವಂತೆ ಇರಲಿಲ್ಲ ಆಗ ಮತ್ತೆ ಎಷ್ಟೋ ಕಾಲ ಆದಮೇಲೆ ಶುರು ಮಾಡಿಕೊಂಡಾಗ ಹದಿನೆಂಟನೇ ಸರ್ಗವನ್ನು ಮತ್ತೆ ಮಂಗಳ ಪದ್ಯಗಳಿಂದ ಶುರು ಮಾಡ್ತಾರೆ ಅದು ಒಂದು ಸ್ವಾರಸ್ಯವಾಗಿ ಕಾಣಬಹುದು ಇಲ್ಲಿ ಇಪ್ಪತ್ತ್ಮೂರನೆಯ ಸರ್ಗದಲ್ಲಿ ಒಂದು ಕಡೆ ಶರತ್ಕಾಲದ ವರ್ಣನೆ ಬರುತ್ತದೆ ತುಂಬ ಚೆನ್ನಾಗಿದೆ ಅಥೋದಿತೆ ಶರತ್ಕಾಲೆ ನಿಸ್ಸಾರಾಂಬುದ ಮಂಡಲೆ ನಿರ್ಮಲಾಕಾಶ ಸಂಮೂರ್ಛತ್ ಸಹಸ್ರ ಕಿರಣಾತಪೆ ಲಸತ್ಕಾಶೆ ಹಸಚ್ಚಂದ್ರೆ ವಿಕಸಚ್ಚಾರು ಪಂಕಜೆ ವಿಪಕ್ವ ಕಲಮ ಕ್ಷೇತ್ರ ಸ್ವರ್ಣಕಾಂತಿ ಮನೋಹರೆ ವಿಲೋಲ ಮಂಜರಿ ಪುಂಜ ನೃತ್ಯನ್ಮತ್ತಮ ಧೂವ್ರತೆ ಮೂಕಭೇಕಾ ಕುಲಾಕ್ರಂದೆ ಹಂಸಕೂಜಿತ ಮಂಜುಲೆ ನೋಡಿದ್ರೆ ಇದು ವಾಲ್ಮೀಕಿಯೇ ಬರೆದಿರೋದು ಅಂತ ಅನಿಸುತ್ತೆ ಅಷ್ಟು ಕೂಡ ಕುಲಕ ಒಂದೇ ವಾಕ್ಯವಾಗಿ ಬರತಕ್ಕಂಥದ್ದು ಆ ಥರ ಸಂದರ್ಭದಲ್ಲಿ ಈ ಅಫಜಲ್ ಖಾನನ್ನು ಕೊಲ್ಲುವ ಹಿನ್ನೆಲೆಯಾಗಿ ಅದು ರೂಪುಗೊಳ್ಳುತ್ತದೆ ಅಲ್ಲಿ ಒಂದು ಪತ್ರ ಕೂಡ ಬರುತ್ತದೆ ಆ ಪತ್ರನ ಶುಶ್ರಾವ ತದರೆ ಪತ್ರಂ ಸರ್ಪ ಪುತ್ಕಾರ ದುಶ್ರವಂ ಅಂತ ಇಲ್ಲಿ ಪತ್ರವನ್ನು ಮಾತ್ರ ಭುಜಂಗ ಮಾಡಿದ್ದಾರೆ ತ್ವಯಾ ದುರ್ಮತೆ ಗರ್ಭಶ್ಚಿತೇನ ಮನುಷ್ಯ ಕುನಾ ದುಷ್ಟಚೇಷ್ಟೋದ್ಯತೇನ ಯದದ್ಯಾವಧಿ ಪ್ರತ್ಯುಪಾಹಾರಿ ಕಿಂಚಿತ್ ಪ್ರತ್ಯಪಾಹಾರಿ ಕಿಂಚಿತ್ ತದಾಗತ್ಯ ಮತ್ಪಾದಯೋರರ್ಪಣೀಯಂ ಮಹಾಸಂಗರೋಪಾರ್ಜಿತ ಸ್ಫೀತಕೀರ್ತಿ ನಿತಾಂತೋದ್ಯತು ನಿತಾಂತೋದ್ಯತೋಹಂ ರಿಪುನ್ ಹಂತುಮೇವ ಪರಂ ತ್ವಾದೃಶಾಕಾನನಶ್ವಾಪದೇನ ಕಥಂ ಮಾದೃಶೋ ಯುದ್ಧ ಯುದ್ಧಕೇಲಿಂ ಕರೋತು ನೋಡಿದರೆ ಶಿವಾಜಿಯನ್ನು ದಬಾಯಿಸ್ಕೊಂಡು ಬರುವಂಥ ಅನ್ನೋದು ಅದೆಷ್ಟು ಚೆನ್ನಾಗಿ ಓಜಸ್ವಿಯಾದ ಲಯಾನ್ವಿತವಾದ ಈ ಒಂದು ಭುಜಂಗ ಪ್ರಯಾತ ಛಂದಸ್ಸಿನಿಂದ ಗೊತ್ತಾಗುತ್ತದೆ ಮನುಷ್ಯ ಹಾಕು ನೀನು ಪರ್ವತದ ಇಲಿ ಅಂತೆಲ್ಲ ಶಿವಾಜಿಯನ್ನು ಹೇಳ್ತಾರಲ್ಲ ಆ ಪದವನ್ನೆಲ್ಲ ಇವರು ಹಾಗೆ ಬಳಸ್ತಾರೆ ಈ ರೀತಿಯಾಗಿ ಭಾಷೆಯನ್ನು ಛಂದಸ್ಸನ್ನು ವೀರರಸಕ್ಕೆ ಓಜಸ್ಸಿಗೆ ಚೆನ್ನಾಗಿ ಪಡಗಿಸ್ತಾರೆ ಮತ್ತೊಂದು ಕಡೆಯಲ್ಲಿ ಕಾಡಿನ ವರ್ಣನೆ ಮಾಡ್ತಾರೆ ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಇಪ್ಪತ್ನಾಲ್ಕನೇ ಸರ್ಗದಲ್ಲಿ ಬರ್ತಕ್ಕಂಥ ಕಾಡಿನ ವರ್ಣನೆ ಗಂಧಾಸಕ್ತ ಮಹಾವ್ಯಾಲಶ್ವಸನ ಕೃಷ್ಟಮಾರುತೈ ಮಧುಮತ್ಸುಮನೋ ಗುಚ್ಛಚ್ಚಾಲಿತಾಖಿಲ ಷಟ್ಪದಂ ತುಂಗವಲ್ಮೀಕ ಶಿಖರಸ್ಥ ಶಿಖರಸ್ಥಗಿತ ಬರ್ಹಿಭಯಾಕುಲೈ ಅಂತರ್ನಿಲೀನ ಭುಜಗೈ ನಿರುದ್ಧಶ್ವಾಸ ಮಾರುತಂ ಹುತ್ತಗಳೊಳಗೆ ಹಾವುಗಳು ಉಸಿರಾಡಿದ್ರೆ ಎಲ್ಲಿ ಹೊರಗಡೆ ಇರತಕ್ಕಂಥ ನವಿಲುಗಳಿಗೆ ಗೊತ್ತಾಗಿ ಕೊಕ್ಕ ಹಾಕಿ ಅವಳು ಎಳೆದು ಬಿಡುತ್ತವೋ ಅಂತ ಅವು ಒಳಗಡೆ ಕೂತಿದ್ವು ಹುತ್ತದೊಳಗೆ ಅಂತ ಭಯಾನಕವಾದ ಕಾಡು ಅಂತ ವರ್ಣಿಸ್ತಾರೆ ಸಮಯವಿಲ್ಲದಿದ್ದರಿಂದ ಹೆಚ್ಚಿನ ಹೇಳೋಕ್ಕಾಗ್ತಾ ಇಲ್ಲ ಚಿತ್ರಕ ಗಮನ ಆಶಂಕಾ ತ್ವರ ಮಾಣಮೃಗಾ ಕುಲಂ ಪ್ರಸರ್ಪ ಕುಲೋ ಚಿನ್ನ ಮಾರುಂಡ ಕಸರ್ಪಕಂ ಪಾಪ ಬಡಪಾಯಿಗಳಾದಂತಹ ಡುಂಡುಬ ಸರ್ಪಗಳು ಅಂದರೆ ಕೇರೆ ಹಾವುಗಳು ಎಲ್ಲಿ ಮುಂಗುಸಿ ಬಂದ್ಬಿಡ್ತು ಅಂತ ಅಂಜುಕೊಂಡು ಅಂಜುಕೊಂಡು ಮೊದಲೇ ವಕ್ರ ಇನ್ನಷ್ಟು ವಕ್ರವಾಗ್ತಾ ಇವೆ ಎಲ್ಲಿ ಚಿರತೆ ಬರುತ್ತೋ ಅಂತ ತಿರುಗಿ ತಿರುಗಿ ತಿರುಗಿ ನೋಡಿಕೊಂಡು ಜಿಂಕೆ ಓಡ್ತಾ ಇದೆ ಗ್ರೀವ ಭಂಗಾಭಿರಾಮವಾಗಿ ಅಂತ ಅಷ್ಟು ಭಯಾನಕವಾದ ದಟ್ಟವಾದ ಕೀಕಾರಣ್ಯ ಅನ್ನುವ ವರ್ಣನೆಯನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಇಪ್ಪತ್ತಾರನೇ ಸರ್ಗದಲ್ಲಿ ಒಂದು ಕಡೆ ಅದೆಷ್ಟು ಸೂಕ್ಷ್ಮ ಅಂತಂದರೆ ಬೇಸಿಗೆಯಲ್ಲಿ ಓಡಾಡಿಕೊಂಡು ಬಂದಂಥ ಜನಗಳ ಬಾಯಾರಕ್ಕೆ ಕೂಪಕುಂಡ ವಿಹೀನೆ ತತ್ರ ಕಾನನೆ ತೃಷಾರ್ಥೈ ಪಶುಭಿರ್ಲೀಡಾ ಅನ್ಯೋನ್ಯಸ್ವೇದ ಬಿಂದವ ಗವೇಷಮಾಣ ಸೋತ್ಕಂಠಂ ಜಲಲೇಶಮಿತಸ್ತಃ ತೃಷಾರ್ಥ ಸೈನಿಕ ಸರ್ವೇ ಲಿಲಿಹುರ್ನಿಜ ಸೃಕ್ಕಣಿ ದನಗಳಿಗೆ ಎಲ್ಲ ಪಾಪ ಬಾಯಾರಿಕೆ ಆಗಿ ಒಂದರ ಮೈ ಮೇಲಿನ ಬೆವರನ್ನು ಮತ್ತೊಂದು ನೆಕ್ಕೊಳ್ತಾ ಇದ್ವಂತೆ ಮನುಷ್ಯರು ನಾಲಿಗೆ ಸವರ್ಕೊಂಡು ಸವರ್ಕೊಂಡು ತುಟಿ ಸವರ್ಕೊಂಡು ಬರ್ತಾ ಇದ್ರು ಅಂತ ಅದು ಸರ್ವೇ ಲಿಲಿಹುರ್ ನಿಜ ಸೃಕ್ಕಣೀಹಿ ಸಂಸ್ಕೃತದಲ್ಲಿ ತುಂಬ ವಿರಳವಾದದ್ದು ಈ ರೀತಿಯಾದ ಚಿತ್ರ ಇಷ್ಟು ಸೂಕ್ಷ್ಮವಾದ ಗಮನವನ್ನು ಸೆಳೀತಕ್ಕಂಥ ಚಿತ್ರಗಳನ್ನು ಅವರು ಇಷ್ಟನ್ನೋ ಮಾಡ್ತಾರೆ ಅಫ್ಜಲ್ ಖಾನ್ ವಧೆಯನ್ನು ಅಷ್ಟೇ ಶೈಸ್ತಾ ಖಾನ್ ವಧೆಯನ್ನು ತುಂಬ ಚೆನ್ನಾಗಿ ತೋರ್ಪಡಿಸ್ತಾರೆ ಅಲ್ಲಿ ಮೂವತ್ತೊಂದನೇ ಸರ್ಗದಲ್ಲಿ ಅವರು ಬಳಸ್ತಕ್ಕಂಥ ಭಾಷೆಯೇ ತುಂಬ ಉಜ್ವಲವಾದಂಥ ಭಾಷೆ ಬಹಳ ಚೆನ್ನಾಗಿರ್ತಕ್ಕಂಥ ಭಾಷೆ ಹಸನ್ಯೇಷ ಉಪ ಹಸನ್ಯೇಷ ರುದನ್ಮುಖೋಯಂ ಅಪರಶ್ಚ ಮುಸಾ ಮುಷಿತಾಂಗಕ ವಿನಿಹತಾಸ್ಮೈ ಮೇ ಪಾಪ್ಮನ ನತು ಮೃತಾಸ್ತವ ಪುಣ್ಯವಶಾತ್ ಪರಂ ಅಂತ ಆರಂಭ ಮಾಡಿಕೊಂಡು ಪದ್ಯದಲ್ಲಿ ದಹತಿ ಲುಂಠತಿ ಮಂಥತಿ ಕೃಂಥತಿ ಮೃದತಿ ಕೂರ್ದತಿ ವೃಶ್ಚತಿ ಹಂತಿವ ಅಧಿಪತಂ ಯದ ಮುಷ್ಯಹಿ ದೃಕ್ಪಥಂ ಪತತಿ ಹಂತ ವಿಜಾಪುರ ವೈಭವಂ ಅಂತ ಅಷ್ಟು ಕ್ರಿಯಾಪದಗಳು ದಹತಿ ಲುಂಠತಿ ಮಂಥತಿ ಕೃಂತತಿ ಮೃದ್ಧತಿ ಕೂರ್ದತಿ ವೃಶ್ಚತಿ ಹೇಳಿ ಆ ವಿಜಾಪುರದ ಸೈನಿಕರ ಜೊತೆಯಲ್ಲಿ ಅವನು ಅಫ್ಜಲ್ ಖಾನ್ ಬಂದಿರ್ತಾನೆ ಅವನನ್ನು ವ್ಯಾಘ್ರಹಕದಿಂದ ಶಿವಾಜಿ ಸೀಳು ಆಗ ಅವರ ಶಿಬಿರಗಳನ್ನು ಸುಡೋದು ಅವರನ್ನು ದೋಚೋದು ಅವ್ರನ್ನ ಕೊಚ್ಚಿ ಹಾಕೋದು ಅವ್ರನ್ನ ಕತ್ತರಿಸೋದು ಅವ್ರನ್ನ ಅರದು ಬಿಡೋದು ಮತ್ತು ಅಬ್ಬರ ಮಾಡತಕ್ಕಂಥದ್ದು ಅವ್ರಿಗೆ ತೊಂದರೆ ಕೊಡೋದು ಹೀಗೆ ಎಷ್ಟು ಚಟುವಟಿಕೆಗಳನ್ನು ಒಂದೇ ಪದ್ಯದಲ್ಲಿ ಅಷ್ಟೆಲ್ಲ ಕ್ರಿಯಾಪದಗಳಿಂದ ತೋರಿಸ್ತಾರೆ ನಿಜವಶಾಂ ಗಮಿತ ಕಲಶತ್ರುಣ ಉದರದಾರ ಮಮ ಹರಿಶಿವಾಜಿನ ಉದರದಾರಂ ಅಂತ ನುಮುಲ್ ಪ್ರತ್ಯಯವನ್ನು ಬಳಸ್ತಾಳೆ ಅಂದರೆ ಹೊಟ್ಟೆ ಸೀಳ್ ಸಾಯಿಸಿದ ಅಂತ ನರಸಿಂಹಾವತಾರವನ್ನು ತಾಳೆ ಸಾಳಿಸ್ದ ಸಾಯಿಸಿದ ಅಂತ ಈ ಥರ ಹೊಸ ಹೊಸ ರೂಪಗಳನ್ನು ಬಳಸ್ತಾರೆ ಅಂದರೆ ಅದು ಯಾವುದು ವ್ಯಾಕರಣದ ಪ್ರದ ಪ್ರದರ್ಶನ ಅಲ್ಲ ಇವರೇ ಒಂದು ಕಡೆ ಬರ್ಕೊಂಡಿದ್ದಾರೆ ನಾನು ಪತ್ರದಲ್ಲೂ ಬರೆದಿದ್ರು ಮಮ ವೇದಾಂತೆ ಸಾಹಿತ್ಯ ವ್ಯಾಕರಣೇ ಚ ರುಚಿರ್ಮಹತಿ ಅಂತ ಬರೆದಿತ್ತು ಇದು ಮೂರು ಅವ್ರಿಗಿಷ್ಟವಾದದ್ದು ಗಟ್ಟಿ ಶಾಸ್ತ್ರಗಳು ಪ್ರಾಮಾಣಿಕ ಶಾಸ್ತ್ರಗಳು ಕೂಡ ಇವೇನೆ ಅಂತ ಗೊತ್ತಾಗುತ್ತದೆ ಅಂಥದ್ದೆಷ್ಟನ್ನು ನಾವು ಇವರಲ್ಲಿ ಕಾಣ್ತೀವಿ ಮತ್ತು ಶಿವಾಜಿ ಸಜ್ಜಾಗಿದ ಕ್ರಮ ಎಂಥದ್ದು ಇದನ್ನೆಲ್ಲವನ್ನು ಬಹಳ ಸೊಗಸಾಗಿ ಚಿತ್ರಿಸ್ತಾರೆ ಮತ್ತು ಮೂವತ್ತೆಂಟನೇ ಸರ್ಗದಲ್ಲಿ ತುಂಬ ಸೊಗಸಾಗಿ ವೀರರಸವನ್ನು ತುಂಬಿಕೊಡ್ತಾರೆ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಅದು ತಾನಾಜಿ ಮಾಲಸುರೆಯ ಒಂದು ಬಲಿದಾನದ್ದು ಬಹಳ ಸೊಗಸಾಗಿರ್ತಕ್ಕಂಥದ್ದು ವಿಚ್ಛಿನ್ನೇ ದಕ್ಷಿಣೆ ಪಾಣೋ ಪುನಃ ಸವ್ಯನ ಯುದ್ಧತಾಂ ಉಭಯೋರಪಿ ವಿಚ್ಛಿದ್ದೆ ವಿಚ್ಛೇದೆ ಶಿರೋಘಾತಂಚ ಯುದ್ಧಿತಾಂ ನಿಮಗೆ ಕೈಗಳು ಹೊರಟೋದ್ರೆ ತಲೆಯಿಂದ ಡಿಕ್ಕಿ ಹೊಡೆದು ಯುದ್ಧ ಮಾಡಿ ಎಡಗೈ ಹೋದರೆ ಬಲಗೈಯಲ್ಲಿ ಹೋರಾಡಿ ಬಲಗೈ ಹೋದರೆ ಎಡಗೈಯಲ್ಲಿ ಹೋರಾಡಿ ಒಂದು ಕಾಲು ಹೋದರೆ ನೀವು ಕುಂಟುಗಾಲಲ್ಲಿ ರುಗ್ನೇತ ದಕ್ಷಿಣೇ ಪಾದೆ ಸವ್ಯೇ ಸ್ಥಿತ್ವವ ಯುದ್ಧ ಮಾಡಿ ರುಗ್ನಯೋ ಪದಯೋರ್ಜಾನ್ವೋಹೋ ಸಮುತ್ಥಾಯ ಪ್ರಯುದ್ಧತ ಮಂಡಿ ಮೇಲೆ ನಿಂತು ಯುದ್ಧ ಮಾಡಿ ಹೀಗೆ ಯುದ್ಧಮೇತನ್ನ ಯೋದ್ಧವ್ಯಂ ಬಾಹುಭ್ಯಾಮೇವ ಕೇವಲಂ ಪ್ರತ್ಯೇಕ ಅಂಗುಲಿ ಚಾಪಿ ಯತತಾ ಮರಿಮರ್ದನೆ ಒಂದೊಂದು ಬೆರಳು ಬೆರಳು ತುದಿಯಿಂದಲೂ ನೀವು ಯುದ್ಧ ಮಾಡಬೇಕು ಹೀಗೆ ಬುಭುಕ್ಷಾಯಾಮ್ ಪ್ರದೀಪ್ತಾಯ ಮಾಂಸಂ ಖಾದತ ಶಾಸ್ತ್ರಂ ಹಸಿವಾದ ಶತ್ರುಗಳ ಮಾಂಸವನ್ನು ತಿನ್ನಿ ಕಿಂಬ್ರವೀಂ ಯಧುನಾ ಪ್ರಾಪ್ತಾಹ ಶತ್ರವಸ್ತೆ ಪುರಸ್ಸರಾ ಪ್ರಾಣೇಶ್ವ ಪ್ರಯಾತೇಶು ಯುದ್ಧಂತಾಂ ಕುಣಪಾನಿನ ಶತ್ರುಗಳು ನಿಮ್ಮನ್ನು ಕೊಂದು ಬಿಟ್ಟರೆ ನಿಮ್ಮ ಹೆಣಗಳು ಅವ್ರ ಜೊತೆ ಯುದ್ಧ ಮಾಡಬೇಕು ಅಂತಾರೆ ವ್ಯರ್ರಸ ಅಂದರೆ ಎಷ್ಟು ಚೆನ್ನಾಗಿ ಬರ್ತದೆ ಅದರ ಒಂದು ಇಪ್ಪತ್ತು ಪದ್ಯಗಳನ್ನು ಬರೀತಾರೆ ಹೀಗೆ ಅದೇ ರೀತಿ ಐವತ್ತೊಂದನೇ ಸರ್ಗದಲ್ಲಿ ಅವರು ಆರ್ಷೋಪದೇಶ ಇಷ್ಟು ಚೆನ್ನಾಗಿ ಬರ್ತದೆ ಆರ್ಷಕಾವ್ಯಗಳ ಉಪದೇಶತ್ವ ಕ್ಷತ್ರಿಯು ಸ್ಥಿತ ಚಂಡಿ ಬ್ರಾಹ್ಮಣೇಶು ಸರಸ್ವತಿ ಸೋದ್ಯಮೇಶು ವಣಿಕ್ಷ್ವೇವ ಲಕ್ಷ್ಮೀ ಪ್ರಕೃತಿ ಚಂಚಲ ಪೃಥ್ವಿ ಮೂಲ್ಯಾನಿ ರತ್ನಾನಿ ಮಹಾರ್ಕ ವಸನಾನಿ ಚ ರಸಾಯನಾನಿ ಚಿತ್ರಾಣಿ ಸಂಚಿನ್ವಂತಿ ವಣಿಜ್ಜನ ಶೂರಹಸ್ತಗತಂ ಶಸ್ತ್ರಂ ತದ್ರಾಜ್ಯ ಕವಚಂ ದೃಢಂ ರಾಜ್ಯೇತ ರಾಜ್ಯೇತ ಸಂಗ್ರಹ ಕಾರ್ಯ ಶಸ್ತ್ರ ಶಸ್ತ್ರಿಣಾಂ ತಥಾ ಅಂತ ಒಂದು ಒಳ್ಳೆಯ ರಾಜನೀತಿ ಉಪದೇಶವನ್ನು ಕೊಡ್ತಕ್ಕಂಥ ಭಾಗ ಅದನ್ನು ಹಾಗೆ ಮಾಡ್ತಾರೆ ಲೋಕೆ ಜೀವತಿ ಧಾನ್ಯೇನ ಧಾನ್ಯಂ ತೋಯೇನ ವರ್ಧತೆ ನವಿನಾ ತೋಯದೈಸ್ತೋಯಂ ವನಂ ಅತಃ ಪ್ರಭೂತ ಯತ್ನೇನ ವನಾನಿ ವಿವಿಧಾನಿ ರಕ್ಷಾಣಿ ತುಂಗವೃಕ್ಷಾಣಿ ಲೋಕಜೀವನಮಿಚ್ಛತ ಲೋಕ ಬಾಳೋದು ಧಾನ್ಯದಿಂದ ಧಾನ್ಯ ಬಾಳೋದು ನೀರಿನಿಂದ ನೀರು ಬಾಳೋದು ಮಳೆಯಿಂದ ಮಳೆ ಬಾಳೋದು ಕಾಡಿನಿಂದ ಕಾಡು ಬಾಳೋದು ಮರಗಳಿಂದ ಅದರಿಂದ ಮರಗಳನ್ನು ಕಾಪಾಡಿ ಅಂತ ಹೀಗೆ ಕಾರಣಮಾಲ ಅಲಂಕಾರ ಈ ಥರ ಎಷ್ಟೊಂದು ಮಾಡ್ತಾರೆ ಹಾಗೆ ಅರವತ್ತೆರಡನೇ ಸರ್ಗದಲ್ಲಿ ಶಿವಾಜಿಗೆ ಪಟ್ಟ ಕಟ್ಟೋದು ಹೇಗೆ ಅವನು ನೋಡಿದ್ರೆ ಶೂದ್ರ ಬೋಸಲೆ ಕುಲದವನು ನಲವತ್ತು ವರ್ಷ ಆಗಿದೆ ಮದುವೆ ಮಾಡ್ಕೊಂಡು ಮಕ್ಕಳಿದ್ದಾರೆ ಇವನಿಗೆ ಮೂರ್ಧಾಭಿಷೇಕ ಮಾಡುವುದು ಹೇಗೆ ಇವನು ಬ್ರಾಹ್ಮಣ ಅಲ್ಲ ಕ್ಷತ್ರಿಯ ಅಲ್ಲ ಏನು ಅಂದಾಗ ಗಾಗಾ ಭಟ್ಟ ಅಂತ ಕಾಶಿಯಿಂದ ಮಹಾಪಂಡಿತ ಬಂದು ಅವನು ಈತ ನಿಜವಾಗಿಯೂ ಗುಣಕ್ಷತ್ರಿಯ ಅಂತ ಹೇಳಿ ಇವನು ಆತ್ಮಕ್ಷತ್ರಿಯನಾದವನು ಇವನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಆಗ ಕಾಶಿಯಿಂದ ಕರ್ಕೊಂಡು ಬಂದ್ರು ಕಾಶಿ ವರ್ಣನೆ ಮಾಡ್ತಾರೆ ತುಂಬ ಸೊಗಸಾಗಿರ್ತಕ್ಕಂಥ ಕಾಶಿ ವರ್ಣನೆ ಬರುತ್ತದೆ ಅರವತ್ತೆರಡನೇ ಸರ್ಗದಲ್ಲಿ ಯಜ್ಞಹಿಂಸಾ ನಿವೃತ್ತ್ಯರ್ಥಂ ಪಂಚಶೀಲ ಪ್ರವೃತ್ತಯೇ ಯತ್ರ ಮಾಸ ಧರ್ಮಚಕ್ರಂ ತಥಾಗತಃ ಭಗವಾನ್ ಶಂಕರಾಚಾರ್ಯೋ ಸೋದ್ವೈತಂ ಶ್ರುತಿಸಮ್ಮತಂ ಯತ್ರ ಮಾಸ ಜೀವಾತ್ಮ ಪರಮಾತ್ಮನೋಹ ಹೀಗೆ ಎಲ್ಲಿ ಬುದ್ಧನೂ ಇದ್ದ ಧರ್ಮಚಕ್ರ ಪ್ರವರ್ತನ ಮಾಡ್ದ ಇಲ್ಲಿ ಶಂಕರನೂ ಪ್ರವರ್ತನ ಮಾಡ್ದ ಪಾರ್ಶ್ವನಾಥ ಮಹಾವೀರ ಮುಖ್ಯ ತೀರ್ಥಂಕರಾಪುರ ಅಹಿಂಸಾಂ ಪರಮಂ ಧರ್ಮಂ ಯತ್ರೋಚ್ಚೈಹಿ ಪ್ರತ್ಯಪಾದಯನ್ ಪಾರ್ಶ್ವನಾಥ ಮಹಾವೀರ ಇವರೂ ಕಾಶಿಗೆ ಬಂದು ಅಹಿಂಸಾ ಧರ್ಮವನ್ನು ಹೇಳಿದರು ಹೀಗೆ ಒಬ್ಬೊಬ್ಬರು ಬಂದು ಪವಿತ್ರವಾದದ್ದು ಕಾಶಿ ನ ತಚ್ಚಾಸ್ತ್ರಂ ನ ತಚ್ಛಿಲ್ಪಂ ನ ಸಾ ವಿದ್ಯಾ ನ ಸಾ ಕಲಾ ನಾಸೌ ಧರ್ಮೋ ಮಹಾಮಾನ್ಯೋ ಯಃ ಕಾಶ್ಯಾಂ ನ ವಿರಾಜತೆ ಇದು ನಾಟ್ಯಶಾಸ್ತ್ರದಿಂದ ಬಂದಂಥ ಶ್ಲೋಕ ಉತ್ತರಾರ್ಧವನ್ನು ಬದಲಾಯಿಸಿದ್ದಾರೆ ಶಿಲ್ಪವಾಗಲಿ ಶಾಸ್ತ್ರವಾಗಲಿ ವಿದ್ಯೆಯಾಗಲಿ ಕಲೆಯಾಗಲಿ ಯಾವುದು ಕಾಶಿಯಲ್ಲಿ ಮಾನ್ಯತೆ ಪಡೆಯಲಿಲ್ಲ ಅದಕ್ಕೆ ಮಾನ್ಯತೆ ಇಲ್ಲ ನಾಸೋ ದೇವೋ ನವಾ ದೇವಿ ಯೋಗಿ ಯೋಗಿ ಯೋಗಿ ಯಾಗಿ ಋಷಿ ಮುನಿಹಿ ಋಷಿರ್ ಮುನಿಹಿ ಜ್ಞಾನಿ ಗುಣಿ ಧನಿ ದಾನಿ ಏನ ಕಾಶಿನ ಸೇವಿತ ಕಾಶಿಯಲ್ಲಿ ನೆಲೆಯಾಗದೇ ಇದ್ದರೆ ದೇವರಿಗೆ ದೇವತ್ವ ಬರೋಲ್ಲ ದೇವಿಗೆ ದೇವತ್ವ ಬರೋಲ್ಲ ಅಲ್ಲಿಗೆ ಹೋಗದ ಯೋಗಿ ಇಲ್ಲ ಅಲ್ಲಿಗೆ ಹೋಗದ ಯಾಗಿ ಯಾಗ ಮಾಡದೇ ಇದ್ದವನಿಲ್ಲ ಆ ಯಾಗ ಮಾಡಿದವನಿಲ್ಲ ಅಲ್ಲಿ ಹೋಗದೇ ಇದ್ದ ಋಷಿ ಮುನಿ ಜ್ಞಾನಿ ಗುಣವಂತ ಧನವಂತ ದಾನಿ ಯಾರೂ ಕಾಶಿ ಕಾಲಿಡದೇ ಇದ್ದರೆ ಇಲ್ಲವೇ ಇಲ್ಲ ಆ ರೀತಿಯಾದದ್ದು ಕಾಶಿ ಅಂತ ಹೀಗೆ ಒಂದು ಇಪ್ಪತ್ತು ಪದ್ಯಗಳಲ್ಲಿ ಕಾಶಿಯ ಮಹಾತ್ಮ್ಯವನ್ನು ಹೇಳ್ತಾ ಬರ್ತಾರೆ ಕಾಶ್ಯಾಂ ಶಿವಸ್ಯ ಸಾನ್ನಿಧ್ಯಂ ಉಜ್ಜಿತ್ವ ಲಿಂಗರೂಪಿಣ ಸಹ್ಯಂ ಪ್ರತಿ ಪ್ರತಸ್ಥೇಸೋ ಪ್ರಾಪ್ತು ತನ್ನ ನರರೂಪಿಣ ಕಾಶಿಯಲ್ಲಿ ಲಿಂಗರೂಪದ ಶಿವನನ್ನು ಬಿಟ್ಟು ಈಗ ನರರೂಪದ ಶಿವನನ್ನು ಸಹ್ಯ ಪರ್ವತದಲ್ಲಿ ಕಾಣೋಕ್ಕೆ ಅಂತ ಗಾಗಾಭಟ್ಟ ಬಂದಿದ್ದು ಅಂತ ಕಥಾನಾಯಕನ ಔನ್ನತ್ಯ ಇದಕ್ಕಿಂತ ಚೆನ್ನಾಗಿ ಇನ್ನೇನು ಮಾಡುವಂಥದ್ದಿದೆ ಹೀಗೆ ಸನಾತನ ಧರ್ಮಕ್ಕೆ ವಿಜಯನಗರದ ಬಳಿಕ ದೊಡ್ಡ ಆಯತನವಾದಂಥ ಶಿವಾಜಿಯ ಕಥೆಯನ್ನು ತುಂಬ ಸೊಗಸಾಗಿ ವರ್ಣಿಸಿದ್ದಾರೆ ಯಾವ ರೀತಿಯಿಂದ ನೋಡಿದ್ರೂ ಆಧುನಿಕ ಸಂಸ್ಕೃತ ಕವಿಗಳಲ್ಲಿ ಪ್ರಥಮ ಗಣ್ಯರಾದವರು ವರ್ಣೇಕರ್ ಅವರು ಅಂತ ಅನಿಸುತ್ತದೆ ಅವರ ಜನ್ಮಶತಾಬ್ದ್ಯುತ್ಸವ ಈ ವರ್ಷವೇ ಆಯಿತು ಹೀಗಾಗಿ ಯೋಗ ಯೋಗದಿಂದ ಇವ್ರನ್ನ ಸ್ಮರಣೆ ಮಾಡಿಕೊಳ್ಳುವುದಾಯಿತು ಇತ್ತೀಚೆಗೆ ನಾನು ಮತ್ತು ನನ್ನ ಗೆಳೆಯ ಶಶಿಕಿರಣ್ ಇಬ್ಬರು ಸೇರಿ ಮಾಡಿದ ದೇವಡು ನರಸಿಂಹಶಾಸ್ತ್ರಿಗಳ ಮಹಾಬ್ರಾಹ್ಮಣದ ಅನುವಾದ ಸಂಸ್ಕೃತ ಅನುವಾದವನ್ನು ಈ ಮಹಾನುಭಾವರಿಗೆ ಅರ್ಪಣೆ ಮಾಡುವುದಾಯಿತು ನಮಗೆ ಅರ್ಪಣೆ ಮಾಡುವಾಗ ಇದು ಜನ್ಮಶತಾಬ್ದಿ ವರ್ಷ ಅಂತ ಗೊತ್ತಿರಲಿಲ್ಲ ಲೋಕಾರ್ಪಣೆಗೆ ಬಂದಂಥ ಆದರಣೀಯ ವಿದ್ವಾಂಸರಾದ ಶ್ರೀನಿವಾಸ ಅವರು ಹೇಳಿದಾಗ ಗೊತ್ತಾಯಿತು ಮತ್ತು ಅವರು ನಾಗಪುರ ವಿಶ್ವವಿದ್ಯಾಲಯದ ಸಮೀಪದಲ್ಲೇ ಇರತಕ್ಕಂಥ ಕಾಳಿದಾಸ ಮಹಾವಿದ್ಯಾಲಯದಿಂದ ಬಂದವರು ಅವರು ಅವತ್ತು ಹೇಳಿದ್ರು ನಾನು ಮಹಾರಾಷ್ಟ್ರದ ಪರವಾಗಿ ಇದನ್ನು ಸ್ವೀಕರಿಸ್ತಿದ್ದೀನಿ ಅಂತ ಹೀಗಾಗಿ ಈ ಸಂದರ್ಭದಲ್ಲಿ ಇವರನ್ನ ಸ್ಮರಣೆ ಮಾಡುವ ಅವಕಾಶ ಬಂತು ಅದಕ್ಕೆ ಮತ್ತೊಮ್ಮೆ ಧನ್ಯವಾದ ನಮಸ್ಕಾರ ನಾಳೆ ಮತ್ತೊಬ್ಬ ವಿದ್ವಾಂಸರ ಕಾವ್ಯವನ್ನು ನೋಡೋಣ ಧನ್ಯವಾದ ವಂದನೆ